ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्मे व्यासम् वसिष्ठनप्तारम् शक्ते पौत्रमकल्मषम् पराशरात्मजम् वन्दे कथातन्तपोरिम् न्यायकलापेन महता भारतेन च उपबृंहितवेदाय नमो व्यासाय विष्णवे व्यासविशालबुद्धेः फुल्लारिन्दायतपत्रनेत्र येन त्वया प्रज्वालितो ज्ञानय प्रदीपः जडान्तपशिरोन्मत्तमो भूतम् जगद्भवेत् यदि ज्ञानताशेन त्वयानोज्ज्वलितम् भवेत् अमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः निरोत्सवकृतः धर्मार्थकाममोक्षार्थैः समासव्यासकीर्तनैः त्वया भरतसूर्येण नृणाम् विनिहन्तमः प्रपन्नपारिजाताय वेत्ततोलैकपाणे ज्ञानद्राय कृष्णाय गीतामृतभे नमः कृष्णम् कलपत्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुताय योगिने नाथाय रुक्मिणीशायम् पाराशर्यवचः सरोजममलम् गीतार्थगन्धोत्करम् नानाख्यानकटिसरम् हरिकथा सम्बोधनाबोधितम् लोके सज्जन षट्पदैरहरपेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोष्टपुटनिःसृतप्रमेयम् पुण्यम् पवित्रमथ पापरम् शिवम् च यो भारतम् सगच्छति वाच्यमानम् किन्तस्य पुष्कजलैरभिषेचनेन यो गोशतम् कनकशृङ्गमयम् ಫಲದಾರಿ ವಿಪ್ರಾಯ ವೇದ ವಿದುಷೇ ಸುಬಹಶ್ವರಾಯ ಪುಣ್ಯಾಂಚ ಭಾರತ ಕಥಾ ಮತತಂ ಶೃಣೋತಿ तुल्यम् फलम् भवति तस्य तस्य चैव धर्मे चार्थे च कामे च मोक्षे च भरतर्षभ यथास्ति तदन्यत्रयन्नेहास्ति न कुत्रचित् महत्वाद्भारवत्वाच्च महाभारतमुच्यते निरुक्तमजयो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनस्य शाखा माद्रीसुतौ पुष्पफले समृद्धे मूलम् कृष्णो ब्रह्म च ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಹೋದರ ಕೀರ್ತನೇನ ಧನಂಜಯ ಕೀರ್ತನೇನ ಮಾದ್ರೀಪವು ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಯಧ್ವಜ ಜಲಾ ಕಾಂಧಾರನೀಲೋಪಲ ಕೃಪೇಣ ಮಹಿನಿ ಕರ್ಣೇನ ವಿಲಾಕುಲ दुर्योधनावर्तिनी सोदीर्णा खलु पाण्डवैरणनदी कैवर्तये केशवे श्रीकृष्णाय परब्रह्मणे नमः नारायणम् नमस्कृत्य नरम् जीवनरोत्तमम् देवीम् सरस्वतीम् व्यासम् ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳು ಈ ಹೊತ್ತು ಮೂರು ನಾಲ್ಕು ಆಖ್ಯಾನ ಉಪಾಖ್ಯಾನಗಳನ್ನು ನಾವು ಸ್ವಲ್ಪ ಬೇಗ ಆದಷ್ಟು ಬೇಗ ಗಮನಿಸಬೇಕು ಇಲ್ಲದಿದ್ರೆ ಇವತ್ತಿಗೆ ಹದಿನೈದು ದಿವಸ ಆಗಿ ಹೋಯಿತು ಮಹಾಭಾರತ ಪ್ರವಚನ ಶುರು ಮಾಡಿ ಇನ್ನೂ ವನಪರ್ವದಲ್ಲೇ ಇದ್ದೇವೆ ಅಂದ್ರೆ ಭೀಷ್ಮ ಹೋಗೋದು ಯಾವಾಗ ದ್ರೋಣ ಹೋಗೋದು ಯಾವಾಗ ಕರ್ಣ ಹೋಗೋದು ಯಾವಾಗ ಧರ್ಮರಾಜನ ಪಟ್ಟಾಭಿಷೇಕ ಆಗೋದು ಯಾವಾಗ ಸ್ಪ್ಯಾನಿಂಗ್ ಎಲ್ಲ ಕಥೆಗಳಿಗೆ ಅವುಗಳಿಗೆ ಸರಿಯಾದಂತಹ ಒಂದೊಂದು ಅವಕಾಶದಲ್ಲಿ ಹೇಳಿದರೆ ಮಾತ್ರ ಮಹಾಭಾರತ ಮನದಟ್ಟಾಗುತ್ತೆ ಇವತ್ತು ಸಾಧ್ಯವಾದರೆ ನಾಲ್ಕು ಕಥಾಭಾಗಗಳನ್ನು ತಮಗೆ ವಿಜ್ಞಾಪಿಸಬೇಕು ಅಂತ ಭಾವನೆ ಮಾಡಿಕೊಂಡಿದ್ದೇನೆ ಇದರ ಕ್ರಮ ಹೇಗಾದರೂ ಇರಲಿ ಕೆಲವು ಮೂಲ ಕಥೆಯಲ್ಲಿಯೇ ಭಾಗವಾಗಿ ಬರ್ತವೆ ಇನ್ನು ಕೆಲವು ಪ್ರಾಸಂಗಿಕವಾಗಿ ಉಪಾಖ್ಯಾನದಲ್ಲಿ ಬರ್ತವೆ ಉಪಾಖ್ಯಾನ ಅಂದರೆ ಪಾಂಡವರು ತೀರ್ಥಯಾತ್ರೆಯಲ್ಲಿದ್ದಾಗ ಋಷಿ ಮುನಿಗಳು ಅವರಿಗೆ ತೀರ್ಥ ಕ್ಷೇತ್ರ ಮಹಿಮೆಗಳನ್ನು ವಿವರಿಸುವಾಗ ಇನ್ಯಾವತ್ತೋ ನಡೆದ ಕಥೆಯನ್ನು ಹೇಳುವುದು ಉಪಾಖ್ಯಾನ ಅದು ಮೂಲ ಕಥೆಯಲ್ಲ ಪಾಂಡವರಿಗೆ ಸೇರಿದಂತೆ ಬರುವ ಕಥೆ ಮಾತ್ರ ಮೂಲ ಕಥೆ ನಾನು ಅದಷ್ಟನ್ನೇ ಹೇಳಬೇಕು ಅಂದುಕೊಂಡಿದ್ದೆ ಅದಕ್ಕೆ ಅವಕಾಶವಿಲ್ಲ ಇವತ್ತು ಮೊದಲು ದೂರ್ವಾಸಾತಿಥ್ಯವನ್ನು ಕುರಿತು ವಿಜ್ಞಾಪನೆ ಮಾಡ್ತೇನೆ ಆದರೆ ಇದು ಇನ್ನು ಮುಂದೆ ಬರುವಂತಹ ಕತೆ ಅದು ಈಗಲೇ ಬಂದು ಬಿಡಲಿ ಯಾಕೆಂದ್ರೆ ಕೊರೆಯಲು ಬಂದರೆ ಸ್ವಾರಸ್ಯ ಕೇಳಬಹುದು ಅನ್ನೋ ಭಾವನೆಯಿಂದ ಈಗಲೇ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅದಾದ ಮೇಲೆ ಅಷ್ಟಾವಕ್ರ ಗೀತೆ ಅದಾದ ಮೇಲೆ ಸೌಗಂಧಿಕಾಹರಣ ಧರ್ಮವ್ಯಾಧ ಅಥವಾ ಘೋಷಯಾತ್ರಾ ಪ್ರಕರಣ ಯಾವುದನ್ನು ಮೂಟೆ ಕಟ್ಟೋದಕ್ಕೆ ಇಷ್ಟವಿಲ್ಲ ಯಾವ್ಯಾವ್ದು ಎಷ್ಟೆಷ್ಟು ಭಾಗ ಆಗ್ತದೆಯೋ ನೋಡೋಣ ಪಾಂಡವರು ವನವಾಸದಲ್ಲಿದ್ದಾರೆ ಅರ್ಜುನ ಇನ್ನೂ ವಾಪಸ್ಸು ಬಂದಿಲ್ಲ ಇಂದ್ರಕೀಲು ಪರ್ವತ ಆಯಿತು ತಪಸ್ಸಾಯಿತು ಅವನಲ್ಲೆಲ್ಲೋ ಅಳೀತಾ ಇದ್ದಾನೆ ಪಾಪ ಬೇರೆ ಬೇರೆ ಕಡೆಯಲ್ಲಿ ಇತ್ತಲಾಗ ಪಾಂಡವರು ವನವಾಸದ ಅರ್ಧ ಭಾಗ ಮುಗಿದ ಮೇಲೆ ಇನ್ನು ಅರ್ಜುನ ಬರಲಿಲ್ಲ ಅರ್ಜುನ ಬರಲಿಲ್ಲ ಆರು ವರ್ಷ ಆಗಿ ಹೋಯಿತು ಅರ್ಜುನ ಬರಲಿಲ್ವಲ್ಲ ಅಂತ ತುಂಬ ಚಿಂತಾಕ್ರಾಂತರಾಗಿದ್ದಾಗ ನಡೆದ ಕಥೆ ಈ ಕಥೆ ಮೂಲದಲ್ಲಿ ಒಂದು ರೀತಿ ಇದೆ ಕುಮಾರವ್ಯಾಸನಲ್ಲಿ ಒಂದು ರೀತಿ ಇದೆ ಕುಮಾರವ್ಯಾಸನಲ್ಲಿ ಜಾತಕ ವ್ಯತ್ಯಾಸವಾಯಿತು ವ್ಯತ್ಯಾಸವಾದದ್ದು ಕಥೆಯ ಉಪಸಂಹಾರದಲ್ಲಿ ಪ್ರಾರಂಭದಲ್ಲ ಅದನ್ನು ವಿಜ್ಞಾಪನೆ ಮಾಡ್ತೇನೆ ತಮಗೆ ತಾವು ಜ್ಞಾಪಕ ಮಾಡ್ಕೋಬೇಕು ವನಪರ್ವವನ್ನು ಆರಂಭ ಮಾಡುವಾಗ ಕೆಲವೊಂದು ವಿಷಯಗಳನ್ನು ವಿಜ್ಞಾಪಿಸಿದ್ದೆ ಧರ್ಮರಾಜನಿಗೆ ಸೂರ್ಯದೇವ ಒಂದು ಸ್ಥಾಲಿಯನ್ನು ಪೀಠದವನ್ನು ಕೊಟ್ಟಿದ್ದ ತಾಮ್ರದ ಪಾತ್ರೆ ಆ ಪಾತ್ರೆಯಿಂದ ಎಷ್ಟು ಜನ ಬಂದರೂ ಧರ್ಮರಾಜನನ್ನು ನಂಬಿಕೊಂಡವರು ಅವರಿಗೆಲ್ಲ ಆತಿಥ್ಯ ಮಾಡುವುದಕ್ಕೆ ಅನುಕೂಲವಾಗುವಂತೆ ದ್ರೌಪದಿ ಊಟ ಮಾಡಿ ಪಾತ್ರೆ ತೊಳೆಯುವುದಕ್ಕೂ ಮುಂಚೆ ಎಷ್ಟು ಅನ್ನವನ್ನು ಕೇಳಿದರು ಶಾಖಪಾಕಗಳನ್ನು ಕೇಳಿದರು ಭಕ್ಷ್ಯಭೋಜ್ಯಗಳನ್ನು ಕೇಳಿದರು ಆ ಪಾತ್ರೆ ಕೊಡ್ತಾ ಇತ್ತು ಆಶ್ಚರ್ಯಕರವಾದ ಪಾತ್ರೆ ಇದು ದುರ್ಯೋಧನನ ಕಿವಿಗೆ ಮುಟ್ಟಿತು ಹಾಗಿದ್ರೆ ಪಾಂಡವರು ಇನ್ನೊಂದು ಉಪಾಯದಿಂದ ಬೂದಿ ಮಾಡಿಸಬಹುದು ಇನ್ನೊಂದು ಉಪಾಯ ಯಾವುದು ಉಪಾಯ ಬ್ರಾಹ್ಮಣ ಶಾಪದಿಂದ ಪಾಂಡವರನ್ನು ಕೊಲ್ಲಿಸಬೇಕು ಇದು ತಂತ್ರ ಅದಕ್ಕೆ ಅವಕಾಶ ಹಾಗೆ ಬಂತು ಒಂದು ದಿವಸ ಕೌರವರ ಸಭೆಗೆ ಪರಶಿವನ ಅವತಾರವಾದಂತಹ ದೂರ್ವಾಸ ಮಹರ್ಷಿಗಳು ತಾವಾಗಿಯೇ ಭೇಟಿ ಕೊಟ್ಟರು ಅಭ್ಯಾಗತರಾಗಿ ಅತಿಥಿ ಅಭ್ಯಾಗತ ತಾವಾಗಿಯೇ ಬಂದವರು ನಾವಾಗಿಯೇ ಕರೆದವರು ಎರಡೂ ರೀತಿಯ ಅತಿಥಿಗಳೇ ಹೇಳ್ತೇವೆ ನೀವ ಕರೆದಿದ್ರೆ ಅತಿಥಿ ತಾವಾಗ ಬಂದ್ರೆ ಅಭ್ಯಾಗತ ಇದು ಸಂಸ್ಕೃತ ಶಬ್ದಗಳ ಯೋಗ್ಯತೆ ತತಃ ದುರ್ವಾಸಾಹ ಸುಖಾಸೀನಾಸ್ತು ಪಾಂಡವಾನ್ ಭುಕ್ತ ಅವಸ್ಥಿತಾನ್ ಕೃಷ್ಣಾನ್ ಜ್ಞಾತ್ವಾ ಹಿ ಅಸ್ಮಿನ್ ಮುನಿ ಪಾಂಡವರ ಕಡೆಗೆ ಅವರು ಬರೋದಕ್ಕೆ ಮುಂಚೆ ಆಗಿದ್ದ ಕಥೆ ಅದನ್ನು ಮೊದಲು ಹೇಳಬೇಕಲ್ಲ ಅಭ್ಯಾಗಚ್ಚತಿ ಸ ಧರ್ಮಾತ್ಮ ತಪಸ್ವಿ ಸುಮಹಾಯಶಾಹ ಶಿಷ್ಯ ಅಯುತ ಸಮೋಪೇತ ದುರ್ವಾಸಾನಾಮ ಕಾಮತಃ ತನ್ನಿಚ್ಛೆಯೆಂದರೆ ಹತ್ತು ಸಾವಿರ ಶಿಷ್ಯರ ಜೊತೆಯಲ್ಲಿ ಬಂದರು ದುರ್ವಾಸರು ದುರ್ವಾಸ ಅಂತ ಶಬ್ದ ಹೇಳ್ತಾರಲ್ಲ ದೂರ್ವಾಸ ಅಲ್ಲ ದುರ್ವಾಸ ಈ ಶಬ್ದಕ್ಕೆ ಅರ್ಥ ಕೊಳಕು ಬಟ್ಟೆ ಹುಟ್ಟವರು ಅಂತ ವಾಸಸ್ ಅಂದ್ರೆ ಬಟ್ಟೆ ದುರ್ವಾಸಾಹ ಬೇಂದ್ರೆ ಅವರು ದುರ್ವಾಸರ ಮೇಲೆ ಎರಡು ಪದ್ಯ ಬರೆದಿದ್ದಾರೆ ದುರ್ವಾಸನೆ ಈ ಅರ್ಥ ಮಾಡಿ ಹಸಿವೆಂಬುದೇ ದುರ್ವಾಸ ಅದು ಇದ್ದ ಕಡೆಯಲ್ಲಿ ಜನರ ಶಾಪ ತಡಿಸದೆ ಉಳ್ಳವರಿಗೆ ಉಳ್ಳದೇ ಇದ್ದವರ ಶಾಪ ಅಂತ ನಮ್ಮ ಭಾರತ ದೇಶ ಪರದೇಶಗಳಿಂದ ಆಹಾರವನ್ನು ಆಮದು ಮಾಡಿಕೊಳ್ತಾ ಇದ್ದ ದುಷ್ಟಕಾಲದಲ್ಲಿ ದುಷ್ಟ ಕಾಲದಲ್ಲಿ ಎರಡು ಪದ್ಯಗಳನ್ನು ಬರೆದಿದ್ದಾರೆ ಓದುವುದಕ್ಕೆ ಅವಕಾಶವಿಲ್ಲ ನಾ ತರಲೂ ಇಲ್ಲ ಗ್ರಂಥಗಳನ್ನು ಇವರು ಎಲ್ಲಿ ಹೋದರೂ ದೊಡ್ಡ ಮಠಾಧಿಪತಿಗಳ ಹಾಗೆ ಇಪ್ಪತ್ತು ಕಾರು ಎರಡು ಲಾರಿ ನಾಲ್ಕು ಬಸ್ಸು ಇವತ್ತೆಲ್ಲ ಸರ್ಕಸ್ ಕಂಪನಿಗಳು ನೋಡಿದ್ದೀರಲ್ಲ ಒಬ್ಬರಿಬ್ಬರು ಹೋಗೋರು ಹತ್ತು ಸಾವಿರ ಶಿಷ್ಯರು ದುರ್ಯೋಧನಲ್ಲಿ ಏನು ಗಂಟು ಹೋಯಿತು ಪಾಂಡವರು ಕೂಡಿ ಹಾಕಿದ್ರು ಎಲ್ಲ ದಿಕ್ಕುಗಳಿಂದ ಐಶ್ವರ್ಯವನ್ನ ಬನ್ನಿ ಬನ್ನಿ ಬನ್ನಿ ಅಂತ ಕರೆದವನೇ ತಮಾಗತಮಭಿಪ್ರೇಕ್ಷ ಮುನಿಂ ಪರಮ ಕೋಪನಂ ತುಂಬ ಕೋಪಿಷ್ಟು ಅನ್ನೋದು ಜಗತ್ ಪ್ರಸಿದ್ಧಿ ಅದಕ್ಕೆ ಕಾರಣ ಮುಖ್ಯವಲ್ಲ ಯಾತಕ್ಕಾದರೂ ಒಂದು ಜಗಳ ತೆಗೆಯುವುದೇ ನ್ಯಾಯ ಇಲ್ಲದ ತೃಪ್ತಿ ಬರ್ತಾ ಇರಲಿಲ್ಲ ಅವರಿಗೆ ದುರ್ಯೋಧನೋ ವಿನೀತಾತ್ಮ ಪ್ರಶ್ರಯೇಣ ತಮೇನ ಚ ಅತ್ಯಂತ ಗೌರವದಿಂದ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ರೀತಿಯಲ್ಲಿ ಅವರನ್ನು ಗೌರವಿಸಿ ಕರ್ಕೊಂಡು ಬಂದ ತನ್ನ ತಮ್ಮಂದರೆಲ್ಲ ಸೇರಿದ್ದಾರೆ ಸ್ವಯಂ ಕಿಂಕರವಸ್ಥಿತ ನಾನೇ ಸೇವೆ ಮಾಡ್ತೇನೆ ಅಂತಲೂ ನಿಂತ ವಿಧಿವತ್ ಮಾಸ ಅಹಾನಿ ಕದಚಿತ್ ತತ್ರ ತಸ್ಥೋ ಸಮುನಿ ಸತ್ತಮ ಇದೊಂದು ಹದಿನೈದು ಇಪ್ಪತ್ತು ದಿವಸ ದುರ್ವಾಸರ ಸೇವೆ ಆಯಿತು ಆ ಅರಮನೆಯಲ್ಲಿ ಇಷ್ಟು ಸುಲಭವಾಗಿ ಹೇಳಿಬಿಟ್ರಲ್ಲ ದುರ್ವಾಸನ ತೃಪ್ತಿಪಡಿಸೋದು ಸುಲಭವೇ ಸ್ವಲ್ಪ ಕಥೆ ಕೇಳಿ ದುರ್ಯೋಧನ ಏನು ಮಾಡಿದ ದುರ್ಯೋಧನೋ ಮಹಾರಾಜ ತಸ್ಯ ವಿಶಂಕಿತ ಈ ಮುನಿಗೆ ಎಲ್ಲಿ ಕೋಪ ಬರ್ತದೆಯೋ ಅಂತ ಭಯಪಟ್ಟು ತನ್ನ ಅಡಿಗೆ ಮನೆಯವರಿಗೆ ಮೇಲ್ವಿಚಾರಕರು ಒಂದು ಬ್ರಾಹ್ಮಣರ ಕಮಿಟಿ ಮಾಡಿದ್ದ ದುರ್ವಾಸನ ನೋಡಿಕೊಳ್ಳೋದಕ್ಕೆ ರಿಸೆಪ್ಷನ್ ಕಮಿಟಿ ಅವ್ರಿಗೆ ಹೇಳಿದ್ದ ಇವರು ಯಾವಾಗ ಬಂದರೂ ಊಟ ಬಡಿಸಬೇಕು ಯಾವಾಗ ಏನು ಕೇಳಿದ್ರೂ ಇಲ್ಲ ಅನ್ಬಾರದು ಜಲೇಬಿ ಬೇಕು ಅರ್ಧರಾತ್ರಿಯಲ್ಲಿ ರೆಡಿ ಇರಬೇಕು ದಿವಸ ಅಷ್ಟೊಂದು ಮಾಡಿಟ್ಟು ಯಾರು ಊಟ ಮಾಡಿದೆ ಅಂದ್ರೆ ಚಲ್ಲಿ ಪರವಾಗಿಲ್ಲ ಹೋದರೋಯ್ತು ಪಾಂಡವರು ಬೊಕ್ಕಸ ಇದು ಅವ್ರು ಯಾವಾಗ ಏನು ಕೇಳಿದ್ರು ಇಲ್ಲ ಅನ್ಬಾರ್ದು ಸಿದ್ಧ ಮಾಡಿ ಸರಿ ಇವನ್ ಪರೀಕ್ಷೆ ಮಾಡೋಕೆ ಏನ್ ಮಾಡಿದ್ರು ಒಂದು ದಿವಸ ಶುಚಿತೋಸ್ಮಿ ದದಸ್ವಾನ್ನಂ ಶೀಘ್ರಂ ಮಮ ನರಾಧಿಪ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಹೇಳಿದ್ರು ಪೂಜೆ ಗೀಜೆ ಎಲ್ಲ ವಿಗಮನ ಇಜ್ಜೆ ಎಲ್ಲ ಮುಗಿದೋಯಿತು ಸನ್ಯಾಸಿಯವರು ಈಗ ಹತ್ತು ಗಂಟೆಗೆ ಹಸಿವಾಗ್ತಾ ಇದೆ ನಾನು ಅಷ್ಟು ಜನಕ್ಕೆ ಇವತ್ತು ಊಟ ಹಾಕಬೇಕು ಅವರೆಲ್ಲ ಊಟ ಮಾಡಿ ಹೊರತು ಮಾಡೋದಿಲ್ಲ ಅಯ್ಯೋ ಗಡಿಬಿಡಿ ಹತ್ತು ಗಂಟೆಗೆಲ್ಲ ಆಗಬೇಕಲ್ಲ ಬರ್ತೇನೆ ಇತ್ಯುಕ್ತ ಗಚ್ಚತಿ ಸ್ನಾತು ಪ್ರತ್ಯಾಗಚ್ಚತಿ ವೈಚರಾತ್ರಿ ಬಂದೆ ಹತ್ತು ಗಂಟೆಗೆ ಊಟ ಮಾಡಬೇಕು ಅಂತ ಅವ್ರು ಬಂದುಬಿಟ್ಟೆ ಯಮುನೆಗೆ ಹೋಗಿ ಬರ್ತೇನೆ ಗಂಗೆಗೆ ಹೋಗಿ ಬರ್ತೇನೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರೋರು ಹತ್ತು ಗಂಟೆಗೆ ಊಟ ಸಿದ್ಧಿ ಅಂತ ಹೇಳಿ ಎಷ್ಟೋ ಹೊತ್ತು ಕಳೆದ ಮೇಲೆ ಬರೋದು ಬಂದ ಮೇಲೆ ನ ಯಥಮೇ ನಾಸ್ತಿ ಕ್ಷುಧಾ ಇತ್ಯುಕ್ತ ಇತಿ ಅದರ್ಶನಂ ಯಾಕೋ ಹಸುವಿಲ್ಲ ಕಾಣೋ ದುರ್ಯೋಧನ ಬೆಳಿಗ್ಗೆ ಹತ್ತು ಗಂಟೆಗೆ ಊಟ ಅಂತ ಕೇಳಿದ್ರಲ್ಲ ಆಗ ಹೇಳಿದ್ದೆ ಬೆಳಿಗ್ಗೆ ಈಗ ಹಸುವಿಲ್ಲ ಪಾನರಿಗೆ ಅಂತ ಹೇಳಿ ಅದರ್ಶನಂ ಕಣ್ಣಿಗೆ ಕಾಣಿಸ್ದೆ ಎಲ್ಲೋ ಹೋಗಿಬಿಡೋದು ತಿರುಗಿ ಅಕಸ್ಮಾತ್ ಚಬ್ರೂತೆ ಏಳು ಗಂಟೆ ಸಾಯಂಕಾಲ ಸಂಧ್ಯಾವನ್ನು ನಂಬಿಸ್ಕೊಂಡು ಬಂದು ಮತ್ತೆ ಹೇಳುವುದು ಭೋಜಯಾಮಿ ಅಸ್ಮಾನೆ ತ್ವರಾನ್ವಿತ ಈ ಊಟ ಹಾಕಿ ನಮಗೆ ಅಂತ ಕೇಳುವುದು ಈ ನಕ್ಷತ್ರಕಾಂತ ಒಬ್ಬ ಬರ್ತಾ ಚಂದ್ರ ಕಥೆಯಲ್ಲಿ ನೋಡಿ ಎಷ್ಟು ತರಹ ಚಿಟ್ಕೊಂಬುಳ್ಳಾಡಿಸ್ಬೋದು ಹಿಂಸೆ ಈಗ ಹೌದು ಕದಾಚಿತ್ ಅತನಿಶೀಥೇಸ ಉತ್ಥಾಯ ನಿಕಟೋ ಸ್ಥಿತ ಬೆಳಗಿನ ಜಾವ ಮೂರು ಗಂಟೆಗೆದ್ದು ದುರ್ಯೋಧನ ಹಸಿವಾಗ್ತಾ ಇದೆ ಹತ್ತು ಸಾವಿರ ಜನ ಈಗ ಅಡಿಗೆ ಊಟ ಮಾಡಿ ಹಾಕ್ಸು ಪೂರ್ವವತಿಕಾರ ನ ಭುಂಕ್ತೆ ಗರ್ಹಯನ್ ಸ್ಮಸ ಬಂದೆ ಸ್ನಾನ ಮಾಡಿಕೊಂಡು ಅಂತ ಐದಾರು ಗಂಟೆಗೆ ಬಂದು ಊಟಕ್ಕೆಲ್ಲ ತಟ್ಟೆ ಹಾಕಿದ್ದೇವೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಯಾರು ಊಟ ಮಾಡ್ತಾರೆಯೇ ಒಂದರ ಕಾಲ ಈಗ ಬೇಡ ಅನ್ನೋದು ಕೆಲವರು ಮನೆಯಲ್ಲಿ ದೊಡ್ಡವರು ವಯಸ್ಸಾದವರು ಮುದುಕ ಮುದುಕಿ ಹೀಗೆ ಮಾಡ್ತಾರೆ ಅಂಶ ಎಲ್ಲರೂ ಒಂದು ಕಡೆ ಇರ್ತದೆ ನೋಡಿ ಅರುಳು ಮರುಳಾಗಿ ಹೋದ್ರೂ ದೇವರೇ ಗತಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸಾಯಂಕಾಲವಾಯಿತು ದೀಪ ಹಚ್ಚು ಅನ್ನೋದು ಇಷ್ಟು ರಾತ್ರಿ ಯಾರು ಹೇಳಿದ್ರು ನಿಮಗೆ ಬೆಳಗಾಗಿದೆ ಅನ್ನೋದು ಯಾರೋ ಬಂದಾಗ ಆಯ್ತು ನೋಡು ಯಾರೂ ಇಲ್ಲ ಯಾರೂ ಇಲ್ಲ ಶಬ್ದ ಆಯ್ತು ನೋಡು ಬಾಗಿಲು ಹಚ್ಚಿ ಬರ್ತೀರಿ ಯಾಕೋ ಬಾಗಿಲು ತೆಗೆದಿದೆ ಮುಚ್ಚು ಅಂತ ಹೇಳುವುದು ಹಾಕಿದ್ದೇನಲ್ಲ ಈ ತುಂಬ ಗೋಳ ಹೇಳ್ಕೊಳ್ಳುವುದು ಅವ್ರು ಮಾಡಬೇಕು ಅಂತ ಮಾಡೋದಿಲ್ಲ ವೃದ್ಧರು ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ನಾಳೆ ನಿಮ್ಮ ಮನೆಗೆ ಬಂದಿದ್ನಲ್ಲ ಅಂತ ಹುಡುಗಿ ಸಣ್ಣ ಮಗು ಹೇಳಿದ್ರೆ ನಿನ್ನೆ ನಾಳೆ ವ್ಯತ್ಯಾಸ ಗೊತ್ತಿಲ್ಲದೆ ಎರಡು ವರ್ಷದ ಮಗು ಹೇಳಿದ್ರೆ ಅರ್ಥವಾಗುತ್ತೆ ದೊಡ್ಡವ್ರು ಹೀಗೆ ನಾಳೆ ನಿನ್ನೆ ವ್ಯತ್ಯಾಸವಿಲ್ಲದೆ ಮಾತನಾಡಿದ್ರೆ ಏನು ಮಾಡಬೇಕು ಪ್ರಾಬ್ಲಮ್ ತಿಳಿಯೋದಿಲ್ಲ ಅದಕ್ಕೆ ವಯಸ್ಸಾದವರನ್ನೆಲ್ಲ ಈಗ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ಆಸ್ಪತ್ರೆಗೆ ಸೇರಿಸಿ ಬಿಡುವುದು ಸತ್ರು ಯಾರು ಹೆಣ ಅವರು ಮತ್ತೆ ಹಗಲೆಲ್ಲ ರಾತ್ರಿ ಎಲ್ಲ ಅದು ಮಲ ಮೂತ್ರ ಬಳಿಯೋರು ಅವ್ರು ಹೇಳಿದ್ದಕ್ಕೆ ಅವರು ವಾರ್ಡ್ ಬಾಯಿ ನರ್ಸುಗಳು ಸುಮ್ಮನೆ ಕೂತ್ಕೋ ಬಾಯಿ ಕೊಯ್ದು ಬಿಡ್ತೇನೆ ಅಂತಾರೆ ಅವರು ಅಟೆಂಡ್ ಮಾಡೋರು ಬೇರೆ ಯಾರಿಲ್ಲ ಮನೆ ಕುಟುಂಬದವರು ಅಂತ ಹೇಳಿದ್ರು ಸುಮ್ಮನೆ ಕೂತ್ಕೊಳ್ಳಿ ಬಿದ್ದುಕೊಳ್ಳಿ ಎಂಥ ಕೆಟ್ಟ ಮಾತುಗಳನ್ನ ಆಡ್ತಾರೆ ಆಸ್ಪತ್ರೆ ನರಕದ ಪ್ರತ್ಯಕ್ಷ ದರ್ಶನ ನೀವೇ ದುಡ್ಡು ಕೊಡಬೇಕು ಅವರಿಗೆ ಅವ್ರು ಹಾಗೆ ಬಯೋದಿಕ್ಕೆ ಇಂತಹ ಹಿಂಸೆಗಳೆಲ್ಲ ದೂರ್ವಾಸರು ಅರಳು ಮರಳಿನಿಂದಲ್ಲ ಬೇಕಂತಲೇ ಪರೀಕ್ಷೆ ಮಾಡುವುದಕ್ಕೆ ಪೂರ್ವವತ್ ಕಾರಯತ್ವಾನ್ನ ಭುಂಕ್ತೆ ಗರ್ಹ ಅಂತ ಎಷ್ಟು ಹಿಂಸೆ ಮಾಡ್ತಿದ್ರು ಕುಂತಿ ಕಥೆ ನೆನೆಸ್ಕೊಳ್ಳಿ ಇಂಥ ದುರ್ವಾಸರನ್ನು ಅನೇಕ ವರ್ಷ ಕಾಲ ಪೂಜೆ ಮಾಡಿದ್ದಾಳೆ ಬೇಜಾರು ಮಾಡಿಕೊಳ್ಳದೆ ಅದಕ್ಕೆ ಅವರು ವರಗಳನ್ನು ಕೊಟ್ಟರು ದುರ್ವಾಸನ ಪೂಜೆ ಮಾಡೋದು ತುಂಬ ಕಷ್ಟ ವರ್ತಮಾನೇ ತಥಾ ತಸ್ಮಿನ್ನೇ ಯಥಾ ದುರ್ಯೋಧನೋ ನೃಪ ವಿಕೃತಿನ್ನೈತಿನ ಕ್ರೋಧಂ ತಥಾ ಶುಷ್ಟೋ ಭವನ್ ಮುನಿ ದುರ್ಯೋಧನ ಕರ್ ಯಾಕೋ ಬೇಜಾರೇನೋ ತುಂಬಾ ದಿವಸ ಇದ್ಬಿಟ್ನಲ್ಲ ಯಾಕೆ ಹೋಗಲಿಲ್ಲ ಅಂತ ಇದ್ದೀಯಾ ಪೀಡಿಸ್ತಾ ಇದ್ದೀನಲ್ಲ ಅವನದೇನು ಗಂಟು ಹೋಯಿತು ಪೀಡೆ ಯಾರೋ ಬೇರೆಯವರಿಗೆ ಇವರೆಲ್ಲೋ ಕೂತಿರ್ತಿದ್ದ ಹಾಗೇನಿಲ್ಲ ನೀವು ಬಂದಿದ್ದು ನಮ್ಮ ದೊಡ್ಡ ಭಾಗ್ಯ ಇನ್ನೂ ಸ್ವಲ್ಪ ದಿವಸ ಇರಬೇಕು ಉಳಿದವರೆಲ್ಲ ನೋಡ್ತಿದ್ದಾರೆ ಇವನು ಯಾತಕ್ಕೆ ಹೀಗೆ ಮಾತಾಡ್ತಿದ್ದಾನೆ ಅವ್ರು ಹೋದ್ರೆ ಪೀಡೆ ಸಾಕಾಗಿದೆಯಲ್ಲ ಆಹ ಚೈನಂ ದುರಾಧರ್ಷ ವರದೋಸ್ಮೀತಿ ಭಾರತ ದುರ್ವಾಸರ ಸಂತೋಷ ಆಯಿತು ಒಂದು ವರವನ್ನು ಕೊಡ್ತೇನಪ್ಪ ತುಂಬಾ ಸಂತೋಷ ಚೆನ್ನಾಗಿ ಪಡಿಸಿದ್ದೀಯ ವರ ಕೇಳ್ಕೊ ಈ ವರ ಕೇಳ್ಕೊ ಅಂದ್ರೆ ಬಂತು ಮೃತ್ಯು ಈ ವರ ಕೇಳ್ತಾರೆ ಏನಾದ್ರು ಅಂತ ಏನ್ ಕೇಳೋಣ ಕರ್ಣ ನೀ ಹೇಳೋ ದುಶಾಸನ ನೀ ಹೇಳೋ ಶಕುನಿ ನೀನು ಹೇಳೋ ಎಂಬುದಾಗಿ ಪ್ರಾಗೇವ ಮಂತ್ರಿತಂ ಮೊದಲೇ ಏರ್ಪಾಡು ಮಾಡಿಕೊಂಡಿದ್ದ ಪ್ರಾಗೇವ ಮಂತ್ರಿತಂ ಇದೆಲ್ಲ ಬಿಟ್ಬಿಟ್ಟ ಕುಮಾರವ್ಯಾಸ ಮೂರದಲ್ಲಿರುವ ಸಂಯೋ ಬರೀ ಭಕ್ತಿ ಕಾವ್ಯ ಅಂತ ಮಾಡಿದ್ದಾನೆ ಇಲ್ಲಿ ಕುತಂತ್ರ ಮಾಡಿದ್ದಾನೆ ದುರ್ಯೋಧನ ಕರ್ಣ ದುಶಾಸನಾದಿಭಿ ಯಾಚನೀಯಂ ಮುನೇ ಸ್ತುಷ್ಟಾತಿ ಇತಿ ನಿಶ್ಚಿತ್ಯ ದುರ್ಮತಿ ತೃಪ್ತಿ ಆದವ್ರು ಯಾರು ವರ ಕೇಳ್ಕೊ ಅಂತ ಹೇಳ್ತಾರೆ ಹೇಳದೆ ಬಿಡೋದಿಲ್ಲ ಕುಂತಿ ಅವಳಿಗೆ ವರ ಕೊಟ್ಟರು ನಮಗೇನು ಕೊಡೋದಿಲ್ವೇ ಅದಕ್ಕೆ ಉಪಾಯದಿಂದ ಶಕುನಿ ಕಹಿ ಔಷಧಿಗೆ ಸಕ್ಕರೆ ಪೂಸಿ ಕೊಡುವಂತೆ ಹೇಳಿದ್ದ ಅಯ್ಯೋ ಇವತ್ತು ನಮ್ಮ ಅಣ್ಣಂದ್ರು ತಮ್ಮಂದ್ರು ಪಾಂಡವರು ನಮ್ಮೂರಲ್ಲಿಲ್ಲ ನಿಮ್ಮ ಸೇವೆ ಮಾಡೋ ಭಾಗ್ಯ ಅವ್ರಿಗೆ ಬರಲಿಲ್ಲ ನಿಮ್ಮ ಅಕ್ಷತೆ ಎಲ್ಲ ಬರೀ ನಮ್ಮ ತಲೆ ಮೇಲೆ ಬಿತ್ತು ಅವ್ರ ತಲೆ ಮೇಲೆ ಬೀಳಲಿಲ್ಲ ಅದಕ್ಕೆ ದಯವಿಟ್ಟು ಪಾಂಡವರಲ್ಲಿದ್ದಾರೋ ಹುಡುಕೊಂಡು ಹೋಗಿ ನಮಗೆ ಕೊಟ್ಟ ಭಾಗ್ಯವನ್ನು ಅವರಿಗೂ ಕೊಡಬೇಕು ವರ ಕೇಳಿಕೊಳ್ಳುವ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ ಶಿಷ್ಯೈ ಸಹ ಮಮ ಬ್ರಹ್ಮನ್ನೇ ಜಾತೋ ಅತಿಥಿರ್ಭವಾನೇ ಅಸ್ಮತ್ಕುಲೆ ಮಹಾರಾಜ ಜ್ಯೇಷ್ಠ ಶ್ರೇಷ್ಠ ಯುಧಿಷ್ಠಿರ ವನೇ ವಸತಿ ಧರ್ಮಾತ್ಮ ಭ್ರಾತೃಭಿ ಪರಿವಾರಿತ ಗುಣವಾನ್ ಕ್ಷೀರಸಂಪನ್ನ ತಸ್ಯ ಅತಿಥಿ ಭವ ಧರ್ಮರಾಜನ ಕೊಂಡಾಡಿಬಿಟ್ಟ ಶೀಲವಂತ ಗುಣವಂತ ಅವನಿಗೆ ಆಗಬೇಕು ಅವನು ಕೇಳೇ ಇಲ್ಲ ಯಾರೊಬ್ಬರು ಸ್ವಾಮಿಗಳು ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆತಿಥ್ಯ ಆಯ್ತಪ್ಪ ಮುಂದೆ ಏನು ಸಮಾಚಾರ ಬನ್ನಿ ಅಕ್ಷತೆ ತಗೊಳ್ಳಿ ಅಂದ್ರೆ ಪಕ್ಕದ ಮನೆಗೂ ಹೋಗ್ಬೇಕು ತಾವು ಅಂತ ಕೇಳಿದ ಹಾಗೆ ಅಧಿಕ ಪ್ರಸಂಗ ಅವ್ರು ಕೇಳಿಲ್ಲ ಮಾಡಿಲ್ಲ ಹತ್ತು ಲಾರಿ ಎಂಟು ಬಸ್ಸು ಸಾವಿರಾರು ಶಿಷ್ಯರಿರೋರನ್ನ ಪಕ್ಕದ ಮನೆಗೆ ಕಳಿಸಿಬಿಟ್ರೆ ಏನು ಗತಿ ಅವರು ಒಂದು ತೆಂಗಿನಕಾಯಿ ಉಳಿಯೋದಕ್ಕೂ ಶಕ್ತಿ ಇಲ್ಲ ಪಾಪ ಕೃಷ್ಣ ಜಯಂತಿ ಅಂತ ಸುಮ್ಮನೆ ಗಂಟೆ ಆಡುತ್ತಾರೆ ಕೆಲವರು ಮನೆಯಲ್ಲಿ ನಾವು ಮಾಡಿದ್ದೇವೆ ಅಂತ ತಿಳಿಸೋದಕ್ಕೆ ಏನೂ ಇರೋದಿಲ್ಲ ಪಾಪ ಅವರಲ್ಲಿ ಕುಶೇರನಷ್ಟೂ ಇಲ್ಲ ಪಕ್ಕದ ಮನೆಯವ್ರಿಗೆ ಹೋಗಬೇಕು ಅದಕ್ಕೇನಂತೆ ಹೋಗಿ ಬರ್ತೇನೆ ಅಂದ್ರು ದುರ್ವಾಸರು ಅವರಪ್ಪನ ಏನು ಹೋಯಿತು ಯಾರದೋ ಮದುವೆ ಉಂಡವನೇ ಜಾಣ ಅಂತ ಹೇಳಿದ ಹಾಗೆ ಎಂಬುದಾಗಿ ಯದಾಚರಾತ ಪುತ್ರಿ ಸಾ ಸುಕುಮಾರಿ ಯಶಸ್ವಿನಿ ಭೋಜಯಿತ್ವಾ ದ್ವಿಜಾನ್ ಸರ್ವಾನ್ ಪತಿಂಶ ವರವರ್ಣಿನಿ ವಿಶ್ರಾಂತ ಚ ಸ್ವಯಂ ಭುಕ್ತ ಸುಖಾಸೀನಾ ಭವೇದ್ಯಥ ತಥಾತ್ವಂ ತತ್ರ ಕಚ್ಚೇತಾ ದುರ್ಬುದ್ಧಿ ದುರ್ಯೋಧನ ಹೇಳಿದ್ದಾನೆ ನೀವು ಸುಮ್ಮನೆ ಯಾವಾಗಲೂ ಹೋಗಿ ಕಾಣಿಸ್ಕೊಳ್ಳೋದಲ್ಲ ನಿಮ್ಮ ಶಿಷ್ಯರ ಮೂಲಕ ಮೊದಲೇ ತಿಳ್ಕೊಂಡು ದ್ರೌಪದಿ ಪಾತ್ರೆಯನ್ನು ತೊಳೆದು ಇನ್ಯಾರೂ ಬರಲಿಕ್ಕಿಲ್ಲ ಅಂತ ಇಟ್ಟ ಮೇಲೆ ಅರ್ಧರಾತ್ರಿಯಲ್ಲಿ ಹೋಗಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಏನು ಘಾತಕ ಬುದ್ಧಿ ನೋಡಿ ಇದೆಲ್ಲ ಬಿಟ್ಟುಬಿಟ್ಟ ನಮ್ಮ ಕನ್ನಡದ ಕವಿ ಅದಕ್ಕೆ ಪದೇ ಪದೇ ಹೇಳೋದು ಮೂಲ ಗ್ರಂಥನೇ ಓದಬೇಕು ಋಷಿ ದರ್ಶನದಲ್ಲಿ ಬಹಳ ಅರ್ಥ ಇಟ್ಟು ಮಾಡಿದ್ದಾರೆ ಇದನ್ನು ಕೇಳಿದರು ದುರ್ವಾಸರು ಅದು ಹೇಳೋವನ ಹೆಡ್ಡನಾದರೆ ಕೇಳೋವನ ಹೆಡ್ಡನೇ ಯೋಚನೆ ಮಾಡಿ ಅವನು ವಿವೇಕಿ ಇದ್ದರೆ ದುರ್ವಾಸ ನಿನಗ್ಯಾಕೆ ಬೇಕೋ ನಿನಗೇನು ವರ ಕೇಳು ಅಂದ್ರೆ ಇನ್ನೊಬ್ರಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತೀಯಲ್ಲ ಹೋದ್ರೆ ಹೋಗ್ತೀನಿ ಬಿಟ್ಟರೆ ಬಿಡ್ತೀನಿ ನೀನು ಯಾರು ಹೇಳೋದಕ್ಕೆ ಆ ಮಾತು ಬರಲಿಲ್ಲ ಅವ್ರ ಬಾಯಲ್ಲಿ ಒಳ್ಳೆಯದು ಹೋಗಿ ಬರ್ತೇನೆ ಅಂದರು ಚಪ್ಪಾಳ ಅವರು ದುರ್ವಾಸರು ಹೊರಟ ಮೇಲೆ ನಾಲ್ಕು ಜನ ಕುಣಿದಾಡ್ತಾರೆ ಕತೆ ಹಾಗೆ ಮುಗಿದು ಹೋಯಿತು ಇವತ್ತು ಪಾಂಡವರ ಕತೆ ದುರ್ವಾಸ ಕ್ರೋಧ ಜಯವನ್ನವು ಪತಿತಾ ಪಾಂಡುನಂದನಾ ಸ್ವೈರೇವತೆ ಮಹಾಪಾಪೈಹಿ ಗತ ವೈ ದುಸ್ತರಂ ತಮಃ ತಾವೇ ತಪ್ಪು ಮಾಡ್ತಾರೆ ತಮ್ಮ ತಪ್ಪಿನಿಂದ ತಾವೇ ಸುಟ್ಟು ಹೋಗ್ತಾರೆ ಅಂತ ಯೋಚನೆ ಮಾಡಿಕೊಂಡು ಕುಣಿದಾಡ್ತಾ ಇದ್ದಾರೆ ಕುಬ್ಬಳಿಸ್ತಾ ಇದ್ದಾರೆ ಇನ್ನು ಕೆಲವು ದಿವಸ ಹೋಯಿತು ಇದಾದ ಮರುದಿವಸವೇ ಅಲ್ಲಿ ಹೋಗಿದ್ರೆ ವ್ಯತ್ಯಾಸ ಆಗ್ತಿತ್ತು ಧರ್ಮರಾಜನ ಗೊತ್ತಾಗ್ತಿತ್ತು ಯಾರೋ ಬಂದರೂ ಹೋದ್ರು ಏನು ದೊಡ್ಡ ಸಮಾಚಾರವೇ ಇದು ಆಮೇಲೆ ಯಾರೋ ಹೇಳಿದ್ರು ಇಲ್ಲ ಅರಮನೆಗೆ ಬಂದಿದ್ದಂತೆ ದುರ್ವಾಸರು ಅಲ್ಲಿ ಆತಿಥ್ಯ ಚೆನ್ನಾಗಾಯ್ತಂತೆ ಅಂತೂ ಮರ್ಯಾದೆ ಮಿಗ್ತಲ್ಲಪ್ಪ ನಮ್ಮ ವಂಶದ್ದು ಪರವಾಗಿಲ್ಲ ಅಂತ ನೆಮ್ಮದಿಯಾಗಿದ್ದಾರೆ ಅಂಥದ್ದೊಂದು ಸಮಯ ಹದಿನೈದೋ ಇಪ್ಪತ್ತೋ ದಿವಸ ಒಂದು ತಿಂಗಳು ಕಳೆದ ನಂತರ ಒಂದು ರಾತ್ರಿ ಅಪರರಾತ್ರಿ ಸ್ನಾನ ಮಾಡಬಾರದು ಹೊತ್ತು ಯಾರು ಸತ್ರು ಸೂತಕ ಮರು ದಿವಸ ಮಾಡ್ತಾರೆ ಅಪರರಾತ್ರಿ ಏನು ಮಾಡೋದಿಲ್ಲ ಅಂತ ಹೊತ್ತಿನಲ್ಲಿ ಇವರು ಹೋಗಿ ಪಾಂಡವರು ಎಲ್ಲಿ ವಾಸ ಮಾಡ್ತಿದ್ರು ಆ ಗುಡಿಸಲಿನ ಬಾಗಿಲನ್ನು ತಟ್ಟಿದ್ರು ಎದ್ದು ಬಂದರು ಭೀಮಸೇನ ಅರ್ಜುನ ಮೊದಲಾದವರು ಅಯ್ಯೋ ದೂರ್ವಾಸರು ಬಂದರು ಅರ್ಧರಾತ್ರಿಯಲ್ಲಿ ಸ್ವಾಮಿ ಎಲ್ಲಿಂದ ಬಂದ್ರಿ ತಾವು ತುಂಬ ದೂರ ನಡೆದಿರೋ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಪೂರ್ವ ಸಮಾಚಾರ ಕೊಟ್ಟಿದ್ರು ನಾವೇ ಬಂದು ಸ್ವಾಗತ ಮಾಡ್ತಿದ್ವು ಒಳ್ಳೆಯದು ನಾವು ಕಾಡಲ್ಲಿದ್ದೇವೆ ಪರವಾಗಿಲ್ಲ ನೀವು ಬಂದಿದ್ದೀರಿ ಏನಾಗಬೇಕು ತಮಗೆ ಅಂದರೆ ಧರ್ಮರಾಜ ಹೇಳಿ ಏನಾಗಬೇಕು ವಿಧಿವತಿ ಪೂಜಯಿತ್ವ ತಮ್ ಆತಿಥ್ಯೇನ ನ್ಯಮಂತ್ರಯತ ನಮ್ಮ ಗುಡಿಸಲಲ್ಲಿ ತಾವು ಆತಿಥ್ಯ ಸ್ವೀಕಾರ ಮಾಡಬೇಕು ವನಪರ್ವ ಎರಡು ನೂರ ಅರವತ್ತು ಮೂರನೇ ಅಧ್ಯಾಯ ಇದು ಕೊನೆಗೆ ಬಂದುಬಿಟ್ಟಿದ್ದೇವೆ ನೋಡಿ ಆತಿಥ್ಯ ಸ್ವೀ ಗಂಡಸರಿಗೆ ಹೆಂಗಸರ ಕಷ್ಟ ಮನೆಯಲ್ಲಿ ಗೊತ್ತಾಗಬೇಕು ಯಾವಾಗಲೂ ಏಕಾದಶಿ ದಿವಸ ಏನೋ ಗೋಧಿ ಗೀಜಿ ಸಜ್ಜಿಗೆ ಅವಲಕ್ಕಿ ಉಪ್ಪಿಟ್ಟು ಏನೋ ಮಾಡಿರ್ತಾರೆ ಪಾಪ ಲೌಕಿಕರು ಯಾರೋ ಏಕಾದಶಿಯು ಕಾಣೆ ದ್ವಾದಶಿಯು ಕಾಣೆ ಏಕಾದಶ್ಯ ಮಹಾವರಾತ್ರವು ಕರ್ತವ್ಯಂ ಭೋಜನತ್ರಯಂ ಒಬ್ರು ಕಾಜ ಮಾಡಿದ್ದಾರೆ ಅಂಥವರೊಬ್ಬರು ಬಂದು ಎಲ್ಲಿ ಬಂದ್ರಿ ನಿಮ್ಮನೆಗೆ ಬಂದಿದ್ದೆ ಇವತ್ತು ಹೋಟ್ಲ್ ಗೀಟ್ಲೆಲ್ಲ ಬಂದಾಗಿಬಿಟ್ಟಿದೆ ರುಕ್ಮಾಂಗದನ ರಾಜ್ಯದಂತೆ ತುಂಬ ಹಸಿವಾಗಿದೆ ಅಡಿಗೆ ಮಾಡಿ ಅಯ್ಯೋ ಅದಕ್ಕೆ ಅಂತೆ ಅಂತ ಹೆಂಡತಿಗೆ ಹೇಳಿದೆ ಕೇಳದೆ ಅಡಿಗೆ ಮಾಡಿ ಅಂದರೆ ಅವತ್ತು ಭಂಗವಾಗ್ತದೆ ಮನೆಯಲ್ಲಿ ಪದಾರ್ಥಗಳು ಇಲ್ಲ ಬಂದಿರೋದು ರಾತ್ರಿ ಹನ್ನೆರಡು ಗಂಟೆ ಹೆಂಗಸರ ಕಷ್ಟ ತಿಳ್ಕೊಳ್ಳದೆ ಎದ್ದು ಗಂಡಸರನ್ನು ಏನು ಮಾಡಬೇಕು ಸುಡಬೇಕು ಗಂಡ ಹೆಂಡತಿ ಇಬ್ಬರೇ ಇದ್ರು ಅಷ್ಟೇ ಸಂಸಾರ ಇದ್ರು ಅಷ್ಟೇ ಇದು ಕೂಡಿ ಬಾಳಬೇಕು ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ಟು ಬಂದವರಿಗೆಲ್ಲ ಅವರು ಶಾನ್ ಭೋಗರ ಕಥೆ ಹೇಳ್ತಿದ್ರು ನಮ್ಮ ಸೋದರ ಮಾವ ಹೇಳ್ತಿದ್ರು ಶಾನ್ ಭೋಗರ ಮನೆಯಲ್ಲಿ ಏನೂ ಇರಲಿಲ್ಲ ಯಾರೋ ಬಂದರು ಅದಕ್ಕೇನು ಊಟ ಮಾಡಿ ಬನ್ನಿ ಸ್ನಾನ ಮಾಡ್ಕೊಂಡು ನೀನು ಬಿಟ್ರು ಏನು ಮಾಡಿಸೋಣ ಚಟ್ನಿ ಮಾಡಿಸ್ಬಿಡಿ ಅಂದರು ಅವರು ತೆಂಗಿನಕಾಯಿ ಮರಗಳಿದೆ ಕೋತಿ ಎಲ್ಲ ತಿಂದು ಹಾಕಿದೆ ತೆಂಗಿನಕಾಯಿ ಎಲ್ಲ ಏನೂ ಇಲ್ಲ ಅವರು ಆ ಕಡೆ ಹೋದ್ರೋ ಇಲ್ವೋ ಹೆಂಡತಿ ಗಂಡನ ಹಿಡ್ಕೊಂಡು ಚುಟ್ಟಿ ಚಟ್ನಿ ಬೇಕೆ ಚಟ್ನಿ ಚಟ್ನಿ ಬೇಕೆ ಚಟ್ನಿ ಅಂತ ರುಬ್ಬಿ ಇಲ್ಲೇ ಇಲ್ಲ ಜನ್ಮೇಪಿ ಚಟ್ನಿ ಕೇಳೋದಿಲ್ಲ ಅವನ ಬಾಗಿಲಲ್ಲಿ ಕೇಳಿದ್ರು ಈ ಕೇ ಸಮಾಚಾರ ಕೇಳಿ ಸಹವಾಸ ಬೇಡ ಗಂಡನಿಗೆ ಚಟ್ನಿ ಮಾಡಿದವಳು ನಾನು ಬಿಡ್ತಾರೆ ಅಂತ ಹೋಗಿ ಹೋದಂತೆ ನಮ್ಮ ತಾಯಿ ಸೋದರ ಮಾವ ಬೇಕಾದಷ್ಟು ಸಾವಿರ ಕಥೆಗಳನ್ನು ಹೇಳೋರು ಚಿಕ್ಕ ವಯಸ್ಸಲ್ಲಿ ನಮಗೆ ಶಾನ್ ಅವರು ಸ್ವಯಂ ಶಾನ್ಭೋಗರು ಇಲ್ಲ ಟಿ ನರಸೀಪುರದ ಒಂದು ಹಳ್ಳಿಯಲ್ಲಿ ಧರ್ಮರಾಜನಿಗೆ ವ್ಯವಹಾರ ಜ್ಞಾನ ಏನೂ ಇಲ್ಲ ಗಿಣಿ ಪಂಡಿತ ಪುಸ್ತಕ ಓದೋನು ಅದು ಸರ್ವದಾ ತನ್ನ ಧರ್ಮ ಅಧರ್ಮ ಅದು ಶಾಂತಿ ಶಿಸ್ತು ಗಾಂಧಿಯವರ ಸ್ಥಿತಿ ಆದರೂ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು ಆಶ್ರಮದಲ್ಲಿ ಅವರ ಸ್ಟ್ರಿಕ್ಟ್ನೆಸ್ ಬಗೆಗೆ ಏನು ಬೇಕಾದಷ್ಟು ಪುಸ್ತಕಗಳು ಈಚೆಗೆ ಹೊಲಸು ಕಥೆಗಳೆಲ್ಲ ಬರ್ತಾ ಇವೆ ನೀವು ಕೇಳಿದ್ದೀರೋ ನೋಡಿದ್ದೀರೋ ಏನೋ ಗೊತ್ತಿಲ್ಲ ಗಾಂಧೀಜಿ ಅಂಡ್ ಇಸ್ ವಿಮೆನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಬ್ಬರು ಪರಮಾಶ್ಚರ್ಯಕರವಾದ ಗ್ರಂಥ ಅವ್ರ ಹತ್ರ ಇದ್ದವರು ಅದನ್ನು ಬರೆದಿರೋದು ಅಹೇರಾಮ್ ಅಂತ ಹೇಳಲೇ ಇಲ್ಲ ಅಂತ ಇವತ್ತು ಪೇಪರ್ನಲ್ಲಿದೆ ನೋಡಿ ಅವರು ಮತ್ತಿಷ್ಟು ದಿವಸ ಅರವತ್ತು ವರ್ಷ ಆದ್ರೆ ಯಾತ ಮೋಸ ಅವರು ಗಾಂಧಿಯವರು ನೆನ್ನೆ ಅವರು ಹೋದ ದಿವಸ ಅದು ಪುಣ್ಯಾತ್ಮ ಯಾಕೆ ಹೇಳ್ತೇವೆ ಅಂದ್ರೆ ಅದಕ್ಕೆ ನನಗೆ ಹಸಿವಾಗ್ತಾ ಇದೆ ಅಂತ ಇವ್ರು ಹೇಳಿದ್ಕೊಳ್ಳಿ ಕೂಡ ಅದಕ್ಕೇನಂತೆ ಎಲ್ಲ ಸಿದ್ಧ ಆಗ್ತದೆ ಹೋಗಿ ಸ್ನಾನಕ್ಕೆ ಅಂತ ಕಳಿಸಿಬಿಟ್ಟ ಧರ್ಮರಾಜ ದ್ರೌಪದಿ ನೋಡಿದಳು ಏನು ಮಾಡಿದ್ರಿ ನೀವು ಯಾವತ್ತೂ ಕಷ್ಟವೇ ಆಗೋಯ್ತಲ್ಲ ಬರೀ ಗ್ಯಾಂಬಲ್ ಗ್ಯಾಂಬಲ್ ಜೂಜು ಜೂಜು ಜೋಜು ಹತ್ತು ಸಾವಿರ ಜನ ಏನಾಯ್ತು ಪಾತ್ರೆ ಇದೆಯಲ್ಲ ಪಾತ್ರೆ ಇದೆ ತಲೆ ಹೋಯಿತು ಪಾತ್ರೆ ತೊಳೆದಿಟ್ಟುಬಿಟ್ಟಿದ್ದೇನೆ ಏನೂ ಇಲ್ವಲ್ಲ ಅದರಲ್ಲಿ ಎಲ್ಲಡಿಕೆ ಬೇರೆ ಹಾಕೊಂಡಿದ್ದೇನೆ ಏನು ಮಾಡಲಿ ಏನು ಮಾಡಲಿ ಧರ್ಮರಾಜ ಹೇಳಿ ಅಯ್ಯೋ ಹೀಗಾಯ್ತೇನು ನನಗೆ ಗೊತ್ತಿಲ್ವಲ್ಲ ಪಾತ್ರೆ ತೊಳೆದಿಟ್ಟಿದ್ದೇನೆ ಅಂತ ಒಂದು ಮಾತು ನೀ ಹೇಳಿದ್ಯಾ ಅಂತ ಕೇಳಿದ ಒಳ್ಳೆ ಚೆನ್ನಾಗಿದೆಯಲ್ಲ ಇದು ಪ್ರತಿಯೊಂದಕ್ಕೂ ಅನೌನ್ಸ್ಮೆಂಟ್ ರನ್ನಿಂಗ್ ಕಾಮೆಂಟ್ರಿ ಕೊಡಬೇಕೇನು ಇದೋ ಪಾತ್ರೆ ತೊಳೆದಾಯಿತು ಮಸಿಯಾಯಿತು ನೀರೆಲ್ಲ ಬಸೀತಾ ಇದೆ ಇದೋ ಒರೆಸಿದ್ದೇವೆ ಇದೋ ಇಟ್ಟಿದ್ದೇವೆ ಎಲ್ಲರೂ ಮಲಕೊಳ್ಳಬಹುದು ಅನೌನ್ಸ್ ಮಾಡ್ತಾರಿಯೇ ಏತಸ್ಮಿನ್ನಂತರೇ ರಾಜನ್ ದ್ರೌಪದಿ ಮಾಸ ಮಾಸ ಪರಮಾಂ ಹೇತೋಹೋ ಪತಿವ್ರತ ಅಯ್ಯೋ ಆಪತ್ ಬಂತಲ್ಲ ಅಂತ ತುಂಬಾ ಚಿಂತನೆ ಮಾಡ್ತಾಳೆ ಸಾ ಚಿಂತೆಯಂತೀ ಚಯದ ನಾನ್ನ ಹೇತು ಅವಿಂದತ ಅಷ್ಟೊಂದು ಅನ್ನ ಒಬ್ರಿಗಿಬ್ರಿಗಲ್ಲ ಅವೇಳಿಯಾಗಿದೆ ಎರಡು ಬಿಸ್ಕತ್ತೋ ಕಾಫಿನೋ ಕೊಟ್ಟು ಇಷ್ಟರಲ್ಲೇ ತೃಪ್ತಿ ಪಟ್ಕೊಳ್ಳಿ ಅಂತ ಹೇಳೋ ಕಾಲ ಅಲ್ಲ ಹತ್ತು ಸಾವಿರ ಜನ ಶಿಷ್ಯರು ಒಂದಲ್ಲ ಎರಡಲ್ಲ ಎಷ್ಟು ಲಾರಿ ಬಸ್ ಇರ್ಬೋದು ನೋಡ್ಕೊಳ್ಳಿ ಮನಸ ಚಿಂತಯಾಮಾಸ ಕೃಷ್ಣಂ ಕಂಸ ಕಂಸನಿಶೋಧನಂ ಕೃಷ್ಣನ್ ಧ್ಯಾನ ಮಾಡ್ತಾಳೆ ತುಂಬ ಗಂಭೀರ ಮೂಲದಲ್ಲಿ ಎರಡು ಮೂರು ಶ್ಲೋಕದಲ್ಲಿ ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀ ನಂದನಾವ್ಯಯ ವಾಸುದೇವ ಜಗನ್ನಾಥ ಪ್ರಣತಾರ್ತಿ ವಿನಾಶನ ವಿಶ್ವಾತ್ಮನ್ ವಿಶ್ವಜನಕ ವಿಶ್ವಹರ್ತಃ ಪ್ರಭೋಚ್ಯುತ ಪ್ರಪನ್ನಪಾಲ ಗೋಪಾಲ ಪ್ರಜಾಪಾಲ ಪರಾತ್ಪರ ಆಕೂತೀನಾಂಚ ಚಿತ್ತೀನಾಂ ಪ್ರವರ್ತಕ ತವಾಸ್ಮಿತೆ ತವಾಸ್ಮಿ ನಾನು ನಿನ್ನವಳು ಕಾಪಾಡು ಎಂಬುದಾಗಿ ದ್ರೌಪದಿ ಪ್ರಪತ್ತಿಯನ್ನು ಮಾಡಿದಳು ಈ ಪ್ರಪತ್ತಿ ಮಾಡಿದ್ದಾಗ ಕುಮಾರವ್ಯಾಸನಿಗೆ ತುಂಬಾ ಇಷ್ಟ ಅವನು ಭಕ್ತ ಕವಿಯಾದ್ದರಿಂದ ಒಂದು ಏಳೆಂಟು ಪದ್ಯದಲ್ಲಿ ದ್ರೌಪದಿ ಮಾಡಿದ ಪ್ರಾರ್ಥನೆಯನ್ನು ವರ್ಣಿಸಿದ್ದಾನೆ ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಟೆಕ್ಸ್ಟ್ಗಳಲ್ಲಿ ಹಾಕಿದ್ರು ಪುಣ್ಯಾತ್ಮರು ಒಂದು ಎರಡು ಪದ್ಯವನ್ನು ಓದ್ ತೋರಿಸ್ತೇನೆ ನೋಡಿ ಈ ಪದ್ಯದಲ್ಲಿ ಪೂರ್ತಿ ಸಂಸ್ಕೃತಮಯ ಇದು ಮಹಾಪಂಡಿತ ಶ್ರೀರಮಾವರ ದೈತ್ಯ ಕುಲ ಸಂಹಾರ ಭಕ್ತ ಜನಾರ್ತಿಹರ ಭವದೂರ ಸಕಲ ಚರಾಚರಾತ್ಮಕ ದುಷ್ಟ ಕಂಸಹರ ಒಂದು ಕನ್ನಡ ಇಲ್ಲ ಶ್ರೀರಮಾವರ ಲಕ್ಷ್ಮೀಪತಿಯೇ ದೈತ್ಯ ಕುಲ ಸಂಹಾರ ಭಕ್ತಜನಾರ್ತಿಹರ ಭವದೂರ ಸಕಲ ಚರಾಚರಾತ್ಮಕ ದುಷ್ಟ ಕಂಸಹರ ಚಾರುಗುಣ ಗಂಭೀರ ಕರುಣಾಕಾರ ವಿಹಿತ ವಿಚಾರ ಪಾರಾವಾರ ಹರಿ ಮೈದೋರೆನುತ ಹಲುಬಿದಡು ಲಲಿತಾಂಗಿ ನೀಲಕಂಠನ ಆಹುತಿಯಾಗಿ ಮಗ್ಗಿದ ಕಾಲ ಕಾಮನ ಪಥವ ಪಡೆದರು ಪಾಂಡುನಂದನರು ನೀಲಕಂಠ ಪರಮಶಿವನ ನೇತ್ರವನ್ನು ಎಲ್ಲಿ ಸುಟ್ಟು ಹೋದನಲ್ಲ ಮನ್ಮಥ ಅವನಾದ ಮೇಲೆ ಈಗ ಪಾಂಡವರನ್ನು ಸೊಡೋದಕ್ಕೆ ಅದೇ ನೀಲಕಂಠ ಮೂರನೇ ಕಣ್ ತೆಗೆದು ಬಿಟ್ಟಿದ್ದಾನೆ ಅವನೇ ರುದ್ರ ರೂಪದಲ್ಲಿ ದುರ್ವಾಸ ರೂಪದಲ್ಲಿ ನಮ್ಮನೆಗೆ ಬಂದಿದ್ದಾನೆ ಪಾಂಡವರನ್ನು ಸುಡ್ತಾ ಇದ್ದಾನೆ ದಿಟವೈ ಎನ್ನ ನುಡಿಯನು ಪಾಲಿಸೈ ಸಂಕಲ್ಪ ಬಳಿದೊಡೆ ಕೃಷ್ಣ ಏಳು ಎಲ್ಲಿದ್ದೀಯೋ ಅವ್ರಿಗೆ ಊಟ ಹಾಕ್ತೇನೆ ಬಿಟ್ಟಿದ್ದೇನೆ ಅದು ಹೋದರೆ ಸಂಕಲ್ಪ ಬಳಿದೊಡೆ ಹಾಳು ಹೊರುವುದು ಕೃಷ್ಣ ಮೈದೋರೆಂದಳಿಂದು ಮುಖಿ ಹಿಂದೆ ನಾನಾಪಾಯ ಜರುಬಿನ ಬಂಧನವ ಬಿಡಿಸಿದ ಎಲೈ ಗೋವಿಂದ ಎಷ್ಟೊಂದು ಅಪಾಯದಿಂದ ಬಿಡಿಸಿದ್ದೀಯಪ್ಪ ಶರಣಾನಂದ ಕಂದ ಮುಕುಂದ ಗುಣವೃಂದ ಇಂದು ರುದ್ರನು ತಪ್ಪು ಸಾಧಿಸ ಬಂದರೆ ಎಮ್ಮನು ಕಾವರಾರೆಲೆ ತಂದೆ ನೀನೇ ಗತಿಯನು ತಲುಬಿದಳು ಲಲಿತಾಂಗಿ ಅರಸುವೆನೆ ಪರಿಪೂರ್ಣ ಇನ್ನು ಹುಡುಕೋಣವೇ ಎಲ್ಲ ಕಡೆ ಇದ್ದೀಯ ಎಲ್ಲಿಂದ ಹುಡುಕಲಿ ಇಲ್ಲೇ ಇದ್ದೀಯಪ್ಪ ಸ್ವಾಮಿ ಆದರೂ ಕಣಿ ಕಾಣಿಸೋದಿಲ್ಲ ಅರಸುವೆನೆ ಪರಿಪೂರ್ಣ ಕೇಳೆಂದರು ಹೂವೆನೆ ಸರ್ವಜ್ಞ ಅಪ್ಲಿಕೇಶನ್ ಹಾಕಲೆ ನಿನಗೆ ಗೊತ್ತಿಲ್ಲವೇ ನಾ ಹೇಳಬೇಕೆ ಸಾಕೆಂದು ಒರಲಲಾರೆನು ತಾಯಿ ನೀ ನಿಮಗಾವು ಶಿಶುಗಳಲ್ಲೇ ನೀನು ತಾಯಿಯಲ್ವೇ ನಾವು ಮಕ್ಕಳಲ್ವೇ ಮಗು ಹೊತ್ತು ಮೇಲೆ ಹಾಲು ಕೊಡ್ತಾಳಿಯ ತಾಯಿ ಅಯ್ಯೋ ಬಹಳ ಹೊತ್ತಾಯಿತು ಮಗು ಅಲ್ಲ ತಾನೇ ತಿಳ್ಕೊಂಡಿದೆ ಓಡಿಸುವಂತೆ ಕುರುಹುದೋರೈ ಕೃಷ್ಣ ಕರುಣವ ಕರೆದು ಕಳೆಯಲು ಬಗುತರಾರ್ತಿಯ ನರಿ ಟರಾರುಂಟು ಎಂದಳು ಎಂದು ಮುಖಿ ಮುನ್ನವೇ ಮುನಿದು ಅಂಬರೀಶನ ಬೆನ್ನ ನೆತ್ತಲು ಹರನೇತ್ರದವನ್ನೆಯೊಳಗುದಯಿಸಿದ ಕೆಂಗಿಡಿ ಸುಡಲು ಕೆಂಗೆಡುತ ಉನ್ನತೋನ್ನತ ಕೃಷ್ಣ ರಕ್ಷಿಸು ಪನ್ನಗಾಸನ ಹರಿಯ ರಕ್ಷಿಸು ಅನ್ಯಗತಿಯನಗಾರಿನತ ಹಲುವಿದನು ಭೂಪಾಲ ಅಂಬರೀಷನ ಕಥೆ ನೆನೆಸ್ಕೊಂಡ್ಲಂತೆ ದ್ರೌಪದಿ ಭಾಗವತದ ಕಥೆಯಲ್ಲಿ ತಂದಿದ್ದ ನೋಡಿ ಮಹಾಭಕ್ತ ಅಂಬರೀಷ್ ಮಹಾರಾಜ ಅಂತ ಒಬ್ಬ ಇದ್ದ ಶ್ರೀಮದ್ ಭಾಗವತ ಒಂಬತ್ತನೇ ಸ್ಕಂದದಲ್ಲಿ ಬರುತ್ತೆ ಅವರ ಕಥೆ ಅವನು ಏಕಾದಶಿ ವ್ರತ ದ್ವಾದಶಿ ವ್ರತ ತಪ್ಪದೇ ಮಾಡ್ತಾ ಇದ್ದ ಮಹಾಭಕ್ತ ಇದೇ ದುರ್ವಾಸ ಇವರು ಹೋದ ಕಡೆಯಲ್ಲೆಲ್ಲ ಒಂದು ಜಗಳ ಮಾಡೋರೆ ಶಿವಮೊಗ್ಗ ಊರಿಗೆ ದುರ್ವಾಸಪುರಿ ಅಂತ ಹೆಸರು ಅವರು ಅವ್ರ ಕ್ಷೇತ್ರವಂತೆ ಅದು ಎಷ್ಟೋ ಸಲ ಹೋಗಿದ್ದೇನೆ ಜಗಳ ಆಗದಾಗ ಹಾಗೆ ನೋಡ್ಕೊಂಡು ಬಂದಿದ್ದೇನೆ ನಾನು ಆ ಊರಿಗೆ ತುಂಬ ಒಳ್ಳೆ ಜನ ಪಾಪ ಅಲ್ಲಿ ಆ ದುರ್ವಾಸರು ಪೂಜೆ ಮಾಡಿದ ಹನುಮಂತ ಅಲ್ಲಿದ್ದಾನೆ ನನಗೆ ಗಂಟ್ಲ ರೋಗ ಆಯಿತು ಗುಣ ಮಾಡಿದ ಸ್ವಾಮಿಯವನು ಮೂರು ವರ್ಷ ಪ್ರವಚನ ನಿಲ್ಲಿಸಿಬಿಟ್ಟಿದ್ದೆ ಅಲ್ಲಿ ಏನೋ ಮಂತ್ರ ಹಾಕಿದ್ರು ಅರ್ಚಕರು ಸರಿ ಹೋಯಿತು ದೂರ್ವಾಸರು ಹೋದ ಕಡೆಯಲ್ಲೆಲ್ಲ ಒಂದೊಂದು ಜಗಳ ಇವರು ಹೋಗಿದ್ದಾರೆ ಅವತ್ತು ಏಕಾದಶಿ ಮುಗಿದು ಮರುದಿವಸ ದ್ವಾದಶಿ ಪಾರಣೆಗೆ ಅಂತ ನಿಶ್ಚಿತವಾದ ಕಾಲ ಇನ್ನೊಂದೇ ಎರಡೇ ಗಳಿಗೆ ಮಿಕ್ಕಿತ್ತು ಅಷ್ಟೊತ್ತಿಗೆ ಹೋಗಿ ನನಗೆ ಹಸಿವಾಗತ್ತೆ ನಾನು ಬರ್ತೇನೆ ಪಾರಣೆಗೆ ಎಂದರು ಸರಿ ಸ್ನಾನ ಮಾಡಿಲ್ವಲ್ಲ ಇದು ಗೋಳು ಹಾಗೇ ಹೋಗೋದು ಎಲ್ಲಿ ಹೋದ್ರು ಕೊಳೆ ಮೊದಲೇ ಬಟ್ಟೆ ದುರ್ವಾಸ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಸಿದ್ಧವಾಗುತ್ತೆ ಅಂದ್ರು ಇನ್ನೊಂದು ಹತ್ತು ಸಾವಿರ ಜನಕ್ಕೆ ಮಾಡಿಬಿಡಪ್ಪ ಅಡಿಗೆ ಅಂದ್ರು ಬೇಗ ಅಡಿಗೆ ಅವರೆಲ್ಲ ಸೇರಿದ್ದಾರೆ ಧರ್ಮಸ್ಥಳ ಹೊರನಾಡುಗಿಂತ ಬಹಳ ಕ್ವಿಕ್ ಅಡಿಗೆ ಮಾಡಿ ರಾಶಿ ಹಾಕಿಬಿಟ್ಟಿದ್ದಾರೆ ಮಹಾರಾಯರು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಬರಲೇ ಇಲ್ಲ ಇದನ್ನು ನೋಡಿ ಜನ ನಮಗೆ ಬೈತಾರೆ ಬ್ರಾಹ್ಮಣರ ಬುದ್ಧಿ ಎಷ್ಟು ಟೈಮ್ ಸೆನ್ಸ್ ಇಲ್ಲ ಅಂತ ನಾವು ಪ್ರತಿನಿತ್ಯ ಟೈಮ್ ಸೆನ್ಸ್ ಇಟ್ಕೊಂಡಿದ್ದೇನೆ ಸರಿಯಾದ ವೇಳೆಗೆ ಬರ್ತೇನೆ ಹೋಗ್ತೇನೆ ನಾ ದುರ್ವಾಸವಂಶ ಅಲ್ಲ ಈ ಮಹಾರಾಜ ನೋಡಿ ಅಯ್ಯೋ ದ್ವಾದಶಿ ಮುಹೂರ್ತ ಹೋಗಿಬಿಡ್ತದೆ ಒಂದು ಸರಿಯಾದ ದ್ವಾದಶಿ ಪಾರಣೆ ಸಕಾಲಕ್ಕೆ ಮಾಡದೇ ಇದ್ರೆ ಹಿಂದಿನ ಹನ್ನೆರಡು ದ್ವಾದಶಿಗಳನ್ನ ಅದು ಫಲವನ್ನ ಕೆಟ್ಟು ಕೊಂದು ಹಾಕಿಬಿಡ್ತದೆ ಏಕಾದಶಿ ಉಪವಾಸಕ್ಕಿಂತ ದ್ವಾದಶಿ ಪಾರಣೆ ಬಹಳ ಮುಖ್ಯ ಅದೆಷ್ಟೊತ್ತಿಗೆ ಅಂತ ನಿಗದಿಯಾಗಿರುತ್ತೆ ಆ ವೇಳೆ ಒಳಗೆ ಮಾಡಿ ಮುಗಿಸ್ಬೇಕು ಅದನ್ನು ಏನು ಮಾಡೋದು ಅಂತ ಅವನೊಂದು ಮಂತ್ರವನ್ನು ತಿಳ್ಕೊಂಡಿದ್ದ ತೀರ್ಥ ತೀರ್ಥಪಾರಣೆ ಅಂತ ಹೇಳ್ತಾರೆ ದೇವರ ತೀರ್ಥವನ್ನ ಒಂದು ಮಂತ್ರ ಹೇಳಿ ಸ್ವೀಕಾರ ಮಾಡಿದರೆ ಪಾರಣೆಯನ್ನು ಮಾಡಿದ ಫಲ ಬರುತ್ತದೆ ಅದನ್ನು ಮಾಡಿದ ಮಹಾರಾಜ ಅವನಿಗೆ ಭಗವಂತ ಸುದರ್ಶನ ಚಕ್ರವನ್ನೇ ಕೊಟ್ಟುಬಿಟ್ಟಿದ್ದ ಪೂಜೆ ಮಾಡ್ತಾ ಇರು ಎಲ್ಲಾ ಪತ್ರದಿಂದ ರಕ್ಷಿಸುತ್ತೆ ಎಂಬುದಾಗಿ ಇವರಲ್ಲಿ ನೋಡಿದರೂ ಸ್ನಾನ ಮಾಡ್ತಾ ಇದ್ದವರಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತಾಯಿತು ನನ್ನ ಬಿಟ್ಟು ಪಾಲನೆ ಮಾಡಿದ್ದಾನೆ ಅಂತ ಒಂದು ಜಗಳ ತೆಗೆದರು ಅವರು ಬರೀ ದೇವ್ರ ತೀರ್ಥ ತಗೊಂಡಿದ್ದಾರೆ ಮಾರಾಯರೆ ಏನೋ ಒಂದು ಮಂತ್ರ ಹೇಳಿದ್ರು ಶಾಸ್ತ್ರ ಹೋಗಬಾರ್ದಲ್ಲ ಅಂತ ಇವರು ವಾಪಸ್ ಬಂದು ನೆಲವನ್ನು ಒದ್ದು ಧೋಳೆಬ್ಬಿಸಿ ನನ್ನ ಬಿಟ್ಟು ಪಾಲನೆ ಮಾಡಿದ್ದೀ ಅತಿಥಿಯನ್ನ ಹಿಡೀ ಶಾಪವನ್ನ ಕೊಂಡು ಹಾಕಿಬಿಡ್ತೇನೆ ಅಂತ ಹೇಳಿ ತಲೆ ಜಡೆ ಬಿಚ್ಚಿ ನೆಲಕ್ಕೆ ಬಡಿದರು ಶಂಕರನ ಹಾಗೆ ಅವತ್ತು ವೀರಭದ್ರ ಬಂದ ಹಾಗೆ ದಕ್ಷಿಣಜ್ಞದಲ್ಲಿ ಅಲ್ಲೊಂದು ಮಾಟದ ಗೊಂಬೆ ಉಂಟಾಯಿತು ಕೃತ್ಯ ಶಾಕ್ತರು ಮಾಡೋ ಕೆಲಸ ಇದು ದುರ್ವಾಸರು ಮಾಡೋ ಕೆಲಸವೇ ಜಡಿಯನ್ನು ಒದರಿದ್ರೆ ಒಂದು ದುಷ್ಟ ಶಕ್ತಿ ಮಾಟದ ಗೊಂಬೆ ಉಂಟಾಯಿತು ಛೂ ಬಿಟ್ಬಿಟ್ಟು ಆ ರಾಜನನ್ನು ಕೊಂದು ಬಿಡು ಎಂಬುದಾಗಿ ಅದು ಗೋಧಿ ಹಿಟ್ಟಲ್ಲಿ ಮಾಡಿ ಮಾಟ ಶೂನ್ಯ ಮಾಡೋರು ಅದಕ್ಕೆಲ್ಲ ಮಾಡ್ತಾರೆ ನಾನು ನೋಡಿದ್ದೆ ಚಿಕ್ಕ ವಯಸ್ಸಿನಲ್ಲಿ ಅದು ಹೊಟ್ಟಿಸಿಕೊಂಡು ಹೋಯಿತು ದುರ್ವಾಸನನ್ನ ಇವನು ಸ್ವಾಮಿ ಸುದರ್ಶನ ರಕ್ಷಿಸು ರಕ್ಷಿಸು ಪ್ರಾರ್ಥನೆ ಮಾಡ್ತಾನೆ ಎಂಟು ದಿವ್ಯ ಶ್ಲೋಕಗಳು ಸುದರ್ಶನ ಎಲ್ಲಿಯೂ ಎಂಟೇ ಶ್ಲೋಕಗಳಲ್ಲಿ ಪ್ರಾರ್ಥನೆ ಒಂದು ಸುದರ್ಶನಾಷ್ಟಕ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಅದ್ಭುತವಾದ ಸ್ತೋತ್ರ ಸುದರ್ಶನ ಸುದರ್ಶನಾಷ್ಟಕ ಅಂತ ಒಂದು ಬರೆದ್ರು ಅದು ಒಂದು ದಿವ್ಯ ಸುದರ್ಶನದ ಮಹಿಮೆ ಅನೇಕರಿಗೆ ಗೊತ್ತಿಲ್ಲ ನಾನು ಉಪಾಸಕ ಭಗವಂತನ ಸಂಕಲ್ಪ ಸ್ವರೂಪ ಸೂರ್ಯಮಂಡಲ ಸ್ವರೂಪ ಕಾಲಾತ್ಮಕ ಕೃಷ್ಣ ಸ್ವರೂಪ ಗೋಪೀಜನವಲ್ಲಭ ಅಂತ ಹೇಳ್ತಾರೆ ಅವನಿಗೆ ಕೃಷ್ಣಾಯ ಗೋವಿಂದಾಯ ಗೋಪೀಜನ ಪರಾಯ ಪರಮಪುರುಷಾಯ ಮಹಾಮಾಲಾ ಮಂತ್ರವನ್ನು ಹೇಳುವಾಗ ಕೃಷ್ಣನೇ ಸುದರ್ಶನ ಅಂತ ಹೇಳ್ತೇವೆ ಆ ಸುದರ್ಶನ ಚಕ್ರ ಒಳಗಡೆ ದೇವರ ಇದ್ದದ್ದು ರಭಸದಿಂದ ಹೊರಗು ಬಂತು ಆ ಮಾಟದ ಗೊಂಬೆಯನ್ನು ತುಂಡು ಮಾಡಿ ದುರ್ವಾಸನ ಬೆನ್ನಟ್ಟಿಕೊಂಡು ಹೋಯಿತು ಅಯ್ಯೋ ಎಲ್ಲಿಟ್ಟಿದ್ದ ಇವನು ಅಂತ ಭಯವಾಯಿತು ಕಾಕಾಸುರನ ಹಾಗೆ ಕಥೆ ಇದು ಅಲ್ಲಿ ಓಡ್ದ ಇಲ್ಲಿ ಓಡ್ದ ಎಲ್ಲೆಲ್ಲೋ ಓಡ್ದ ಯಾವ್ಯಾವ ದೇವತೆಗಳು ಮಹರ್ಷಿಗಳು ಕೈ ಬಿಟ್ಬಿಟ್ರು ಇವರು ತಲೆ ಜಡೆ ಗಂಟು ಹಾಕೊಳ್ಳೋಕೆ ಟೈಮ್ ಇಲ್ಲ ಹುಚ್ಚರಂತೆ ಓಡ್ತಾ ಇದ್ದಾರೆ ಕೈಲಾಸಕ್ಕೆ ಹೋದರು ಕಾಪಾಡು ನಾನು ನಿನ್ನ ಅಂಶವಲ್ಲವೇ ರುದ್ರದೇವ ಏನಯ್ಯ ಮಾಡಿದೆ ನೀನು ಆ ಅಂಬರೀಷನ ಮನೆ ಅಯ್ಯೋ ಅಲ್ಲಿ ಹೋಗಿ ಅಪಚಾರ ಮಾಡಿದೆಯಾ ಪಾಪಿ ಹೋಗು ನಾನು ಪದವಿ ಹೋಗುತ್ತೆ ಅಂತ ತಳ್ಳಿಬಿಟ್ಟ ಪರಮಶಿವ ಎಲ್ಲ ಲೋಕದಲ್ಲಿಯೂ ಅವರಿಗೆ ಅವಕಾಶ ಸಿಕ್ಕಲಿಲ್ಲ ವೈಕುಂಠಕ್ಕೆ ಹೋದರೂ ತಪಶಕ್ತಿ ಒಂದಿತ್ತಲ್ಲ ಅಯ್ಯೋ ಏನು ಬಂದ್ರಿ ಮೇಲೆ ಕೆಬ್ಬಿಸ್ತಾ ಭಗವಂತ ಏನಿಲ್ಲ ನಿನ್ನ ಚಕ್ರ ಬರ್ತಾ ಇದೆಯಪ್ಪ ಅದನ್ನು ಉಪಸಂಹಾರ ಮಾಡು ಅಯ್ಯೋ ಚಕ್ರ ನನ್ನ ಹತ್ರ ಇಲ್ವಲ್ಲ ಅಂಬರೀಷನ್ ಕೊಟ್ಟಿದ್ನಲ್ಲ ನಾನು ಅಲ್ಲೇ ತಪ್ಪು ಮಾಡಿದ್ದು ಏನು ಮಾಡಿದ್ರಿ ಆ ಕಥೆ ಹೇಳಿದ್ರು ಬಾಗಿಲಲ್ಲಿ ನಿಂತಿದ್ದ ಸುರೇಶನ ದ್ವಾರಸಿ ಪಾಲನೆಗೆ ಅಂತ ಬರ್ತೇನೆ ಅಂತ ಹೇಳಿದೆ ಏನೋ ಒಂದು ನಾಲ್ಕೈದು ಗಂಟೆ ಕಾಲ ಲೇಟ್ ಆಯಿತು ಅದೇನು ಬಹಳ ದೊಡ್ಡ ವಿಷಯವೇ ನನ್ನ ಬಿಟ್ಟು ಊಟ ಮಾಡಿಬಿಟ್ಟು ಅವನು ಕೋಪ ಬಂತು ಮಾಟದ ಗೊಂಬೆ ಮಾಡಿದೆ ಅಯ್ಯೋ ಹಣೆ ಬರಹವೇ ಬ್ರಾಹ್ಮಣರು ಮಾಡೋ ಕೆಲಸವೇ ಯಾಕಯ್ಯ ಮಾಡಿದಿರಿ ಅಂತ ಭಕ್ತನಿಗೆ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂದ ಭಗವಂತ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ದ್ವಿಜ ಭಕ್ತ ಪರಾಧೀನ ಭಗವಂತ ಅಹಂ ಭಕ್ತ ಸ್ವತಂತ್ರ ಸರ್ವಸಂತ ಸ್ವತಂತ್ರ ಸ್ವಾಧೀನನಾದ ಭಗವಂತ ಹೇಳ್ತಾನೆ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ಯುವ ಯಾಕೆ ಹಾಕಿದರು ಅಂದರೆ ನಾನು ಪರತಂತ್ರನಾಗಿರುವುದು ನನ್ನ ಸ್ವಾತಂತ್ರ್ಯಪೂರ್ವಕವಾಗಿ ನನ್ನ ಇಷ್ಟದಿಂದಲೇ ನಾನು ಪರತಂತ್ರ ಆಗಿದ್ದೇನೆ ನನಗೆ ಮೇಲೊಂದು ಫೋರ್ಸ್ ಇಲ್ಲ ಕರ್ಮಗಿರ್ಮ ಭಕ್ತರಿಗೆ ವಶವಾಗಿ ಅವರು ಹೇಳಿದಂತೆ ಕೇಳುವುದು ನನಗೆ ತುಂಬ ಸಂತೋಷ ಆದ್ದರಿಂದ ಅವರು ಹೇಳಿದಂತೆ ಕೇಳ್ತೇನೆ ನಾನು ಸಾಧು ವಿರ್ಗ್ರಸ್ತ ಹೃದಯ ಭಕ್ತೈ ಭಕ್ತ ಜನಪ್ರಿಯ ಒಳ್ಳೆ ಹಣ್ಣನ್ನು ಕಂಡ್ರೆ ಜನರು ನನಗಿರಲಿ ನನಗಿರಲಿ ಅಂತ ತೊಳೆ ಮಾಡಿ ತಿಂದು ಬಿಡುವಂತೆ ಭಕ್ತರು ನನ್ನನ್ನು ತಿಂದು ಬಿಡ್ತಾರೆ ಭಕ್ತರಿಗೆ ನಾನು ಆಹಾರವಾಗಿದ್ದೇನೆ ಅಂಥದ್ದೇನು ಮಾಡಿದ್ದಾರೆ ಅಂದ್ರೆ ಕೃಷ್ಣ ಕಂಡಲ್ಲಿ ನೀರು ಹಾಕ್ತಾನೆ ಏ ದಾರ ಆಕಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಹ ಕಥಂತಾಂ ಮುತ್ಸಹೇ ದಾರ ಆಗಾರ ಬಿಡುವುದಕ್ಕೆ ಕಷ್ಟವಾದ ಪಾಶಗಳು ಯಾವುದು ಜೀವನದಲ್ಲಿ ಅನುಕೂಲ ಸಂಸಾರವಾಗಿದ್ದರೆ ಹೆಂಡತಿ ಮೇಲೆ ಮಮತೆ ಬಿಡೋದು ಬಹಳ ಕಷ್ಟ ಪ್ರತಿಕೂಲೆಯಾಗಿದ್ದರೆ ಮೊದಲು ಬಿಡಬಹುದು ದಾರ ದಾರ ಅಂದ್ರೆ ಕನ್ನಡದ ದಾರ ಅಲ್ಲ ಇದು ಸಂಸ್ಕೃತದ ದಾರ ಇದು ನಿತ್ಯ ಬಹುವಚನ ಹೆಂಡತಿಗಿಂತ ನನ್ನನ್ನು ಪ್ರೀತಿ ಮಾಡ್ತಾರೆ ಭಕ್ತರು ಆ ಆಗಾರ ಕಟ್ಟಿಸಿದ ಹೊಸ ಮನೆಗಿಂತ ನನ್ನನ್ನು ಪ್ರೀತಿ ಮಾಡ್ತಾರೆ ಪುತ್ರ ಆಪ್ತ ಅನ್ ಪುತ್ರನ್ನು ಮಕ್ಕಳನ್ನು ಪ್ರಾಣಾನ್ ವಿತ್ತಂ ಇಮಂ ಪರಂ ಇಹಲೋಕ ಪರಲೋಕಗಳನ್ನು ಬಿಟ್ಟು ಹಿತ್ವ ಮಾಂ ಶರಣಂ ಯಾತ ಎಲ್ಲಕ್ಕಿಂತ ನೀನೇ ನನಗೆ ಸರ್ವವಿಧ ಬಂಧು ಅದೇ ಜಾಗದಲ್ಲಿ ನೀನಿದ್ದೀಯೇ ಎಂಬುದಾಗಿ ನನ್ನಲ್ಲಿ ಯಾರು ಶರಣಾಗತಿ ಮಾಡಿದ್ದಾರೆಯೋ ಮಯಾಲಂಕ ಮಿತ್ರಾಣಿ ಚ ಧನಾನಿ ಚ ಭವದ್ಗತಮ್ಮೇ ರಾಜ್ಯಂಚ ಜೀವಿತಂತ ಸುಖಾನಿ ಚ ಭೀಷಣಾಳ್ವಾರ್ ರಾಮದಲ್ಲಿ ಮಾಡಿದಂತಹ ಶರಣಗತಿ ನೋಡಿಕೊಳ್ಳಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಹಂ ತಾವನ್ ಮಹಾರಾಜೇ ಪಿತೃತ್ವ ನೋಪಲಕ್ಷಯೇ ದಶರಥ ನನಗೆ ತಂದೆ ಅಲ್ಲ ಅಂತ ಹೇಳು ಲಕ್ಷ್ಮಣ ಭ್ರಾತ ಬಂಧುಶ್ಚ ಭರ್ತಾ ಚ ಪಿತಾ ಚ ಮಮ ರಾಘವ ಲೋಕವಿಕ್ರಾಂತ ಚರಣವು ಶರಣಂತೆ ವ್ರಜಂ ವಿಭೋ ಲೋಕವನ್ನೆಳೆದ ಪಾದ ಆ ಸ್ವಾಮಿ ನಿನ್ನ ಪಾದದಲ್ಲಿ ಎಲ್ಲ ಬಿಟ್ಟು ಬಂದಿದ್ದೇನೆ ಎಲ್ಲ ಬಿಟ್ಟು ಹೋದ್ರೇನೆ ಭಗವಂತ ಪಾದದಲ್ಲಿ ಜಾಗ ಕೊಡ್ತಾನೆ ಇಲ್ಲದೆ ಕೊಡೋದಿಲ್ಲ ಗಂಟು ಮೂಟೆ ಶೋಲ್ಡರ್ ಬ್ಯಾಗ್ ಅದು ಇದು ಕಟ್ಟಿಕೊಂಡು ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಮಹಾರಾಯರೇ ತಿರುಪತಿಯಲ್ಲಾದರೂ ಒಳಗೆ ಬಿಡ್ತಾರೆ ತಿರುವನಂತಪುರದಲ್ಲಿ ಬಿಡೋದಿಲ್ಲ ಕೇರಳದ ದೇವಸ್ಥಾನಗಳಲ್ಲಿ ಹೊರಗಡೆ ಒದ್ದು ಕಳಿಸಿ ಬಿಡ್ತಾರೆ ಗಂಟು ಮೂಟೆ ಏನಿದ್ರೂ ಹೊರಗೆ ಇಡಬೇಕು ನಮ್ಮ ಮಲ್ಲೇಶ್ವರಂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಬ್ಬರು ಭಕ್ತರು ಅವರು ಅರ್ಚಕರ ಹೊತ್ತು ಕೂಗಾಡಿದ್ರು ಪಾಪ ಭಟ್ರು ನಾನು ತೋರಿಸಿದ್ರ ಆಮೇಲೆ ಎನ್ನಾಚಿ ಏನಾಯಿತು ಏನಾಯಿತು ಹೊರಗಡೆ ಚಪ್ಪಲಿ ಬಿಟ್ರೆ ನೋಡ್ಕೊಳ್ಳೋವನಿಗೆ ಹತ್ತು ಪೈಸಾ ಇಪ್ಪತ್ತು ಪೈಸಾ ಕೊಡಬೇಕಲ್ಲ ಅನ್ನೋ ಸಂಕಟಕ್ಕೆ ಭಕ್ತರು ತಮ್ಮ ಕೈ ಚೀಲ ಆ ಕೈ ಚೀಲದಲ್ಲೇ ಚಪ್ಪಲಿಯನ್ನು ಹಾಕೊಂಡು ತಗೊಂಡ್ಬಂದಿದ್ದಾರೆ ನಿನ್ನೆ ಯಾರೋ ಇಲ್ಲಿ ಚಪ್ಪಲಿ ಹಾಕೊಂಡ್ಬಂದಿದ್ದಂತೆ ಗೊತ್ತಿಲ್ಲದೆ ಪಾಪ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಚಪ್ಪಲಿ ಹೋದ್ರೂ ಪರವಾಗಿಲ್ಲ ದೇವರು ಪ್ರೀತಿಯನ್ನು ಕಳ್ಕೋಬೇಡಿ ಚಪ್ಪಲಿಗಿಂತ ದೇವರು ಶ್ರೇಷ್ಠ ಹೇಳಬೇಕೇನ ಈ ಮಾತನ್ನ ಪಾಪೋಸು ಹೋದವಲ್ಲ ಪುರಂದ್ರದಾಸರ ಮೇಲೆ ಪಾಪ ಒಂದು ಪದ್ಯ ಬರೆದಿದ್ದಾರೆ ಚಪ್ಪಲಿ ಪಾಪಾಸು ಅಂತ ಹೇಳ್ತಾರೆ ಪುರಂದಾಸರು ಪಾಪೋಸು ಹೋದುವಲ್ಲ ನನ್ನ ಪಾಪ ಎಲ್ಲ ಹೋಯಿತು ಅದರ ಚಪ್ಪಲಿ ಮೇಲೆ ಹೋಯಿತು ಸುಭ್ಯಮ ಹಂಸಂಪ್ರದೇ ರವ ನಮಮ ದಾನ ಮಾಡಿಕೊಟ್ಟಂತೆ ಎಲ್ಲ ಪ್ರಾಪರ್ಟಿ ಮೇಲೆ ಆಸೆ ಬಿಡುವುದಕ್ಕಾಗ್ತಿದೆಯೇ ಸ್ವಾಮಿ ಮನುಷ್ಯನಿಗೆ ಹೆಂಡತಿ ಮೇಲೆ ಆಸೆ ಬಿಡಬಹುದು ಮಕ್ಕಳ ಮೇಲೆ ಆಸೆ ಬಿಡಬಹುದು ಈ ನಿರ್ಜೀವ ಪದಾರ್ಥ ಬೆಂಗಳೂರಿನಲ್ಲಿ ಒಂದು ಸೈಟು ಅರ್ಕಾವತಿ ಲೇಔಟು ಮತ್ತೆ ಯಾವುದೋ ಒಂದು ಲೇಔಟ್ ಕೋಟಿ ರೂಪಾಯಿ ಕೊಟ್ಟರು ಸಿಗದೇ ಡಾಲರ್ ಕಾಲೋನಿ ಅಂತ ಒಂದಿದೆ ಪ್ರಾರಂಭ ನಮ್ಮ ಬೀಗರ ಮನೆಯಲ್ಲಿದ್ದಾಗ ಅಲ್ಲೆಲ್ಲ ವಾಕಿಂಗ್ ಕರ್ಕೊಂಡು ಹೋಗೋರು ಬಹಳ ಮುಜುಗರ ಆಗೋದು ಮನೆಗೆ ಅದು ಆ ಮನೆಗಳಲ್ಲೆಲ್ಲ ನೋಡಿ ಬಿಡುವುದಕ್ಕೆ ಅತ್ಯಂತ ಕಠಿಣವಾದ ಪಾಶ ಸಿಮೆಂಟಿನ ಮೇಲೆ ಪಾಶ ಕಲ್ಲು ಮುಳ್ಳು ಜಲ್ಲಿ ಕೊನೆ ತರಕ ಜಲ್ಲಿ ಜಲ್ಲಿ ಅಂತ ಹೇಳಿ ಪ್ರಾಣ ಮಾಡುವವರು ನೋಡಿದ್ದೇನೆ ನಾನು ಹೆಂಡ್ ಹೆಂಡತಿ ಹೆಸರು ಶೆಲ್ಲಿ ಅದನ್ನು ಹೇಳಿದ್ರೆ ಮೋಕ್ಷ ಆಗ್ತಿತ್ತು ಏನೋ ಜಲ್ಲಿ ಜಲ್ಲಿ ಜಲ್ಲಿ ಏದಾರಾಗಾರ ಪುತ್ರಾತ್ತಾನ್ ಪ್ರಾಣಾನ್ ಮಂ ಪುನಃ ಹಿತ್ವಾ ಮಾಂ ಶರಣಮ್ಯಾತಾ ಎಲ್ಲ ಬಿಟ್ಟು ನನ್ನ ಕಡೆ ಬಂದಿದ್ದಾರೆ ಅವರನ್ನು ಹೇಗೆ ಬಿಡ್ಲೋ ನಾನು ದುರ್ವಾಸ ಕಥಂತಾಂ ತ್ಯಕ್ತಮುತ್ಸಹೇ ಮೈ ನಿರ್ಬದ್ಧ ಹೃದಯ ಕೃಷ್ಣನ ಮಾತು ನನ್ನಲ್ಲಿ ಭದ್ರವಾಗಿ ಹೃದಯವನ್ನು ಇಟ್ಟುಬಿಟ್ಟಿದ್ದಾರೆ ಭಕ್ತರು ಸಾಧವ ಸಮದರ್ಶನಾ ನಿನ್ನಲ್ಲಿ ಹೃದಯ ಇಟ್ಟವರು ಭಕ್ತರು ನಿನಗೆ ಹೇಗೆ ಯಾವತ್ತು ಕಪಟದ ಭಕ್ತರಿರ್ಬೋದಲ್ಲ ಅಂದ್ರೆ ಒಂದು ಗುರುತನ್ನು ಹೇಳ್ತಾನೆ ಕೃಷ್ಣ ನನ್ನಲ್ಲಿ ಪ್ರೀತಿಯನ್ನು ಇಟ್ಟವರು ಎಂಥವರು ಅವರು ಪ್ರೀತಿ ಎಷ್ಟು ನಿಜ ಅನ್ನೋದಕ್ಕೆ ಪರೀಕ್ಷೆ ಏನು ಅಂದ್ರೆ ಎಲ್ಲರಲ್ಲಿ ನನ್ನನ್ನೇ ಕಾಣ್ತಾರೆ ಅವರು ಸರ್ವಂ ಕೃಷ್ಣಮಯಂ ಜಗತ್ ಸರ್ವಂ ವಿಷ್ಣುಮಯಂ ಜಗತ್ ಸಾಧವ ಸಮದರ್ಶನ ಅಂಥವರು ಒಂದು ಮಾತು ಹೇಳ್ತೇನೆ ಹತ್ರ ದುರ್ವಾಸ ಪಬ್ಲಿಕ್ ಮಾಡಬೇಡ ವಶೀಕುರುವಂತಿ ಮಾಂ ಭಕ್ತ್ಯ ನನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಅವರು ಅವ್ರು ಹೇಳಿದಾಗ ನಾ ಕೇಳಬೇಕು ಸತ್ಸ್ತ್ರೀಯ ಸತ್ಪತಿಂ ಯಥ ಒಳ್ಳೆ ಸ್ತ್ರೀಯಾದವಳು ಗಂಡನನ್ನ ಶೀಲದಿಂದ ನಡತೆಯಿಂದ ಒಳ್ಳೆ ಮಾತುಗಳಿಂದ ತನ್ನ ವ್ಯಕ್ತಿತ್ವದಿಂದ ಆಕರ್ಷಿಸುವಂತೆ ಗಂಡ ಹೆಂಡರಲ್ಲಿ ಪ್ರೀತಿ ಬೆಳೆಯೋದು ಹಾಗೆ ನಡವಳಿಕೆಯಿಂದಲೇ ಬರಬೇಕು ಮದ್ದು ಹಾಕೋದ್ರಿಂದ ಅಲ್ಲ ಇವರು ಯಾಕೋ ತಲೆಹರಟೆ ಮಾಡ್ತಿದ್ದಾರೆ ಯಜಮಾನರು ಒಂದು ಇಂಜೆಕ್ಷನ್ ಬಿಗಿರಿ ಡಾಕ್ಟರ್ ಹತ್ರ ಹೋಗಿ ಕೇಳೋದಲ್ಲ ಅಮ್ಮ ಸತ್ಯಭಾಮೆ ಕೃಷ್ಣಿಗೆಲ್ಲರೂ ಇಂಜೆಕ್ಷನ್ ಕೊಡಿಸ್ಬಿಟ್ಟಿಯೇ ಇದನ್ನು ದ್ರೌಪದಿ ಹೇಳಿಕೊಡ್ತಾಳೆ ನಾ ಗಂಡನ ಹೇಗೆ ವಶ ಮಾಡ್ಕೊಂಡಿದ್ದೇನೆ ಒಂದಲ್ಲ ಐದು ಗಂಟರನ್ನ ಅಂದ್ರೆ ಯಾರಿಗೂ ಅಪ್ರಿಯವಾದ ಮಾತನ್ನಾಡೋದಿಲ್ಲ ಅವರು ಕೊಟ್ಟಷ್ಟನ್ನು ಉಪಯೋಗ ಮಾಡ್ತೇನೆ ಕೊಡದೇ ಇದ್ದನ್ನು ಕೇಳೋದಿಲ್ಲ ಅವರಿದ್ರೆ ಮಾಂಗಲ್ಯ ಮಾಂಗಲ್ಯ ಇದ್ರೆ ಬಾಕಿ ಒಡವೆ ವಸ್ತ್ರ ಗಂಡನಿಗಿಂತ ಸ್ತ್ರೀಯರಿಗೆ ದೊಡ್ಡ ಭೂಷಣ ಇನ್ನೊಂದಿಲ್ಲ ಹನುಮಂತ ಹೇಳ್ತಾನೆ ಬರ್ತಾ ನಾಮ ಪರಂ ನಾರ್ಯಾ ಭೂಷಣಾದ್ಭೂಷಣಂ ಪರಂ ಸೀತಾದೇವಿ ನೋಡಿ ಹೇಳ್ತಾನೆ ನಿಮ್ಮ ಅನುಭವದಲ್ಲಿ ನೋಡಿರ್ತೀರಿ ಎಷ್ಟೋ ಜನ ಸ್ತ್ರೀ ಇರ್ತಾರೆ ಗಂಡ ಇರೋದಿಲ್ಲ ಒಂದು ಮಣ ಬಂಗಾರ ಹೇರ್ಕೊಂಡಿರ್ತಾರೆ ಮೈ ಮೇಲೆ ಏನ್ ಪ್ರಯೋಜನ ನೋಡಿದರೆ ಮಂಥರಿಗೆ ಒಡವೆ ಹಾಕಿದಂತೆ ಕೋತಿಗೆ ಹಗ್ಗ ಕಟ್ಟಿದಂತೆ ರಜ್ಜುಬದ್ಧೇವ ವಾನರಿ ಆ ಕುಂಕುಮ ಒಂದಿಲ್ಲ ಅಂದ್ರೆ ಬಾಕಿ ಒಡವೆಗೆ ಅರ್ಥವೇ ಇಲ್ಲ ಜೀವನದಲ್ಲಿ ಭೂಷಿತೋಪಿ ಭಯಂಕರ ನೀತಿ ದ್ರಾವಣ ಇದ್ದಂತೆ ವಶೀಕುರ್ವಂತಿ ಮಾಂ ಭಕ್ತ್ಯ ಸತ್ ಶ್ರಿಯ ಸತ್ಪತಿಂ ಯಥ ಆದ್ದರಿಂದ ಒಂದು ಮಾತನ್ ಕೇಳೋ ದುರ್ವಾಸ ಸಾಧವೋ ಹೃದಯ ಮಹ್ಯಂ ಸಾಧುಗಳು ನನಗೆ ಹೃದಯ ಸಾಧೂನಾಂ ಹೃದಯಂ ಹ್ಯಹಂ ಅವರು ನನ್ನ ಹೃದಯ ನಾನು ಅವರಿಗೆ ಹೃದಯ ಮದನ್ಯತ್ತೆ ನ ಜಾನಾತಿ ನಾನು ಬಿಟ್ಟು ಅವರಿಗೆ ಇನ್ನೇನು ಗೊತ್ತಿಲ್ಲ ನಾಹಂ ತೇಭ್ಯೋ ಮನಾಗಪಿ ನನಗೂ ಸರ್ವಜ್ಞ ಅಂತ ಹೆಸರಿದ್ರು ಭಕ್ತರನ್ನು ಬಿಟ್ಟು ಇನ್ನೊಂದು ನನಗೆ ಗೊತ್ತಿಲ್ಲ I know only my devotees I do not know my haters are people who do not like me ನನಗೆ ಗೊತ್ತಿರೋ ಬರೀ ಭಕ್ತರ ವಿಷಯ ಹಾಗಿದ್ರೆ ಏನು ಮಾಡಬೇಕು ಅಯಂ ಹಿ ಆತ್ಮಾಭಿಚಾರಸ್ಥೆ ಯತಸ್ತಮ್ಯಾತು ವೈಭವಾನ್ ನೀನು ಮಾಡಿದ್ದು ವ್ಯಭಿಚಾರದ ಕೆಲಸ ಅಭಿಚಾರ ಅಂದ್ರೂ ಒಂದೇ ವ್ಯಭಿಚಾರ ಅಂದ್ರೂ ಒಂದೇ ಅತಿಕ್ರಮ ಭಾಗವತರನ್ನು ನೀನು ತುಂಬ ಪೀಡಿಸೋದು ಹೊರಟಿದ್ದೀಯೇ ಆದ್ದರಿಂದ ನೀನು ದಯವಿಟ್ಟು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗು ಅಯ್ಯೋ ಹಂಗೆ ಎಪ್ಪಡಿ ಬೋರ್ದು ನಾ ಪೋ ಮಾಡ್ತೇನೆ ಪೋಲೇನ ಶತ್ರು ಬೋರೆ ಜೀವ ಉಳಿಬೇಕು ಅಂತಿದ್ರೆ ಅಂಬರೀಷ್ ಮಹಾರಾಜರ ಹತ್ರ ಹೋಗು ಹಂಗ ಪೋಯನ್ನ ಶೈನು ಏನು ಮಾಡಬೇಕು ಭಯ ಅವನ ಕಾಲಲ್ಲೇ ಉಳಿಬಹುದು ಅಂಬರೀಷರ ಹತ್ರ ಹೋಗಿ ಅವನ ಕಾಲಲ್ಲೇ ಬಿದ್ದು ತಪ್ಪಾಯಿತು ಅಂತ ಒಂದು ಮಾತನ್ನು ಹೇಳು ಈ ಸುದರ್ಶನದ ಭೀತಿಯನ್ನ ಅವನೇ ಬಿಡಿಸಿ ಅವನು ಮಾತ್ರ ಭಕ್ತ ನನಗಿಂತ ದೊಡ್ಡವನು ನನಗೆ ಬಿಡಿಸೋದಕ್ಕೆ ಶಕ್ತಿ ಇಲ್ಲ ಎರಡು ಕೈ ಎತ್ತಿ ಭಗವಂತ ಎಂಥ ಕಥೆ ಇದು ಅದನ್ನು ದ್ರೌಪದಿ ನೆನೆಸ್ತಾ ಇದ್ದಾಳೆ ಮುನ್ನವೇ ಮುನಿದು ಅಂಬರೀಷನ ಬೆನ್ನನೆತ್ತಲು ಹರನನೇ ಉದಯಿಸಿದ ಕೆಂಗಿಡಿ ಸುಡಲು ಕಂಗೆಡುತ ಉನ್ನತೋನ್ನತ ಕೃಷ್ಣ ರಕ್ಷಿಸು ಪನ್ನಕಾಸನ ಹರಿಯ ರಕ್ಷಿಸು ಸಹ ಹಲುವಿದನು ಭೂಪಾಲ ಬಳಿಕ ನಿನ್ನಯ ವರ ಸುದರ್ಶನ ಸುಡಿವುದೋರಲು ಕೋಟಿ ಸೂರ್ಯರ ಬೆಳಗು ಬೀರಲು ಹೊತ್ತಿ ಉರಿ ಉರಿ ಲೋಕ ಮೂರರಲ್ಲಿ ಅರ್ಥ ಹೇಳ್ತಿಲ್ಲ ಗೊತ್ತಾಗುತ್ತೆ ನಿಮಗೆ ಓದೋ ರೀತಿಯಲ್ಲಿ ಬಲು ಬಿಸಿಲು ಬಾಯಿಗಾಂತ ಚಂದ್ರಿಕೆ ಬೆಳಗೆನಲು ಘನರೋಷವನ್ನೆಯ ಬೆಳಗು ಬೀದುದು ಚಕಿತ ಚಂದ್ರಮನ ಹಡ ದೂರ್ವಾಸ ಅಂಥ ದುರ್ವಾಸರ ಭಯದಿಂದ ಹಿಂದೆಯೇ ಕಾಪಾಡಿದ್ದಿ ಅಂಬರೀಷನನ್ನ ಇವತ್ತು ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರೆ ಅವರು ಅವನಿ ಮುಂದೆ ಏನಾಯ್ತು ಆಶ್ಚರ್ಯ ವರ್ಣನೆ ಮಾಡ್ತಾ ಇದ್ದಾರೆ ಕೃಷ್ಣ ಧ್ಯಾನ ಮಾಡಿಬಿಟ್ಟ ಮಾಡಿಬಿಟ್ಲು ದ್ರೌಪದಿ ಕೃಷ್ಣ ಅಲ್ಲಿ ರುಕ್ಮಿಣಿ ಜೊತೆಯಲ್ಲಿ ವಿಲಾಸದಲ್ಲಿ ಕೂತಿರೋ ಅವನಿಗೇನು ಅಡಿಗೆ ಯೋಚನೆ ಅವನು ಒಂದು ಉಂಡಾಡಿ ಧರ್ಮರಾಜನ ಹಾಗೆ ನಾ ಉಂಡಾಡಿ ಭಟ್ಟರು ತಾನೇ ಹೇಳ್ಕೊಳ್ತಾನೆ ಇಲ್ಲಿ ಉದ್ಯೋಗ ಪರ್ವದಲ್ಲಿ ಏನೆಯ ದುರ್ಯೋಧನ ಸುರಯ್ಯನು ಬಿಸುಟು ಕತ್ತಿಯನ್ನು ಬಿಸುಟು ಕತ್ತಿ ಚರ್ಮದ ಕೇಳುವಂತೆ ಅವನಿಗೆ ಸೈನ್ಯ ಎಲ್ಲ ಕೊಡು ಅಂತ ಹೇಳಿಬಿಟ್ಟೆ ನಾನೊಬ್ಬನೇ ಸಾಕು ಅಂತ ಹೇಳಿಬಿಟ್ಟಲ್ಲ ನಿನ್ನ ಕಡೆಗೆ ಉಂಡಾಡಿ ಭಟ್ಟರು ಬರೀ ತಾಂಬೂಲ್ ಹಾಕೊಂಡಿರುವವರು ಬಂದು ಮಾಡುವುದೇನು ನಿನ್ನ ಹದನ ನಿಮ್ಮ ಮನೆಗೆ ಬಂದರೆ ನಿಮ್ಮ ಸೈನಿಕ ನಾನು ಏನಯ್ಯ ಅವನು ಸಹ ಏನು ಪ್ರಯೋಜನವಿಲ್ಲ ಅಂದರೆ ಹಾಗಿದ್ರೆ ನಾವು ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ ನಿಮ್ಮ ಗರಡಿಯಲ್ಲಿ ಪಳಗಿದನು ತಾನು ನಿಮ್ಮ ಗಡಿಯಲ್ಲಿ ಗರಡಿಯಲ್ಲಿ ಪಳಗಿದವನು ನಾನು ಎಲ್ಲ ಕಂತೆಗಿಂತ ಹೇಳಬೇಡ ನಿನಗಿಷ್ಟವಾದಂಥ ಏನಾರು ಒಂದು ಸೇವೆ ನೀನೇ ಮಾಡು ಅಂತ ಹೇಳಿದರೆ ಬಂಡಿಯ ಬೋವನಾದನು ಗದುಗೆ ರವಿ ಇರನಾರಾಯಣ ಬಂಡಿ ಬೋವಿ ಕೆಲಸ ರಥ ನಡೆಸೋ ಕೆಲಸ ಸಾರಥಿ ಕೆಲಸವನ್ನು ಮಾಡಿದ ಕೃಷ್ಣ ಅದ್ಭುತ ಪ್ರಸಂಗ ಉದ್ಯೋಗ ಪರ್ವದಲ್ಲಿ ಅಲ್ಲಿ ತರ ಹೋಗಿಲ್ಲ ಮೇಲಕ್ಕೆದ್ದ ಕೃಷ್ಣ ಅಯ್ಯೋ ಯಾಕೆ ಆಟ ಆಡ್ತಿದ್ದವರು ಎದ್ಬಿಟ್ರಲ್ಲ ಅಂದ್ರೆ ಅಯ್ಯೋ ಪಾಪ ದ್ರೌಪದಿ ಆಪತ್ನಲ್ಲಿದ್ದಾಳೆ ಕಾಣೆ ರುಕ್ಮಿಣಿ ನಾನು ಈಗಲೇ ಹೋಗಬೇಕು ಅಂತ ಹೇಳಿ ರಥದಲ್ಲಿ ಕೂತ ಎಷ್ಟು ವೇಗದಲ್ಲಿ ಬಂದಿದ್ದಾನೆ ವಾಯುವೇಗ ಗರುಡು ವೇಗವನ್ನು ಮೀರಿಸುವುದು ಭಗವತ್ ಕೃಪಾವೇಗ ಭಗವಂತನ ಕೃಪೆ ಎನ್ನುವುದು ಸ್ಪೀಡ್ ಇದೆಯಲ್ಲ ಅದು ಸ್ಪೇಷಿಯೋ ಟೆಂಪರಲ್ ಅಲ್ಲ ದೇಶಕಾಲಾತೀತವಾದದ್ದು ಮ್ಯಾಗ್ನೆಟಿಕ್ ಫೋರ್ಸ್ಗೆ ಮೇಲ್ಪಟ್ಟದ್ದು ಅದನ್ನು ವೇಳೆಯಲ್ಲಿ ಅಳೆಯುವುದಕ್ಕಾಗೋದಿಲ್ಲ ವೇಗದಲ್ಲಿ ಬಂದ ದ್ರೌಪದಿ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದಾಳೆ ಕಣ್ಣು ತೆರೆಯೋ ಹೊತ್ತಿಗೆ ಒಳಗಿದ್ದವನು ಹೊರಗೆ ನಿಂತಿದ್ದಾನೆ ಕೃಷ್ಣ ರಥವನಿಳಿದ ಸುರಾರಿ ಸುಮನೋರಥವಿಳಿದು ಬಪ್ಪಂತೆ ರಥವಿಡಿದ ಮನೋರಥದಲ್ಲಿ ಬಂದ ಕುಂತಿ ಸುತರ ನಿಜ ಭುಜವ ರೈತ ಕೇಯಿಸಿದನು ಪಾಂಡವರೆಲ್ಲ ಹೊರಗೆ ಕೂತಿದ್ದು ಜಗಲಿ ಮೇಲೆ ಇವಳೇನೋ ಧ್ಯಾನ ಮಾಡ್ತಿದ್ದಾಳೆ ಬಂದರೂ ಬರಬಹುದು ಕೃಷ್ಣ ಅಂತ ಒಂದು ಆಸೆ ಪಾಂಡವರೆಲ್ಲ ನಮಸ್ಕಾರ ಮಾಡಿದರೆ ಭುಜಗಳನ್ನು ಮುಟ್ಟಿ ಒಬ್ಬೊಬ್ಬರನ್ನು ಎಬ್ಬಿಸಿದ ಬ್ರಾಹ್ಮಣರೆಲ್ಲ ಬಂದುಬಿಟ್ಟಿದ್ದಾರೆ ಧರ್ಮರಾಜನ ಜೊತೆಯಲ್ಲಿ ಇದ್ದವರು ಏನಮ್ಮ ಏನಮ್ಮ ಏನಮ್ಮ ದ್ರೌಪದಿ ಏನಾಯಿತು ಏನಾಯಿತು ದುರ್ವಾಸರು ಬಂದಿದ್ದರಲ್ಲ ಅಯ್ಯೋ ನಮ್ಮ ಯಜಮಾನರು ಮಾಡಿದ ಕೆಲಸ ನೋಡ್ರಿ ಹತ್ತು ಸಾವಿರ ಜನಕ್ಕೆ ಊಟ ಹಾಕೊಂಡಿದ್ದಾರೆ ಪಾತ್ರೆ ತೊಳೆದು ಬಿಟ್ಟಿದ್ದೇನೆ ಅಯ್ಯೋ ನಾರಾಯಣ ಹೀಗಾಯ್ತೆ ಏನು ಮಾಡೋದು ಎಲ್ಲರೂ ಬಾಯಿಲಕ್ಕಿ ಹಾಕೊಂಡು ಕೂತಿದ್ದಾರೆ ಕೃಷ್ಣ ಬಂದದ್ದು ನೋಡಿ ಅವರೆಲ್ಲ ರಾಜ ಆಶೀರ್ವಾದ ಶುರು ಮಾಡಿದ್ರು ಅವನಿಗೆ ರಾಜ ರಾಜ ಪ್ರಸ ಕೃಷ್ಣ ನಿಲ್ಲಿಸು ಅಂತ ಸ್ವಲ್ಪ ಆಶೀರ್ವಾದ ಕಾಲವಲ್ಲ ಇದು ಸ್ವಲ್ಪ ಆಚೆ ಹೋಗಿ ನಾನುಂಟು ನನ್ನ ತಂಗಿ ಉಂಟು ಆಮೇಲೆ ಆ ಪಾಂಡವರನ್ನ ಸಂತೈಸ್ತಾ ಇದ್ದಾನೆ ಇನ್ನೂ ಕಣ್ಣು ಮುಚ್ಚಿಕೊಂಡೇ ಇದ್ದಾಳಂತೆ ಪಾಪ ದ್ರೌಪದಿ ಧ್ಯಾನ ಮಾಡ್ತಾ ಇದ್ದಾಳೆ ಧ್ಯಾನದ ಸ್ಪೀಡ್ ಕಡಿಮೆ ಭಕ್ತನ ಧ್ಯಾನದ ಸ್ಪೀಡ್ ಕಡಿಮೆ ಭಕ್ತನ ಕರುಣೆಯ ಸ್ಪೀಡ್ ಹೆಚ್ಚು ಎಂಥ ಅದ್ಭುತವಾದ ಪ್ರಮೇಯ ನೋಡಿ ಇದು ಜಾನಗೋಚರನಾಗಿ ವನಿತೆಯ ಮಾನಸದಲಿಹ ಪರಮಹಂಸನು ಜಾನಗೋಚರನಾಗಿ ವನಿತೆಯ ಮಾನಸದಲಿಹ ಪರಮಹಂಸನು ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡಹಿ ದ್ರೌಪದಿ ತಲೆನೇ ನೇವರಿಸಿ ಭುಜವನ್ನು ಮುಟ್ಟಿ ತಂಗಿ ತಂಗಿ ಬಂದಿದ್ದೇನೆ ಕಣೆ ಇಲ್ಲೇ ಇದ್ದೆ ನಿನ್ನೆದರಿಗೆ ಯಾಕಮ್ಮ ಕಣ್ಮುಚ್ಚಿದ್ದೀಯೇ ಚಿಂತೆಯದೇನು ಚಿಂತೆಯದೇನುಳಂಗಿಲತಾಂಗಿ ಹೇಳವು ಮೌನ ಮುದ್ರೆಯದೇ ನೆಲಲು ಕಂದೆರದಳಿಂದು ಮುಖಿ ಕಂದೆರದಳು ಉಬ್ಬಿದಳು ಹರುಷದಲ್ಲಿ ದೂಡದ ಕೊಬ್ಬು ಮುರಿದುದು ಪುಳಕವಾರಿಯಳು ಒಬ್ಬುಡಿ ಒಡಹಾಯಿತು ನಿಂದವು ನಯನವಾರಿಗಳು ಕಣ್ಣು ನೀರು ಸುರಿತಾ ಇದೆ ಮಾತನಾಡೋದು ಗಂಟ್ಲು ಬರ್ತಾ ಇಲ್ಲ ಮೈ ರೋಮಹರ್ಷವಾಯಿತು ಇಷ್ಟು ಸಣ್ಣ ಪ್ರಾರ್ಥನೆಗೆ ಬಂದು ಬಿಟ್ಟಲ್ಲ ನನ್ನ ಅಣ್ಣ ಕೃಷ್ಣ ಎಂಬುದಾಗಿ ಸಭ್ಯತಾಲತೆ ಹೂತು ಹಸಿರಿಸಿ ಸಭ್ಯತೆ ಏನು ಸೇವೆ ಮಾಡಬೇಕು ಅನ್ನೋದು ಮರೆತು ಬಿಟ್ಲು ಫಲವಾದಂತೆ ಈಡಾಡಿದಳು ಹರಿಪದ ಪಯೋಜದಲ್ಲಿ ಕೃಷ್ಣನ ಪಾದದಲ್ಲಿ ಬಿದ್ದು ಹೊರಲಾಡ್ತಾಳೆ ದ್ರೌಪದಿ ಏನು ರಸಮಯವಾದ ಸನ್ನಿವೇಶ ಕೊಟ್ಟಿದ್ದಾನೆ ಅದಾದ ನಂತರ ಧರಣಿಯು ಬಿಡದೆಳೆದು ಹೆಚ್ಚಿದ ಚರಣವಿದು ಇದು ನವರತ್ನಮಾಲೆ ಅಂತ ಒಂದು ದಿವ್ಯ ಪ್ರಬಂಧ ವೇದಾಂತೇಶ್ವರು ಅನುಗ್ರಹ ಮಾಡಿದ್ದು ಅದರ ಮೊದಲನೇ ಪದ್ಯದಲ್ಲಿ ಕೃಷ್ಣನ ಪಾದಗಳನ್ನೇ ಕುರಿತು ಆಚಾರ್ಯರು ಎಂಟು ಚರಣಗಳಲ್ಲಿ ಏನು ವರ್ಣನೆ ಮಾಡ್ತಾರೆಯೋ ಅದನ್ನೇ ಮಾಡಿದ್ದಾನೆ ಕೃಷ್ಣನ ಪಾದಗಳನ್ನ ಬಿಟ್ಟು ಬರೋದಕ್ಕೊಳಗೆ ಇಷ್ಟ ಇಲ್ಲ ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು ಒಂದು ಪಾದದಿಂದ ಲೋಕವನ್ನೆಲ್ಲ ಅಳೆದ ಪಾದ ಸ್ವಾಮಿ ಇದು ಸುರ ನದಿಯ ಸೃಜಿಸಿದ ಚರಣವಿದು ಗಂಗಾ ನದಿಯನ್ನು ಉಂಟು ಮಾಡಿದ ಪಾದ ಇದು ಕಲ್ಲಾದ ಅಹಲ್ಯ ಶಾಪವ ನಿರುಹರಣದ ಚರಣವಿದು ಅಹಲ್ಯ ಶಾಪ ವಿಮೋಚನೆ ಮಾಡಿದ ಪಾದ ಕಾಳಿಂಗಮರ್ದನ ಮರ್ದನ ಚರಣವಿದು ಶಕಟ ಪ್ರಭಂಜನ ಚರಣವಿದಲ ಎನ್ನುತ್ತ ಕೊಂಡಾಡಿದಳು ಹರಿಪದವ ಚರಣಂ ಪವಿತ್ರಂ ವಿತತಂ ಪುರಾಣಂ ತೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾ ಅತಿ ಪಾಪ್ಮಾನಮರಾಜಿಂತರೇಮ ವೇದದಲ್ಲಿಯ ಬರ್ತದೆ ಇದು ಒರುಮತಿಯನ್ಬರುಳಂಕ ವಂದನ ಉಲ್ಹ ಮಡಂಗ ವಳಂದಳಂದನ ಒರುಷಡೈ ಒಂದ್ರಿಯ ಗಂಗೆ ತಂದನ ಉರಗ ಪಡಂಗಳ ರಂಗ ಕೊಂಡನ ಮುಯಂದದಿದನ್ನ ನಿಂದ್ರನ ಧರ್ಮ ನಿರಪ್ಪದಿಶ ಇಂದು ಚಂದ್ರನ ಶಕಡಮುಡ ಇಂದು ಕಲಂಗವೆಂದನ தமர்கள் அருந்து மருந்திதென்பன திருமகள் செய்ய கரங்களொன்றின திகழ் துளவுண்டு மணங்க அவிழ்ந்தன ஷடுமணி கொண்ட சிலம்பிலங்கின சிலதனில் ஒன்று அணங்கு உமிழ்ந்தன அருமறை அந்தமர் பணிந்தன அயன்முடி தன்னில் அமர்ந்துயர்ந்தன அருள் தரவெண்ணி ஐந்தை வந்தன ಅಡಿಯವರ್ ಮಯ್ಯರ್ ಮಲರ್ಪದಂಗಳೇ ಭಕ್ತರು ಎಷ್ಟು ಅನುಭವಿಸಿದ್ದಾರೆ ಓರುಮತಿ ಏಕಾಂತಿ ಭಕ್ತರ ಹೃದಯವನ್ನ ಕದ್ದ ಪಾದ ಇದು ಉನಕ್ಕೇ ರಾಮಾಶೈವಂ ಕೃಷ್ಣ ನಿನ್ನೆ ಬಿಟ್ಟು ನನಗೆ ಬೇರೆ ಇಲ್ಲ ನೀ ರಾಮ ಸ್ವರೂಪ ತೋರಿಸಿದ್ರು ನರಸಿಂಹ ಸ್ವರೂಪ ತೋರಿಸಿದ್ರು ಕೃಷ್ಣ ಸ್ವರೂಪವೇ ಬೇಕು ಅನ್ನುವ ಭಕ್ತರಿಗೆ ಅವರ ಹೃದಯವನ್ನೇ ಕದ್ದ ಪಾದ ಇದು ಉಲಹ ಮಡಂಗ ಒಳಂಗ ಅಳಂದನ ಸಪ್ತದ್ವೀಪಯುಕ್ತವಾದ ಸಮಸ್ತ ಭೂಮಿಯೆಲ್ಲ ಅಡಗಿ ಹೋಯಿತು ಕೃಷ್ಣ ಒಂದು ಪಾದಛಾಯೆಯಲ್ಲಿ ಒಂದು ಷಡೆಯೊಂದೆಯ ಗಂಗೆ ತಂದನ ಜಟಾಜೂಟವನ್ನ ಧರಿಸಿಕೊಂಡಿದ್ದ ಪರಮಶಿವನ ಮುಡಿಯಲ್ಲಿ ಅವನ ಪಾದ ತೀರ್ಥವೆಲ್ಲ ಅಡಗಿ ಹೋಯಿತು ಊರಗ ಪಡಂಗಳ ಅರಂಗ ಕೊಂಡನ ಆ ಹಾವಿನ ಹೆಡೆಯ ಮೇಲೆ ಕುಣಿದಾಡಿದ್ದಾನೆ ಪಾದ ಇಲ್ಲಿ ಅಲ್ಲಿ ಇಲ್ಲಿ ಆಡಿದನೋ ರಂಗ ಏನ್ ನೋಡಿ ಧರ್ಮ ಮುಯರುಂದದು ಇದು ಎಂದನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಪಾದ ತೋರಿಸ್ತಾ ಇದ್ದಾನಂತೆ ವೆಂಕಟೇಶ್ವರ ನೋಡಿ ತಿರುಪತಿ ವೆಂಕಟೇಶ್ವರ ಅವನೇ ಕೃಷ್ಣ ಅವನ ಕೈ ಹೀಗಿಲ್ಲ ಹೀಗಿದೆ ಏನ್ ತೋರಿಸ್ತಾ ಇದ್ದಾನೆ ಪೆದ್ದೆ ಮುಖ ನೋಡಬೇಡ ಪಾದ ನೋಡು ಪಾದ ನೋಡೋ ನೋಡಿದೇನೋ ಪಾದಾನ ಆ ಪಾದ ಕಾಣಿಸೋದೇ ಅಲ್ಲ ನಿಮಗೆ ಯಾಕೆ ಅಲ್ಲಿ ಯಮದೂತರು ನಿಂತಿರ್ತಾರೆ ವೆಳ್ಳಂಡಿ ಅಂತ ಹೇಳುವುದಕ್ಕೆ ಎಷ್ಟು ಸಲ ಹೋದರೂ ಪಾದವೇ ದರ್ಶನ ಆಗೋದಿಲ್ಲ ಪಾದ ಬಿಟ್ಟಿದ್ದಾರೆ ಶ್ರೀವಾರಿ ಮೆಟ್ಟು ಎಲ್ಲೋ ಒಂದು ಕಡೆಯಲ್ಲಿ ಧರ್ಮ ಎಂಬದಿದೆನ್ನ ನಿಂದ್ರನ ಧರ್ಮ ನಿರಂದದ ಇಂದು ಚಂದ್ರನ ಧರ್ಮರಾಜನ ಇಷ್ಟದಂತೆ ಓಡಿ ಹೋದ ಕೌರವರ ಸಭೆಗೆ ಇದೇ ಪಾದದಿಂದ ತಿರುಮಹಳ್ಷಯ್ಯ ಕರಂಗಳೊಂದಿನ ಲಕ್ಷ್ಮೀದೇವಿ ತನ್ನ ಮುದ್ದಾದ ಕೈಗಳಿಂದ ಯಾವ ಪಾದವನ್ನು ಹೊತ್ತುತ್ತಾಳೆಯೋ ಅದೇ ಪಾದ ಇದು ಚಹಳ್ತೊಳವೊಂದು ಅಮಂಗ ಅಣಂಗಮಂದನ ಪೂಯೇನ್ ಪೂಜೆ ಮಾಡಿದ್ಲೋ ಅಲ್ಲಿಯೇ ಕಲ್ಲಿನಲ್ಲಿ ಒಂದು ಸ್ತ್ರೀಯನ್ನು ಉಗುಳಿದ ಪಾದ ಇದು ಷಡುಮಣಿಕೊಂಡ ಲಂಗಿನ ಶಿರಂಗಾರು ಅಂತ ಹೇಳ್ತಾರೆ ಅಳಹರ್ಮಲೆಯಲ್ಲಿ ಅವನ ಪಾದದಿಂದ ದಕ್ಷಿಣದ ಗಂಗೆಯಾಗಿ ಅಲ್ಲೊಂದು ನದಿ ಉಂಟಾಯಿತು ಶಿರದಲ್ಲಿಲ್ವೊಂದು ಅಣಂಗುಮಿಂದನ ಅವರು ಮಲಯಂದ ಮಬಂದ ಪಂಬಿನ ವೇದಾರ್ಥಗಳನ್ನೆಲ್ಲ ತೋರಿಸುವುದು ಈ ಪಾದ ಅದರಲ್ಲಿ ಈ ವೇದಾರ್ಥವೆಲ್ಲ ಕೂತಿದೆ ಅಯನ್ ಮುಡಿ ತನ್ನಿಲ್ ಅಮಂದುವು ಎಂದನ ಬ್ರಹ್ಮನ ಮುಡಿಯ ಮೇಲೆ ನಿಂತ ಪಾದ ಇದು ಅರುಳ್ ತರವೆಣ್ಣಿ ಕೃಪೆ ತೋರಿಸಬೇಕು ಅಂತ ಉದ್ದೇಶ ಮಾಡಿ ಅಯಿಂದೇವಂದನ ದೇವಂದನ ತರುವಹೀಂದ್ರಪುರಂ ಅಂತ ಒಂದು ಕ್ಷೇತ್ರ ನಡುನಾಟ್ಟು ತಿರುಪತಿ ಆ ಕ್ಷೇತ್ರದಲ್ಲಿ ಅಡಿಯವರ್ ಮಯ್ಯರ್ ಪದ ಮಲರ್ಪದಂಗಳೇ ಅಂತಹ ಸತ್ಯವಾದ ದೈವ ಅವನ ಪಾದ ಎಂಬುದಾಗಿ ನವಮಣಿ ಮಾಲೆ ಒಂಬತ್ತು ಪದ್ಯದಲ್ಲಿ ಒಂಬತ್ತು ಛಂದಸ್ಸು ಏನಿಟ್ಟಿದ್ದಾರೆ ಓದುವುದಕ್ಕೆ ಸೊಗಸು ಇಂತಹ ಛಂದಸ್ಸು ಕನ್ನಡದಲ್ಲಿಲ್ಲ ತಮಿಳು ಸಾಹಿತ್ಯದಲ್ಲಿ ಛಂದಸ್ಸು ತುಂಬ ವಿಚಿತ್ರವಾಗಿದೆ ಅಂತಹ ಪಾದ ದ್ರೌಪದಿ ದೇವಿ ಭಗವಂತನ ಪಾದಗಳನ್ನು ಕೊಂಡಾಡಿದಳು ಕೃಷ್ಣ ನೋಡಿದ ಅವನಿಗೂ ಕಂಡಲ್ಲಿ ನೀರು ಬಂತು ಕುಮಾರ ಕುಮಾರವ್ಯಾಸನ ಸ್ವಲ್ಪ ವಿವರಿಸ್ತೇನೆ ಮೂರ್ದಲ್ ಕತೆ ಬಹಳ ಚುಟುಕಿ ಅವಳು ಅಳ್ತಾ ಇದ್ದಾಳೆ ಪಾದದಲ್ಲಿ ಹೊರಳ್ತಾ ಇದ್ದಾಳೆ ಎಬ್ಬಿಸಿದ ಕೃಷ್ಣ ತಂಗಿ ತಂಗಿ ಹೇಳಮ್ಮ ಇದು ಸ್ತೋತ್ರಕೀಗಳು ಸಮಯವೇ ಹೇಳೇತಕಿ ಸ್ತುತಿ ತಂಗಿ ಕೊಂಡಾಡೋದು ಸಮಯವೇನಮ್ಮ ಇದು ಅರ್ಧರಾತ್ರಿ ಬೇರೆ ಇದು ಯಾಕೆ ತಂದು ಕೊಂಡಾಡ್ತಾ ಇದ್ದೀಯೇ ಚಿತ್ತದಳ ಆತುರವಿದೆ ಹಿಡಿದ ಚಿದನು ಮಸ್ತಕವ ಯಾಕೋ ಮನಸ್ಸು ತುಂಬಾ ವ್ಯಗ್ರವಾಗಿದೆ ಅಂತ ಕಾಣುತ್ತೆ ತುಂಬಾಳ್ತಾ ಅಳ್ತಾ ಇದ್ದೀಯೇ ಹೇಳು ಏನಾಯಿತು ಅದಕ್ಕೆ ದ್ರೌಪದಿ ಹೇಳ್ತಾಳೆ ಅಲಂಕಾರದಲ್ಲಿ ಬೀತತರು ಶುಕನಿಕರ ಕೀವುದೇ ಔತಣವ ಬೀತತರು ತರು ಅಂದ್ರ ಮರ ಮರದಲ್ಲಿ ಹೂವುಗಳು ಬರೋದಕ್ಕೆ ಒಂದೊಂದು ಸೀಸನ್ ಅಂತ ಇರುತ್ತೆ ಮಾವಿನ ಮರದಲ್ಲಿ ಮಾವಿನ ಮರದ ಹಣ್ಣು ಕೊಡೋದು ಒಂದು ಕಾಲದಲ್ಲಿ ಬಿಟ್ರೆ ಅದರಲ್ಲಿ ಏನು ಹಣ್ಣಿರೋದಿಲ್ಲ ಬೇವಿನ ಮರದಲ್ಲೂ ಅಷ್ಟೇ ಮಾವಿಗೂ ಬೇವಿಗೂ ನಿಯಮ ಇಟ್ಟಿದ್ದಾನೆ ಭಗವಂತ ಬೀತತರು ಶುಕ ನಿಖರ ಕೇವುದೇ ಅವು ತಣವ ಗಿಣಿ ಬಂದು ನೋಡ್ತದೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಅಕಾಲದಲ್ಲಿ ಬಂದರೆ ಗಿಣಿಯೇ ಬಂದರೂ ಮಾವಿನ ಹಣ್ಣು ಸಿಕ್ಕದೇ ಇರುವಂತೆ ನೀನು ಶುಕದಂತೆ ಬಂದಿದ್ದೀಯೇ ಕೃಷ್ಣ ಇಲ್ಲಿ ಹೂವೆಲ್ಲ ಹೋಗ್ಬಿಟ್ಟಿದೆ ಹಣ್ಣೆಲ್ಲ ಹೋಗ್ಬಿಟ್ಟಿದೆ ಆಶ್ರಮದಲ್ಲಿ ಏನೂ ಇಲ್ಲ ನಿನಗೆ ನಮ್ಮ ಮನೆಗೆ ಬನ್ನಿ ಊಟ ಮಾಡ್ಬೋದು ಎಲ್ಲ ಸಿದ್ಧ ಮಾಡ್ತೇನೆ ಅಂತ ಹೇಳಿಬಿಟ್ರು ಯಜಮಾನರು ಯಾವ ಯಜಮಾನರು ಬುದ್ಧಿ ಇರದೇ ಇದ್ದವರು ಆದ್ರೆ ಆಗಿದ್ದೇನು ತೀರಿತ ಕ್ಷಯದನ್ನವೆಂದು ಅಕ್ಷಯ ಪಾತ್ರೆಯಲ್ಲಿ ಬರುವುದಿಲ್ಲ ಮಹಾಋಷಿಯ ಘನರೋಷವನ್ನಿಗೆ ಉಪಹಾರ ನಿನ್ನ ಮೈದುನರು ಆ ಋಷಿಯ ಕೋಪಕ್ಕೆ ಉಪಹಾರ ಉಪಹಾರವಾಗಿದ್ದಾರೆ ಪಾಂಡವರನ್ನು ತಿಂದು ಬಿಡ್ತಾರೆ ಯಾರು ನಿನ್ನಯ ಮೈದುನನ ತನವೆಂದಳು ಇಂದು ಮುಖಿ ಅದು ಕೃಷ್ಣ ಹೇಳ್ತಾನೆ ಏನಮ್ಮ ನಾನು ಅಷ್ಟು ದೂರದಿಂದ ಬಂದಿದ್ದೇನೆ ದ್ವಾರಿಕೆಯಿಂದ ನನಗೆ ಹಸಿವು ಅಂತ ನಾ ಹೇಳೋಣ ಅಂತ ಬಂದರೆ ಮನೆಯಲ್ಲಿ ಏನೂ ಇಲ್ಲ ಅಂತ ಶುರು ಮಾಡಿದೆಲ್ಲ ನಾವು ಹಸಿತೈ ತಂದರೆ ಈ ಪರಿ ದೇವಿ ನಾನಾ ದೂರ ದೂರು ನಾವು ಚಿತವು ಹೇಳೆನಲು ನಿನ್ನ ಕೊಡೋಕ್ಕೇನೂ ಇಲ್ಲ ಅಂತ ಪೀಠಿಗೆ ಹಾಕಿದ್ದೀಯಾ ಬೆಳಗ್ಗೆ ನೋಡಿ ಅಲ್ಲೇ ಇಟ್ಟಿದ್ದೀನಿ ಲೋಟ ಹಾಲ್ನವನೇ ಬಂದಿಲ್ಲ ಇವತ್ತು ಶ್ರಾದ್ದ ಕರೆದಿದ್ದೀರ ಒಬ್ಬರನ್ನ ಮನೇಲಿ ಅಡುಗೆ ಚೆನ್ನಾಗಿಲ್ಲ ಒಂದು ಹಾಲಾರು ಕುಡಿಯೋಣ ಅಂದ್ರೆ ಅಲ್ಲೇ ಇಟ್ಟಿದ್ದೇನೆ ಲೋಟ ಹಾಲು ನೋಡೇ ಬಂದಿಲ್ಲ ಇವತ್ತು ಮೊದಲೇ ಬೀಟ್ಗೆ ಹಾಕುವುದು ನಾವು ಹಸಿದೈ ತಂದರೆ ಈ ಪರಿದೇವಿ ನಾನಾ ದೂರ ದೂರುವುದಾವುದು ಜಿತವು ಹೇಳೆನಲು ನಡು ನಡುಗಿ ಕೈ ಮುಗಿದು ದೇವ ನಿಮ್ಮಯ ಹಸಿವು ಕಳೆ ಒಡೆ ಭಾವಶುದ್ಧಿಯ ಬಕುತಿ ಬೇಹುದು ನಿನ್ನ ಹಸಿವು ತೀರಬೇಕಾದ್ರೆ ಅನ್ನ ನೀರು ಭೋಜ್ಯ ಬೆಲ್ಲ ಪಾಯಸ ಇದರಿಂದ ನೀನು ಪ್ರಾಕೃತ ವಸ್ತುವಿನಿಂದ ನೀನು ಹಸಿವನ್ನು ತೀರಿಸಿಕೊಳ್ಳೋ ಸ್ವಾಮಿಯೇ ನಮ್ಮ ಹೊಟ್ಟೆಗೆ ಏನೋ ತಿನ್ನಬೇಕು ಅಂತ ನೀನು ಮಾಡಿ ತೋರಿಸಿ ನಾವು ತಿಂತೇವೆ ಹೊರತು ನಿನ್ನ ಪೂಜೆಗೆ ಪ್ರಾಕೃತ ವಸ್ತುಗಳು ಎದ್ದಕ್ಕೋ ಕೃಷ್ಣ ದೇವ ನಿಮ್ಮಯ ಹಸಿವು ಭಾವ ಭಾವಶುದ್ಧಿಯ ಭಕುತಿ ಬೇಹುದು ನಾವು ಚಂಚಲ ಚಿತ್ತರು ಎಂದಳು ಕಮಲಮುಖಿ ನಗುತ ಹಿಂದೋಳರಾಗ ಹೇಳಲಿಲ್ಲ ಅಂತ ಆಕ್ಷೇಪ ನನ್ನ ಮಗ ಮಾಲ್ಕೌನ್ಸ್ ಸ್ವಲ್ಪ ಹೇಳಿ ತೋರಿಸ್ತಾ ಇದ್ದೇನೆ ನಾವು ಚಂಚಲ ಚಿತ್ತರು ಭಕ್ತಿಯೂ ಸಿದ್ಧಿಯಾಗಿಲ್ಲ ನಮಗೆ ಕೃಷ್ಣ ನಿನ್ನ ಹಸು ನೀಗಬೇಕಾದ್ರೆ ನಮಗಿರುವುದು ಭಕ್ತಿ ಅದು ಶಾಸ್ತ್ರ ಹೇಳುತ್ತೆ ಹೊರತು ನನಗೆ ಭಕ್ತಿ ಗೊತ್ತಿಲ್ಲ ಅದಕ್ಕೆ ಕೃಷ್ಣ ಹೇಳಿದ ಏ ಇದೆಲ್ಲ ಊಟಾಟಿಕೆ ಮಾತು ಬೇಡ ಏನಿಟ್ಟಿದ್ಯೋ ತಗೊಂಬ ನನಗೆ ಇಲ್ಲಿ ಮಾತುಗಳು ಸೊಗಸುವುದೇ ಹಸಿವಿಂದ ಆತುರರಿಗೆ ಎಲೆ ತಂಗಿ ಬುಭುಕ್ಷಿತೈಹಿ ವ್ಯಾಕರಣಂ ನ ಭುಜ್ಯತೆ ಹಸಿವಾದವನಿಗೆ ವ್ಯಾಕರಣ ಸೂತ್ರ ಹೇಳಿದ್ರೆ ತಲೆಗೆ ಹಾಗೆ ಹತ್ತೋದಿಲ್ವೋ ತಗೊಂಬಾರಮ್ಮ ಪ್ರೀತಿ ವಿದರು ಒಲಿದಿತ್ತುದೇ ಕ್ಷುಧೆಗಮೃತ ಪ್ರೀತಿ ಇರುವವರು ಏನು ಕೊಟ್ಟರು ಅದು ಅಮೃತ ಎಂಬುದಾಗಿ ಅಮೃತ ಪುಂಜವದು ಏತಕೀ ಜಂಜಡವೆನಲು ಜಲಜಾತ ಮುಖಿ ಕಂಬಿಸುತ ಕುಮುದಾರಾತಿ ಕೊಟ್ಟ ಸ್ಥಾಲಿಯನು ತಡವಿದಳು ಕರದಿಂದ ನಾನೇ ತೋರಿಸ್ತೇನಪ್ಪ ಕೃಷ್ಣ ಏನು ಪರೀಕ್ಷೆ ಮಾಡ್ತೀಯೋ ಪ್ರಭು ನನ್ನ ಮಾನ ಕಾಪಾಡು ಅಂದರೆ ತಗೊಂಬಾ ತಗೊಂಬ ಅಂತ ಹೇಳ್ತೀಯ ಏನು ತಗೊಂಬರ್ಲಿ ನಾನು ಹಣೆ ಬರಹ ಅಂತ ಪಾತ್ರೆಯನ್ನು ತಂದಳು ಕೃಷ್ಣ ಕಣ್ಣು ಮುಚ್ಚಿದ ಸರಿಯಾಗಿ ನೋಡು ಒಳಗಡೆ ಏನಾರಿದೆಯೇ ಪಾತ್ರೆ ತೋರಿಸಿದಳು ಅಲ್ಲ ಒಳಗಿಂದ ಕೈ ಮುಟ್ಟಿ ನೋಡು ಏನಾರಿದೆಯೇ ಅಂತ ಹೇಳಿ ಒಳಗಿಂದ ನೋಡ್ತಾ ಇದ್ದಾನೆ ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಅವತ್ತು ಕೀರೆ ಸೊಪ್ಪಿನ ಹುಳಿ ಮಾಡಿದ್ದಳು ಒಂದು ಕೀರೆ ಉಳಿದಿತ್ತು ರಾತ್ರಿ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಸರಿಯಾಗಿ ಪಾತ್ರೆ ತೊಳೆದಿರಲಿಲ್ಲ ಒಂದು ಚೂರು ಅದರೊಳಗೆ ಅಂಟಿಕೊಂಡಿತ್ತು ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ ಕೈಗೊಂಡು ಸವಿದನು ತಣಿದು ತಲೆದೂಗಿದನು ತೇಗಿದನು ಅಪ್ಪ ತೇಗ್ ಬಂದ್ಬಿಡ್ತು ಪಾಂಡವರ ಪತಿ ಕರೆಸಿ ನಲಿವುತ ಅಜಾಂಡ ನುಡಿದನು ಬ್ರಹ್ಮಾಂಡವನ್ನು ರೋಮಕೋಪದಲ್ಲಿ ಹೊಂದಿರತ ಕೃಷ್ಣ ಹೇಳ್ತಾನೆ ಹೃದಯ ಕ್ಷುದಯನು ಖಂಡಿಸಿದಲ ಎನ್ನುತ್ತ ತಂಗಿ ಇಷ್ಟೊಂದು ಆಹಾರ ಇಟ್ಕೊಂಡು ದೂರದಿಂದ ಬಂದವನಿಗೆ ಆಹಾರ ಇಲ್ಲ ಅಂತ ಹೇಳಿದಲ್ಲ ತೇಗು ಬಂದದ್ದು ನೋಡಿದ್ಯಾ ಊಟ ಹೋಗಿದೆ ಟೆಲಿಗ್ರಾಮ್ ಬಂತು ಹೊರಗಡೆ ಚೆನ್ನಾಗಿ ಊಟ ಮಾಡಿದ್ದೇನೆ ಎಂದು ಕೊಂಡಾಡಿದನು ದ್ರೌಪದಿಯ ಅರಸ ಕೇಳಿ ಚಯಲಿ ಮನದುಬ್ಬರದ ತನುವಿನ ಮದ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ದೂರ್ವಾಸರು ತಮ್ಮ ಶಿಷ್ಯರ ಜೊತೆಯಲ್ಲಿ ನೀರು ಕಂಡ್ರೆ ಬ್ರಾಹ್ಮಣರು ಹೊರಗೆ ಬರೋದೇ ಇಲ್ಲ ರೈಲ್ವೆ ರೈಲಲ್ಲಿ ಹೋಗ್ತಿರ್ಲಿ ಬಸ್ಸಲ್ಲಿ ಹೋಗ್ತಿರ್ಲಿ ಇದೋ ಬಂದೆ ಅಂತ ಕಿವಿಗೆ ಜನವಾರ ಸುತ್ತಿದ್ರು ಅಂದ್ರೆ ಮುಗಿಯಿತು ಉಳಿದವರು ಸತ್ರು ಅವ್ರನ್ನ ಬಿಟ್ಟು ಹೋಗೋ ಹಾಗಿಲ್ಲ ಇವರು ಅವರು ಬರುವುದೇ ಇಲ್ಲ ನೀರು ಕಂಡ್ರೆ ಈಜ್ತಾ ನಿಂತು ಬಿಡುವುದು ಒಂದು ಗಂಟೆ ಎರಡು ಗಂಟೆ ಸ್ನಾನ ಮಾಡಿದ್ರು ಮತ್ತೆ ಮಾಡಿದ್ರು ನಮಗೆ ಬಕೆಟ್ ನೀರು ಕೊಟ್ಟರು ಅರ್ಧ ಬಕೆಟ್ ಸಾಕಂತೇವೆ ನಾನೇನು ಕೊಳಕನಲ್ಲ ಆದರೆ ಸ್ನಾನ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡಬೇಕು ನದಿಯಲ್ಲಿ ನೀರಿದೆ ಅಂತ ಎಲ್ಲ ಗಂಗೆ ನೀರಲ್ಲಿ ಸ್ನಾನ ಮಾಡೋಕ್ಕಾಗತ್ತೆ ಇವರು ಸ್ನಾನ ಮಾಡ್ತಾ ಇದ್ದಾರೆ ಯಾಕೋ ಹೊಟ್ಟೆ ಉಬ್ಬರಿಸ್ಕೊಂತು ದುರ್ವಾಸರಿಗೆ ಶಿಷ್ಯರನ್ನು ಕೇಳಿದ್ರು ನಿಮ್ಗೆ ಏನಾಗ್ತಾ ಇದೆ ಅಂತ ಹೊಟ್ಟೆ ತೊಳಸ್ತಾ ಇದೆ ಸ್ವಾಮಿ ಒಬ್ಬ ಹೇಳಿದ ಹುಳಿಚಾಯಿಗೆ ಬರ್ತಾ ಇದೆ ಸ್ವಾಮಿ ಅರಸ ಕೇಳಿ ಚೈಲಿ ಮನದುಬ್ಬರದ ತನುವಿನ ತಳಿತ ರೋಮದ ಭರದ ತುಷ್ಟಿಯ ಬಳಿಯ ತೇಗುವ ಹಿಗ್ಗು ಒಳ್ಳೆಗಳ ಶಕ್ತಿ ಮೀರಿ ಊಟ ಮಾಡಿದವನಿಗೆ ಪ್ರಾಣಾಯಾಮ ಮಾಡು ಏನು ಸ್ಥಿತಿ ಆಗುತ್ತೆ ನಿಮ್ಮ ಪತ್ನಿಯನ್ನು ಕೇಳಿ ಗಟ್ಟಿ ಊಟ ಮಾಡಿದ ಮೇಲೆ ಪ್ರಾಣಾಯಾಮ ಆಗೋದಿಲ್ಲ ಉಸಿರೇ ಬರೋದಿಲ್ಲ ಹೊರಗಡೆ ಕೊರಳಿ ಗಡರುವ ಹೊಟ್ಟೆಗಳ ಈ ಹೊಟ್ಟೆ ಬೆಳೆದು ಬೆಳೆದು ಕೊರಳು ತನಕ ಬಂದಿದೆಯಂತೆ ಗಡರುವ ಹೊಟ್ಟೆಗಳ ಋಷಿವರರು ಸಹ ದುರ್ವಾಸ ಮುನಿಯ ಆಶ್ಚರ್ಯವಾಳುತ ತನ್ನೊಳರಿದನು ಮುರಹರನ ಬರವ ಕೃಷ್ಣ ಬಂದಿದ್ದಾನೆ ನಾ ಪರೀಕ್ಷೆ ಮಾಡಬೇಕು ಅಂತ ಬಂದ್ರೆ ಕೃಷ್ಣ ನನ್ನನ್ನೇ ಪರೀಕ್ಷೆ ಮಾಡಿದನಲ್ಲ ಇವರನ್ನೂ ಭಕ್ತರು ಮಾಡಿಬಿಟ್ರು ಕುಮಾರವ್ಯಾಸನಲ್ಲಿ ಇಲ್ಲಿ ಬಂದವರೆಲ್ಲರೂ ಭಕ್ತರೇ ಶ್ರೀಮದ್ ಭಾಗವತದಲ್ಲಿ ವೃತ್ತರಾಸುರನನ್ನು ಭಕ್ತ ಮಾಡಿದಂತೆ ಭಾಗವತ ಗ್ರಂಥದಲ್ಲಿ ಅಭಕ್ತರು ಯಾರೂ ಇಲ್ಲ ಎಲ್ಲರೂ ಒಳ್ಳೆಯವರೇ ಮೂರು ಭಾರತದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದ ಆಮೇಲೆ ತೋರಿಸ್ತೇನೆ ದುರ್ವಾಸರ ಕಣ್ಣಲ್ಲಿ ನೀರು ಬಂತು ಆಹಾ ಇದು ದ್ರೌಪದಿ ಮಹಿಮೆ ಬಂದನೇ ಗೋವಿಂದ ಭಕುತರ ಬಂಧುವಲ್ಲ ಆತನಳು ಮನಸ್ಸಿಗೆ ಸಂದ ಮನುಜರ ಸೆಣಸೆ ನನ್ನಂತ ಹುಲು ಮನುಜರು ಕೃಷ್ಣನ ಜೊತೆ ಜಗಳಾಡುವುದೇ ಮಾಣಿ ಪರಾರು ಭುವನದಲ್ಲಿ ಅವನ ಜೊತೆ ಯುದ್ಧ ಮಾಡೋರು ಯಾರು ಎಂದೆನುತ ದೂರ್ವಾಸ ಮುನಿಪತಿ ಬಂದು ಕಂಡನು ಪರ್ಣಶಾಲೆಯಲ್ಲಿ ಅಂದು ಕುಂತಿ ಸುತ ಸಹಾಯನ ಕೃಷ್ಣರಾಯನನು ಜಗಲಿ ಮೇಲೆ ಕೂತಿದ್ದಾನೆ ಕೃಷ್ಣ ಕಾಲ್ ಮೇಲೆ ಕಾಲು ಹಾಕೊಂಡು ಪಾಂಡವರೆಲ್ಲ ಕೂತಿದ್ದಾರೆ ಘಮ ಘಮ ಘಮ ಅಡಿಗೆ ವಾಸನೆ ಬರ್ತಾ ಇದೆ ಅಯ್ಯೋ ಇದು ಬೇರೆ ಬೇರೆಯಲ್ಲ ಅಲ್ಲೇ ಹುಳಿತಾಗಿ ಬಂತಲ್ಲ ನಮ್ಮ ಗತಿ ಏನು ಕೃಷ್ಣ ಎದ್ದ ಕಪಟ ಬೀರಿ ಕಾಣುತ್ತಿದಿರದ್ದ ಸುರಮರ್ದನ ಕಾಣಿಕೆಯ ಕೊಟ್ಟರಗಿ ಅವನಿಗೆಲ್ಲ ಗೊತ್ತು ಕಾಣಿಕೆ ತಗೊಂಡ್ಬಂದಿದ್ದ ಈ ದುರ್ವಾಸನ ಶಮನ ಮಾಡಬೇಕು ಅಂತ ದ್ವಾರಿಕೆಯಿಂದ ಅವರಿಗೆ ಅವ್ರಿಗೆ ಬೇಕಾದೇನೇನು ನಾರು ಮಡಿಯೋ ಕೃಷ್ಣಾಜನವೋ ಮತ್ತೊಂದೋ ಕೊಟ್ಟು ಹೋ ಹೋ ಸ್ಥಾಣುವಿನ ಬರವೆತ್ತಣಿಂದಾಯಿತನುತ ಕೈ ಮುಗಿಯೇ ಪರಮಶಿವ ಎಲ್ಲಿಂದ ಬಂದ್ರಿ ತಾವು ಅಂತ ಕೈ ಮುಗಿಯಲಾಗಿ ಅಯ್ಯಯ್ಯೋ ಮಾಣು ಮಾಧವನಿಲ್ಲು ಮಾನವನಾಣೇದ ನಾಟಕವ ನುಡಿಯುದು ನನ್ನನ್ನು ಅವಮಾನ ಮಾಡಬೇಡ ಕೃಷ್ಣ ನಾನು ಶಿವನೂ ಅಲ್ಲ ಪರಮಶಿವನೂ ಅಲ್ಲ ಇವತ್ತು ಪಾಂಡವರ ಬುಟ್ಟಿ ಕೈ ಹಾಕಿಬಿಟ್ಟಿದ್ದೇನೆ ಕೈ ಹೊರಗೆ ತಗೋಬೇಕು ನಾನು ನಾಣೆಯದ ನಾಟಕದ ಇದು ಜಾಣ ನೀನ ಹೇಯನುತ ಮುನಿಹಾಯ್ದಪ್ಪಿದನು ಹರಿಯ ಕೃಷ್ಣಾಲಿಂಗನ ಮಾಡಿಕೊಂಡ್ರು ಯತಿಗಳು ಬಂದಿದ್ದೀರಿ ಅಂತ ಅವ್ರನ್ನ ಕೂರಿಸಿದ್ದಾನೆ ಕುಳ್ಳೆದ್ದ ಕೆಳ ಮುನಿ ಕುರುಂಬ ಸಭೆಯೊಳಗಿದ್ದ ಪಂಗೆ ಅಂಬುಜಾನನೆ ನಮಿಸೆ ದ್ರೌಪದಿ ಬಂದಳು ಸ್ನಾನ ಏನೆಲ್ಲ ಅಡುಗೆ ಅಡಿಗೆ ಸಿದ್ಧವಾಗಿದೆ ಬನ್ನಿ ಅಂತ ಹೇಳಲಾಗಿ ಕೃಷ್ಣ ಯಾವಾಗ ಒಂದು ಹೆಸಳನ್ನು ತಿಂದನೋ ಆ ಪಾತ್ರಗಳಿಗೆ ಅವಳು ಕೇಳಿದ್ದೆಲ್ಲ ಬಂದುಬಿಡ್ತು ಅನ್ನ ಅನ್ನದ ರಾಶಿ ಪಾಯಸ ಪಾಯಸ ಭಕ್ಷ್ಯ ಭೋಜ್ಯ ಏನ್ ಇಷ್ಟಿಷ್ಟು ದಪ್ಪ ಲಾಡುಗಳು ಇಟ್ಟಿದ್ದಾರೆ ವೆಂಕಟೇಶ್ವರನಿಗೂ ತಿನ್ನೋಕ್ಕಾಗದೇ ಇರುವಂತಹ ಲಾಡು ಒಳೆ ಗಿಡೆ ಏನೇನು ಬೇಕೆಲ್ಲ ಪದಾರ್ಥ ಇಟ್ಟಿದ್ದಾರೆ ಮುಸಲ್ಮಾನರ ಹೆಸರ ಪದಾರ್ಥಗಳು ಜಹಾಂಗೀರ್ ಅಂತ ಒಂದು ಬಾದುಷಾ ಅಂತ ಒಂದು ಪದಾರ್ಥ ಚೆನ್ನಾಗಿರ್ಬೋದು ಮುಸಲ್ಮಾನರ ಹೆಸರು ಪಾಕಿಸ್ತಾನ ಅಂತ ಒಂದು ಅಜಲ್ ಬಂತು ಪಾಕಿಸ್ತಾನ ಮೈಸೂರು ಪಾಕ್ ಅಂತ ಹೇಳ್ತಾರಲ್ಲ ಅರ್ಧ ಪಾಕಿಸ್ತಾನದ ಹೆಸರು ಅರ್ಧ ಮೈಸೂರಿನ ಹೆಸರು ಬೆಂಗಳೂರಿಲ್ಲ ಅಡಿಗೆ ಸಿದ್ಧವಾಗಿದೆ ಅಂತ ಹೇಳಿದ ಮೇಲೆ ಅಮ್ಮ ಸ್ವಲ್ಪ ತಾಳ್ತಾಯಿ ಅವಸರ ಮಾಡಬೇಡ ಅಂತ ಹೇಳಿ ಅಂಬುಜಾನನ ನಮಿಸ ಹರಸಿದನು ಐದಯಾಗೆನುತ ಹೇಳಿ ಹಂಬಲಿಸುತ್ತ ನಿಗಮಶಾಸ್ತ್ರಗಳೆಂಬುವ ಹಣದ ಕಾಢದೈವದ ಬೆಂಬಳಿಯಲಿರಲು ಇನ್ನಾವುದ ಸಾಧ್ಯ ನಿಮಗೆಂದ ವೇದ ಶ್ರುತಿಗಳಿಗೆ ತೋರದೆ ಎಂದು ಕೃಷ್ಣ ನಿನ್ನ ಬೆನ್ನಿಗಿದ್ದಾನೆ ತಂಗಿ ಆ ಕೃಷ್ಣ ನಿನ್ನ ಬೆನಗಿರುವಾಗ ನಿನಗೆ ಯಾರೇನು ಮಾಡ್ತಾರೆ ಮೈ ವಶವ ಮಾಡದಿರಲೇ ಪರ ದೈವವನು ಕುರುಕುಲದ ಬೇರನು ಕೊಯ್ಯುವನು ಈ ಹರಿ ಬಳ ಸಲ್ಲಿಸಿ ಅಸ್ತ್ರದಲ್ಲಿ ಭೀಮಾರ್ಜುನರೆಂಬ ಅಸ್ತ್ರದಿಂದ ಕುರುಕುಲವನ್ನೇ ಸಂಹಾರ ಮಾಡಬಲ್ಲ ಕೃಷ್ಣ ಇವನು ಚಕ್ರಯಾತಕ್ಕೆ ಬೇಕು ಕಾವನೈ ನಿಮ್ಮ ಇವರನು ಕೈಗಾವನೇ ವರರಾಜ್ಯಲ ಕುಮಿಯ ಕೈ ಬಿಡಿವ ಸಂಕಲ್ಪ ಸಿದ್ಧಿ ಎಂದನಾ ಮುನಿಪ ಪಾಂಡವರನ್ನ ಆಶೀರ್ವಾದ ಮಾಡಿ ಸುಟ್ಟು ಪೂಜೆ ಮಾಡಿ ಅಂತ ಅವರು ವರ ಕೇಳಿದ್ರೆ ಅವರನ್ನೇ ಸುಟ್ಟು ಪೂಜೆ ಮಾಡ್ತಾನೆ ನಿಮ್ಮ ಕೃಷ್ಣ ಎಂಬುದಾಗಿ ಇವರು ಆ ಕಡೆ ವರವನ್ನು ತಿರುಗಿಸಿಬಿಟ್ರು ಆಮೇಲೊಂದು ಮಾತನ್ನು ಹೇಳ್ತಾರೆ ಅವರು ದೂರ್ವಾಸರು ಹೇಳುವ ಮಾತು ನಮ್ಮ ಕುಮಾರವ್ಯಾಸ ಇದನ್ನು ಎಲ್ಲಿ ಎಲ್ಲಿಂದ ಎತ್ತಿಕೊಂಡ ಶ್ರೀಮದ್ ಭಾಗವತದಿಂದ ತಗೊಂಡಿದ್ದಾನೆ ವಾಕ್ಯ ವಾಕ್ಯ ತೋರಿಸ್ತೇನೆ ನೋಡಿ ಬೇರು ನೀರುಂಡಾಗ ದಣಿಯವೇ ಭೂರುಹದ ಶಾಖೋಪಶಾಖೆಗಳು ಊಟಕ್ಕೆಲ್ಲ ಎಲೆ ಹಾಕಿದ್ದೇವೆ ಸಾವಿರಾರು ಎಲೆ ದ್ರೌಪದಿ ಪಂಜು ಕೊಳ್ಳಿ ಹಿಡ್ಕೊಂಡು ರೆಡಿಯಾಗಿದ್ದಾರೆ ಪಾಂಡವರು ಎಲ್ಲ ಬ್ರಾಹ್ಮಣರು ನಿಂತಿದ್ದಾರೆ ಬಡಿಸೋದಕ್ಕೆ ಅಯ್ಯೋ ಊಟ ಬೇಡ ಯಾಕೆ ಊಟ ಯಾತಕ್ಕೆ ಬೇಡ ಬೇರು ನೀರುಂಡಾಗ ಒಂದು ಮರದ ಬೇರಿಗೆ ನೀವು ನೀರು ಹಾಕಿದರೆ ದಣಿಯವೇ ಭೂರುಹದ ಶಾಖೆಗಳು ಆ ಮರದಲ್ಲಿ ಹುಟ್ಟಿದ ಕೊಂಬೆ ಮರಿ ಮರಿಟೊಂಗೆ ಎಲೆ ಹೂವು ಕಾಯಿ ಹಣ್ಣು ಎಲ್ಲಕ್ಕೂ ನೀರು ಹಾಕಿದಂತೆ ನೀ ನಿಜ ದೇಹ ಅಂಗೋಪಾಂಗನೆಂದನಿಪ ಶ್ರೀರಮಣ ನೀನೇ ನಿಜವಾದ ಉಸಿರು ನಾವೆಲ್ಲ ನೀನೇ ಬೇರು ನಾವೆಲ್ಲ ಅಂಗೆ ಟೊಂಗೆ ಇದ್ದ ಹಾಗೆ ಶ್ರೀರಮಣ ನೀ ಸಂತುಷ್ಟನಾದೊಡೆ ಬೇರೆ ಭೋಜನ ಗಮಗೆ ಬೇಹುದೇ ಭೂರಮಣ ಕೇಳನುತ ಮತ್ತಿಂದನ ಮುನಿಪ ಯಥಾ ಹಿ ಸ್ಕಂಧ ಶಾಖಾನಾಂ ತರೋಹ ಮೂಲಾವಸೇಚನಂ ಶ್ರೀಮದ್ಭಾಗವತ ಎಂಟನೇ ಸ್ಕಂದ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬರುತ್ತೆ ಶ್ಲೋಕ ಹಾಗೆ ಭಾಷಾಂತರ ಮಾಡಿ ಯಥಾಹಿ ಸ್ಕಂಧ ಶಾಖಾನಾಂ ತರೋಹ ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಹಿ ಎಲ್ಲರಿಗೂ ತೃಪ್ತಿ ಆಗುತ್ತೆ ಭಗವಂತನಿಗೆ ತೃಪ್ತಿಯಾದರೆ ಮನೆಯಲ್ಲಿ ಏನು ಮಾಡಿದ್ರು ಭಗವಂತನಿಗೆ ಅಂತ ಮೊದಲು ಹಾಕಿ ಅವನಿಗೆ ಮೊದಲು ಬಡಿಸಿ ಆಮೇಲೆ ಓಡಿಸಬೇಕು ಶ್ರಾದ್ದದಲ್ಲಿ ಮಾತ್ರ ಕೊನೆಯಲ್ಲಿ ವಿಷ್ಣುವಿಗೆ ಸರ್ವಯಜ್ಞ ಸ್ವರೂಪ ಎಂಬುದಾಗಿ ಮೊದಲು ವಿಶ್ವದೇವರು ಆಮೇಲೆ ಪಿತೃಸ್ಥಾನ ಶ್ರಾದ್ದ ಸಂರಕ್ಷ ಮಹಾವಿಷ್ಣು ಅಂತ ಹೇಳಿ ವಿಷ್ಣುವಿಗೆ ಒಂದು ಎಲೆ ಹಾಕ್ತೇವೆ ಅವತ್ತು ಬ್ರಾಹ್ಮಣರಿರಲಿಲ್ಲ ಅಂದ್ರೆ ಆ ಎಲೆಯನ್ನ ಊರಿನ ಬ್ರಹ್ಮಚಾರಿ ಕೊಡಬೇಕು ಯಾರೂ ಸಿಕ್ಕಲಿಲ್ಲ ಅಂದ್ರೆ ಗೋವಿಗಾದರೂ ಕೊಡಬೇಕು ಪಿತೃಗಳ ಶೇಷ ಜೊತೆಯಲ್ಲಿ ಎಂಜಲಲ್ಲಿ ಸೇರಿಸಬಾರದು ವಿಷ್ಣುವಿಗೆ ಪ್ರತ್ಯೇಕ ಸ್ಥಾನ ನಮ್ಮಲ್ಲಿ ಆ ವಿಷ್ಣು ಸ್ಥಾನಕ್ಕೊಬ್ಬರು ಸಿಕ್ಕಲಿಲ್ಲ ಅಂದ್ರೆ ಶಂಕುಚಕ್ರ ಗುರುಚಿರುವ ಗಂಟೆ ಇಟ್ಬಿಡ್ತೇವೆ ನಾಮದ ಪೆಟ್ಟಿಗೆ ಇಟ್ಬಿಡ್ತೇವೆ ಒಂದು ಹೈಗ್ರೀವರ ವಿಗ್ರಹವನ್ನೇ ತಂದು ಬಿಡ್ತೇವೆ ಒಂದು ಫೋಟೋ ಇಟ್ಬಿಡ್ತೇವೆ ಆ ಜಾಗದಲ್ಲಿ ಒಂದು ವಿಷ್ಣು ಪಾದ ಇಡ್ತೇವೆ ಆ ಜಾಗದಲ್ಲಿ ಅವನಿಗೆ ತೃಪ್ತಿ ಆದ್ರೆ ಎಲ್ಲಿಗೂ ತೃಪ್ತಿ ಅಂತ ನಮ್ಮನ್ನು ಬಿಟ್ಬಿಡಿ ಮಹಾರಾಯರೇ ನಾವು ಹೋಗಬೇಕು ಹೋಗಬೇಕು ಅಂದ್ರು ಬಿಡ್ತೇವೆ ಬಿಡ್ತೇವೆ ತಾಳಿ ಅಂತ ಈ ಎಲೆ ಏನು ಮಾಡೋದು ತೃಪ್ತಿ ಆಯಿತು ಅಂತ ಹೊರಟು ಬಿಟ್ರು ಕೃಷ್ಣ ಅವರನ್ನು ಕಳಿಸಿದ ಅಂತ ಇಷ್ಟೇ ಹೇಳಿದ್ದಾರೆ ಕುಮಾರವ್ಯಾಸ ಭಾರತದಲ್ಲಿ ಮೂಲ ಭಾರತದಲ್ಲಿ ಸ್ವಲ್ಪ ವಿಚಿತ್ರ ಅದನ್ನು ಹರಿಕಥೆ ಮಾಡುವವರು ತುಂಬ ರಸಿಕರು ಬೇರೆ ರೀತಿಯಲ್ಲಿ ಬೆಳೆಸ್ತಾರೆ ಅದನ್ನು ಸ್ವಲ್ಪ ಹೇಳಿ ತೋರಿಸ್ಬೇಕು ತಮಗೆ ನಾನು ಈ ಕಥೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅವರೆಲ್ಲೆಲ್ಲೋ ಹೋಗಿದ್ರು ಸ್ನಾನಕ್ಕೆ ಅಂತ ಎಷ್ಟು ಮೈಲಿ ಹೋಗಿದ್ರೋ ಯಾವ ಜಾಗಕ್ಕೆ ಹೋಗಿದ್ರೋ ಏನು ಕಥೆಯೋ ದ್ರೌಪದಿ ಕೃಷ್ಣನ ಧ್ಯಾನ ಮಾಡಿದಳು ಶ್ಲೋಕ ಓದ್ ತೋರಿಸಿದ್ದೇನೆ ದ್ರೌಪದಿ ಮಾಡಿದ ಶ್ಲೋಕಗಳನ್ನ ಆ ಪ್ರಾರ್ಥನಾ ಶ್ಲೋಕಗಳನ್ನು ಕೇಳಿ ಪುರಾಣ ಪುರುಷ ಪ್ರಾಣ ಮನೋವೃತ್ತಿ ಗೋಚರ ಪ್ರಾಣ ಮನಸ್ಸು ವೃತ್ತಿಗಳಿಗೆ ಅಗೋಚರನಾದವನೇ ಸರ್ವಾಧ್ಯಕ್ಷ ಪರಾಧ್ಯಕ್ಷ ತ್ವಾಮಹಂ ಶರಣಂಗತಃ ಪಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ನೀಲೋತ್ಪಲ ದಲಶ್ಯಾಮ ಪದ್ಮಗರ್ಭಾರುಣೇಕ್ಷಣ ಪೀತಾಂಬರ ಪರ ಪರಿಧಾನ ರಸತ್ಕೌಸ್ತುವ ಭೂಷಣ ಅಂತಹ ಭೂತಾನಾಂ ಚ ಪರಾಯಣಂ ಅಷ್ಟೋತ್ತರ ಇದ್ದಾಗಿದೆ ಕೃಷ್ಣನ ವರ್ಣನೆ ಜಗತ್ಪತಿ ಪಾರ್ಶ್ವಸ್ಥಾಂ ಕೇಶವ ಪ್ರಭು ಪಕ್ಕದಲ್ಲಿ ಮಲಗಿದ್ಲು ರುಕ್ಮಿಣಿ ದೇವಿ ಸ್ವಲ್ಪ ತಾಳು ಬಂದೆ ಅಂತ ಹೇಳಿ ತತ್ರ ಜಗಾಮತ್ಪರಿತಃ ಅಚಿಂತ್ಯ ಗತಿರೀಶ್ವರ ಇವನಿಗೆ ಎಷ್ಟು ಸ್ಪೀಡ್ ಇರಬಹುದು ಎಷ್ಟು ಬೇಗ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ ತತಸ್ತಂ ದ್ರೌಪದಿ ದೃಷ್ಟ ಪ್ರಣಮ್ಯ ಪರಯಾ ಸದಾ ದ್ರೌಪದಿ ಹತ್ರ ಬಂದೇ ಬಿಟ್ಟ ಇವಳು ನಮಸ್ಕಾರ ಮಾಡಿದಳು ಅಬ್ರವೀತ್ ವಾಸುದೇವಾಯ ಮುನೇ ಆಗಮನಾಯುಗಂ ಋಷಿ ಬಂದುಬಿಟ್ಟಿದ್ದಾರೆ ನಮ್ಮನ್ನ ಗೋಡೆ ಕೊತ್ತಾ ಇದ್ದಾರೆ ಏನ್ ಮಾಡಲಿ ಕೃಷ್ಣ ಶೀಘ್ರಂ ಭೋಜೆ ಮಾಂ ಕೃಷ್ಣ ಪಶ್ಚಾತ್ ಸರ್ವಂ ಕರಿಷ್ಯಸಿ ಆಮೇಲೆ ಯೋಗಕ್ಷೇಮ ಮೊದಲು ಅವರಿಗೆ ಅಡಿಗೆ ಆಗಬೇಕು ಏನಾರು ದಾರಿ ಹುಡುಕು ನಿಶಮ್ಯ ತದ್ವಜ ಕೃಷ್ಣ ಲಜ್ಜಿತ ವಾಕ್ಯಮ್ರವೀತೆ ಲಜ್ಜಿಯಾಯಿತು ಏನ್ ಹೇಳಲಿ ಸ್ಥಾಲ್ಯಾಂ ಭಾಸ್ಕರ ದತ್ತಾಯಾಂ ಅನ್ನಂ ಮದ್ಭೋಜನಾವಧಿ ನಾವು ಊಟ ಮಾಡೋ ತನಕ ಮಾತ್ರ ಸೂರ್ಯ ಕೊಟ್ಟಿದ್ದ ಪಾತ್ರೆಯಲ್ಲಿ ಅನ್ನ ಬರುತ್ತೋ ಕೃಷ್ಣ ಭುಕ್ತವತಿ ಅಸ್ಮಿ ಅಹಂ ದೇವ ಅದನ್ನ ವಿದ್ಯತೆ ನಾವು ಊಟ ಮಾಡಿ ಮುಗಿಯಿತು ಅದರ ಅನ್ನ ಬರ್ತಾ ಇಲ್ವಲ್ಲಪ್ಪ ಏನ್ ಮಾಡಲಿ ಕೃಷ್ಣ ಕೇಳಿದ ಕೃಷ್ಣೇ ನರ್ಮಕಾಲೋಯಂ ನರ್ಮ ಅಂದ್ರೆ ಆಟ ಎನ್ನ ಬೇಡಿಕೆ ಪಾರ್ಕರಿ ಅಂದ ಕೃಷ್ಣ ಆಟ ಮಾಡ್ತಿದ್ಯಾ ತಂಗಿ ನನಗೆ ಹಸುವಾಗಿದೆಯಮ್ಮ ಇದು ಮೂಲದಲ್ಲಿ ಕುಮಾರವ್ಯಾಸ ಹಾಗೆ ಭಾಷಾಂತರ ಮಾಡಿದ್ದಾನೆ ಶೀಘ್ರಂ ಗಚ್ಚ ಮಮಸ್ಥಾಲಿ ಆನೀಯತ್ವಂ ಪ್ರದರ್ಶಯ ಆ ಪಾತ್ರೆ ತಗೊಂಬಾ ತೋರಿಸು ಅವಳು ತಂದು ಸ್ಥಾಲ್ಯಾ ಕಂಠೇಥ ಸಂಲಗ್ನಂ ಶಾಖಾನ್ನಂ ವೀಕ್ಷ ಕೇಶವ ಆ ಪಾತ್ರೆ ಹೇಗಿತ್ತು ಅದು ಕೊಳದಪ್ಪಲೆ ಇದ್ದಾಗಿರಲಿಲ್ಲ ಒಂದು ಕಂಠ ಇತ್ತು ಮಡಿಕೆ ಇದ್ದ ಹಾಗೆ ಅದರಲ್ಲಿ ಮಾಡಿದ್ದಳು ಅದರ ಕಂಠದಲ್ಲಿ ಎಲ್ಲೋ ಸಿಕ್ಕೊಂಡಿತ್ತು ಅದು ಎಸಳು ಅದು ಕೀರೆ ಎಸಳು ತೊಳೆಯುವಾಗ ಹೊಟ್ಟೆಯೆಲ್ಲ ತೊಳೆದಿದ್ದು ಕಂಠದಲ್ಲಿ ಸಿಕ್ಕಾಕೊಂಡಿತ್ತು ಅದನ್ನು ನೋಡಿದ ನೋಡಮ್ಮ ಇಲ್ಲ ಅನ್ನ ಇಟ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ತಾಯಿ ಕೃಷ್ಣ ಅದನ್ನು ಊಟ ಮಾಡಿದ ಸಂತೋಷವಾಯಿತು ತೇಗಿಬಿಟ್ಟ ಮುಂದೆ ಹಾಗೆಯೇ ಕಥೆ ಹೋಗ್ತದೆ ದುರ್ವಾಸರು ಅಲ್ಲಿ ಸ್ನಾನ ಮಾಡ್ತಾ ಇದ್ದವರು ವೃಥಾಪಾಕೇನ ಋಷೇಹೇ ಅಪರಾಧ ಕೃತೋ ಮಹಾನ್ ಶಿಷ್ಯರಿಗೆ ಹೇಳಿದ್ರು ಏನರು ಹೊಟ್ಟೆ ಉಬ್ಬರಿಸ್ಕೊಳ್ತಾ ಇದೆಯಲ್ಲ ನಿಮಗೇನಾಯಿತು ನಮಗೂ ಅದುವೇ ಆಯಿತು ಎಂದರು ವನಕಡ ಜನಕ ಅದುವೆ ಅಯ್ಯೋ ವೃಥಾಪಾಕೇನ ರಾಜಋಷೇ ಅಪರಾಧ ಕೃತೋ ಮಹಾನ್ ಸುಮ್ಮನೆ ಅವರಿಗೆ ತೊಂದರೆ ಕೊಟ್ಟು ಅಡಿಗೆ ಮಾಡಿಸಿದ್ದಾಯಿತು ಅಪರಾಧ ಮಾಡಿದ್ದಾಯಿತು ಮಾಸ್ಮಾನ್ ನಮ್ಮ ನಾವು ಹಸಿವು ಇಲ್ಲ ಅಂತ ಹೇಗೆ ಹೇಳೋದು ಪಾಂಡವರಿಗೆ ಹೋಗಿ ಪಾಂಡವಾಹ ಕ್ರೂರ ಚಕ್ಷುಷ ಯಾವ ಕಣ್ಣಿಂದ ಹೋಗಿ ಕೇಳಲಿ ಯಾವ ಬಾಯಿಂದ ಹೋಗಿ ಕೇಳಲಿ ಎಂಬುದಾಗಿ ಸ್ಮೃತ್ವಾನುಭಾವಂ ರಾಜಋಷೇ ಅಂಬರೀಷಸ್ಯ ಧೀಮತಃ ಅಂಬರೀಷನ ಅನುಭವ ಆಯಿತು ಅಂತ ಇಲ್ಲಿ ತಾವೇ ಹೇಳಿಕೊಂಡು ಮೂಲದ ಕಥೆಯಲ್ಲಿ ದ್ರೌಪದಿ ಹೇಳಿದಳು ಅಂದ್ರೆ ಒಂದು ಹಳೆ ಅನುಭವ ನೆನಪಿದೆ ನಮ್ಮ ರಾಜಕಾರಣಿಗಳು ಏನೂ ನೆನಪಿರೋದಿಲ್ಲ ಅವರಿಗಿಂತ ವಾಸಿ ಇವರು ಸ್ಮೃತ್ವ ಅನುಭಾವಂ ರಾಜಋಷೇ ಅಂಬರೀಷಸ್ಯ ಧೀಮತಃ ಬಿಭೇಮಿ ಸುತರಾಂ ವಿಪ್ರ ಹರಿಪಾದಾಶ್ರಯಾಜ್ಞನಾತ್ ಹರಿಪಾದಾಶ್ರಯ ಮಾಡಿದ ಜನರಿಂದ ನನಗೆ ತುಂಬಾ ಭಯವಾಗ್ತಾ ಇದೆ ಈ ದ್ರೌಪದಿ ಇಂತ ಭಕ್ತೆ ಅಂತ ಗೊತ್ತಿರಲಿಲ್ವಲ್ಲ ಏನ್ ಮಾಡೋದು ಏನ್ ಮಾಡೋದು ಸದಾಚಾರರತಾ ನಿತ್ಯಂ ವಾಸುದೇವ ಪರಾಯಣ ವೃದ್ಧಾಷ್ಟೇ ನಿರ್ದೇಹೆಯು ಏನು ಮಾಡಲಿ ಎಂಬುದಾಗಿ ಹತ್ತಿ ರಾಶಿಯನ್ನು ಕಿಡಿ ಬೆಂಕಿ ಸುಟ್ಟು ಬಿಡುವಂತೆ ಪಾಂಡವರ ಕೋಪಕ್ಕೆ ತುತ್ತಾಗ್ತಾ ಇದ್ದಾನಲ್ಲ ಅಂತ ತಯೇ ತಾನು ಪೃಷ್ಟೈವ ಶಿಷ್ಯ ಹಾ ಶೀಘ್ರಂ ಪಲಾಯತ ಇಲ್ಲೊಂದು ಚಮತ್ಕಾರ ಯಾರಿಗೂ ಹೇಳದೆ ಕೇಳದೆ ಒಬ್ಬೊಬ್ಬರೊಂದೊಂದು ದಿಕ್ಕಿಗೆ ಓಡಿ ಹೋಗಿಬಿಡಿ ಅಂತ ಮೂಲದ ಕತೆ ನಮ್ಮ ಕೃಷ್ಣ ಕುಮಾರವ್ಯಾಸ ಕಳ್ಳ ಭಕ್ತರಿಗೆ ಅವಮಾನ ಆಗಬಾರದು ಅಂತ ಕತೆ ಹೊರಳಿಸಿಬಿಟ್ಟ ದೂರ್ವಾಸರು ಹೇಳಿದ್ರು ಶಿಷ್ಯರಿಗೆ ನಾವಿಲ್ಲಿದ್ರೆ ಎಷ್ಟೊತ್ತಾದರೂ ಸ್ನಾನ ಮಾಡಿದ್ ಬರಲಿಲ್ಲ ಅಂತ ಹುಡ್ಕೊಂಡ್ ಬರ್ತಾರೆ ಪಾಂಡವರು ಆ ಭೀಮಾ ಅಂತ ಒಬ್ಬ ಇದ್ದಾನ ಮಹಾರಾಯ ಗದೆ ತಂದು ಬಿಟ್ರೆ ಏನು ಗತಿ ನಮಗೆ ಆದ್ರಿಂದ ಏತಾನ್ ಅಪೃಷ್ಟೈವ ಹೋಗಿ ಬರ್ತೇನೆ ಅಂತ ಪಾಂಡವರಿಗೆ ಹೇಳದೆಯೇ ಶಿಷ್ಯ ಶೀಘ್ರಂ ಪಲಾಯತ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿಬಿಡಿ ಹೇಗೆ ಹೋಗುವುದು ಅಜಿತ್ ವಾಡೇಕರ್ ಅಂತ ಒಬ್ಬ ಇದ್ದ ಕ್ರಿಕೆಟ್ನವನು ಆ ಅಜಿತ್ ವಾಡೇಕರ್ ಒಂದ್ಸಲ ಹೋಗಿ ಎಲ್ಲಿಯೋ ಅವನು ಆಟ ಆಡುವಾಗ ಇಪ್ಪತ್ತರ ಮೇಲೆ ಸ್ಕೋರ್ ಬರಲಿಲ್ಲ ಒಂದು ಇನ್ನಿಂಗ್ಸ್ನಲ್ಲಿ all out for twenty or eighteen ಏನಾಯಿತು ಬಹಳ ಹಿಂದೆ ನಾ ಸಣ್ಣ ಹುಡುಗ ಆವಾಗ ಭಾರತ ದೇಶಕ್ಕೆ ಬರೋದು ಹೇಗೆ ಅಂತ ಭಯಪಟ್ಟುಕೊಂಡು ಒಬ್ಬ ಕರಾಚಿ ಮೂಲಕ ಒಬ್ಬ ಮದ್ರಾಸ್ ಮೂಲಕ ಒಬ್ಬ ಕಲ್ಕತ್ತಾ ಮೂಲಕ ಇನ್ನೊಬ್ಬ ಮುಂಬೈ ಮೂಲಕ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದು ಅಂತ ಕಲ್ಲು ಹೊಡಿತಾರೆ ಅಂತ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಹೋಗಿಬಿಟ್ರು ಪಾಂಡವರು ನೋಡಿದ್ರು ನೋಡಿದ್ರು ಕೃಷ್ಣನು ಕಾಯ್ಕೊಂಡು ಕೂತಿದ್ದ ಇನ್ನು ಹೆಂಗ ಬರ ಅವ ಎಲ್ಲ ಬೋಯ್ಟ ಕೃಷ್ಣ ಹೇಳಿದ ಅವರು ಬರೋದಿಲ್ಲ ಇನ್ನು ಅಡಿಗೆ ಮಾಡಿದ್ದೇವಲ್ಲ ಅಡಿಗೆ ಮಾಡಿದ್ದೀರಿ ಬ್ರಾಹ್ಮಣರ ಭೋಜನಕ್ಕೆ ಹಾಕಿಬಿಡಿ ಆಕಳಿಗೆ ಹಾಕಿಬಿಡಿ ಅಂತ ಹೇಳಿದ್ರು ಅಂತ ಕಥೆಯಲ್ಲಿ ಉಪಸಂಹಾರವಾಗ್ತಾ ಇದೆ ಇದನ್ನು ಬೆಳೆಸ್ತಾರೆ ಕೆಲವು ಭಕ್ತರು ಇನ್ನಷ್ಟು ದೂರಕ್ಕೆ ಮೂರದಲ್ಲಿಯೂ ಇಲ್ಲ ಕುಮಾರವ್ಯಾಸನಲ್ಲಿಯೂ ಇಲ್ಲ ಹೇಗೆ ಬೆಳೆಸ್ತಾರೆ ಅವರೆಲ್ಲ ಬಂದರು ಬರ್ತಾನೆ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಮುಂಜಿ ಊಟ ಬೇಡ ಅಂತ ಹುಡುಗಿ ಅಡಿಗೆ ಸಿದ್ಧವಾಗಿದೆ ಸ್ವಲ್ಪ ತಾಳೆಯ ಅಂದರು ತಾಳು ಹಸಿವಂತ ಆಗಲಿ ಅಂದ್ರೆ ಸ್ನಾನ ಇಷ್ಟೊತ್ತು ನೀವೇ ಮಾಡಿದ್ರಿ ತುಂಬ ಅಪಚಾರವಾಗುತ್ತೆ ಅದೇ ಹಾಕಿದ್ದೇವೆ ಆಮೇಲೆ ಮೆಲ್ಲಿಗೆ ನಿಮಗೆ ಸಾಪಾಡು ಅಂಡ ಶುರು ಮಾಡಿದ್ರು ಊಟ ಬೇಡ ನಮಗೆ ಕೊಂದು ಬಿಡ್ತೇನೆ ಎಂದ ಭೀಮಸೇನ ಅರ್ಧರಾತ್ರಿಯಲ್ಲಿ ಒಂದು ಊಟ ಬೇಕು ಅಂತ ಕೇಳಿ ಇಷ್ಟೆಲ್ಲ ಮಾಡಿ ಶ್ರಮಪಟ್ಟು ಕೃಷ್ಣನ ಕರೆಸಿ ಊಟ ಬೇಡ ಅಂದ್ರೆ ಏನರ್ಥ ಹಾಗಿದ್ರೆ ನೆಪಕ್ಕೆ ಕೂತ್ಕೊಳ್ತೇವೆ ಕೈ ನೆನಕಿರೋದೇನು ಅಂತ ಸ್ವಲ್ಪ ಕೈ ನೆನೆಸುವುದು ಅಂತ ಒಂದು ಹೇಳ್ತಾರೆ ಕೈಯಾರು ನೆನೆಸಿ ತಲೆಯಾರು ನೆನೆಸಿ ಪಾದವಾರು ನೆನೆಸಿ ಕೂತರು ಸರಿ ಕೂತರು ಎಲ್ಲರೂ ಪ್ರಾಣಾಯಸ್ವಾಹ ಸ್ವಾಹ ಮಾಡೋ ಹೊತ್ತಿಗೆ ಅಂತ ಬಂತು ವಾಂತಿ ಪಂಕ್ತಿ ವಿಚಾರಣೆಗೆ ಭೀಮಸೇನೆ ಬಂದ ಪಂಕ್ತಿ ವಿಚಾರಣೆ ಅಂತ ಒಂದು ಮಾಡ್ತಾರೆ ಸರಿಯಾಗಿ ಊಟ ಬಡಿಸಿದ್ರೋ ಇವು ಸರಿಯಾಗಿ ಮಾಡ್ತಿದ್ದಾರೋ ಏನೋ ಎಲ್ಲ ನೋಡ್ಬೇಕಲ್ಲ ಅವನೇ ಬಂದಾಗ ಅದೇ ತಗೊಂಬಂದಿದ್ದಾನೆ ಸೌಟಲ್ಲ ಮಹಾರಾಯ ಅವನು ಹೇಳ್ದ ಇವರಿಗೆ ಪಾಪ ಅರ್ಧರಾತ್ರಿ ಆಗಿದೆ ತುಂಬಾ ಹಸಿವಾಗಿರಬೇಕು ಸರಿಯಾಗಿ ಊಟ ಮಾಡಿದರೆ ಸಮ ಇಲ್ಲದೆ ಕೈಯಲ್ಲಿ ಗದೆ ಅವ್ರು ಹೇಳಿದ್ರು ವಾಂತಿ ಆಗುತ್ತಲ್ಲ ಏನು ಮಾಡಬೇಕು ಹಾಗಿದ್ರೆ ಒಂದು ಕೆಲಸ ಮಾಡಿ ಏನು ಪರಿಶೇಷಣೆ ಮಾಡಿದ್ದೀರಿ ಎಂಜಲನ್ನ ಎಲೆ ಸಮೇತ ಕಟ್ಟಿ ಮೂಟೆಯನ್ನ ತಲೆ ಮೇಲಿಟ್ಟುಕೊಂಡು ಧೃತರಾಷ್ಟ್ರ ಮನೆಗೆ ಹೋಗ್ಬೇಕು ನೀವು ಅಲ್ಲಿ ಹೋಗಿ ದುರ್ಯೋಧನನ ಮುಂದೆ ನಿಂತ್ಕೋಬೇಕು ನೀವು ಹತ್ತು ಸಾವಿರದ ಒಂದು ಜನ ಎಲ್ಲ ಇಳುವೆ ಎಂಜಲೆಲೆ ತಲೆ ಮೇಲೆ ಹಾಕೋ ಇದು ಮಾಡಿದ್ದೀರಿ ಅಂದ್ರೆ ವರ ಕೊಡಿ ಪಾಂಡವರಿಗೆ ಅಂತ ನೀವು ಹೇಳಿದ್ರೆ ಗತಿ ಇದು ಅಂತ ಅಲ್ಲಿ ಹೇಳಬೇಕು ಕೃಷ್ಣ ನಮಗೆ ಇಷ್ಟೆಲ್ಲ ಊಟ ಹಾಕಿದ್ದಾನೆ ನೋಡಿ ಅಂತ ಒಂದು ಎಲೆ ಬಿಚ್ಚಿ ತೋರಿಸಿ ಇಲ್ಲಿರೋ ಭಕ್ಷ ಭೋಜನ ಮರಮನೆಯಲ್ಲಿ ದರಿದ್ರ ಮನೆಯಲ್ಲಿ ಇದೆಲ್ಲ ಮಾಡೋಕ್ಕಾಗತ್ತೆ ಅಂತ ಅವರನ್ನು ಕೇಳಿ ನಮಗೇನು ವರ ಕೊಡಬೇಕು ಅಂತಿದ್ರೆ ಅವರಿಗೆ ಕೊಡಿ ಅದನ್ನ ಅಂತ ಭೀಮ ಕಳಿಸಿದ ಎಂಬುದು ದುರ್ವಾಸ ಆತಿದ್ದ ಕಥೆ ಈ ಕಥೆಯನ್ನು ಕೇಳಿದವರಿಗೆ ಅನ್ನ ಸಮೃದ್ಧಿ ಇರುತ್ತದೆ ಅವರ ಮನೆಯಲ್ಲಿ ನಿತ್ಯ ಅತಿಥಿಗಳಿಗೆ ಒಳ್ಳೆಯ ಆಶ್ರಯವಾಗ್ತದೆ ಯಾವತ್ತೂ ಕೊರತೆ ಇರುವುದಿಲ್ಲ ನಮ್ಮ ಕುಲದ ಪೂರ್ವಜರಿಗೆ ಒಂದು ಬಿರುದು ಸುಖವಸತಿ ಅಂತ ನಮ್ಮ ಮನೆಗೆ ಇದುವರೆಗೂ ಅನ್ನಕ್ಕೆ ದೇವರು ಕೊರತೆ ಮಾಡಿಲ್ಲ ನರಸಿಂಹನ ಒಕ್ಕಲು ಯಾರು ಬಂದರೂ ಎಷ್ಟೊತ್ತಿಗೆ ಬಂದರೂ ಸಮೃದ್ಧವಾಗಿ ಭಗವಂತ ನಮಗಿಲ್ಲದೆ ಇದ್ದು ಇನ್ನೊಬ್ಬರು ಕೊಡುವಂತಹ ಭಾಗ್ಯ ಕೊಟ್ಟಿದ್ದಾನೆ ಭಾಗವತರನ್ನು ನಾವು ನೆಚ್ಚಿಕೊಳ್ಳಬೇಕು ಮೆಚ್ಚಬೇಕು ಅಂಬರೀಷ್ ಕೇಳಿದ್ದೀರಿ ಇದು ಅಡಿಷನಲ್ ಬೋನಸ್ ಅದು ಮೂಲದಲ್ಲಿಲ್ಲ ಮಹಾಭಾರತದಲ್ಲಿ ಇದು ದೂರ್ವಾಸರ ಕಥೆ ಸಾಕಲ್ಲ ಕಥೆ ಮುಂದಕ್ಕೆ ಹೋಗೋಣ ಇವತ್ತು ನಿಮಗೆಲ್ಲರಿಗೆ ಸಂತೋಷವಾಗಲಿ ದೂರ್ವಾಸ ಅತ್ಯುತ್ತದ ಫಲ ಸಿಕ್ಕಲಿ ದೂರ್ವಾಸರ ಶಾಪ ಅಲ್ಲ <coughs> ಎಂಬುದಾಗಿ ಈ ಪ್ರವಚನವನ್ನು ಏರ್ಪಡಿಸಿದವರು ತಮಗೆಲ್ಲ ಪುಳಿಯೋಗರೆ ಏರ್ಪಾಡು ಮಾಡಿದ್ದಾರೆ ಶಾಂತರಾಗಿ ಅಷ್ಟರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಬೇಕು ಇದೆಲ್ಲ ಮಹಾಭಾರತದಲ್ಲಿ ಕೆಲವು ನಿಯಮಗಳುಂಟು ಒಂದೊಂದು ಘಟ್ಟದಲ್ಲಿ ಒಂದೊಂದು ಸಂದರ್ಭದಲ್ಲಿ ಪುಷ್ಕಳವಾಗಿ ಅನ್ನದಾನ ಆಗಬೇಕು ಅಭಿಮನ್ಯು ವಿವಾಹದಲ್ಲಿ ಈ ವಿರಾಟ ಪರ್ವದ ಮಂಗಳದಲ್ಲಿ ಒಂದು ಅಲ್ಲಿಂದ ಭೀಷ್ಮ ದ್ರೋಣಾದಿಗಳು ಹೋಗೋ ದಿವಸಕ್ಕೆ ಒಂದು ಬುಟ್ಟಿ ತುಂಬಾ ತೆಂಗಿನಕಾಯಿ ಇಟ್ಕೊಂಡು ಕೂತ್ಕೋಬೇಕಿಲ್ಲ ಒಂದು ಕಲ್ಲು ಕುಡುಗೋಲು ಇಟ್ಕೊಂಡು ಭೀಷ್ಮ ಹೋದ ದ್ರೋಣ ಹೋದ ಕರ್ಣ ಹೋದ ಸೈಂಧವ ಹೋದ ಒಂದೊಂದು ಕಾಯಿ ಹೊಡಿಯೋದು ಹೊಡಿಯೋದು ಕರ್ಪೂರ ಕರ್ಪೂರವೋ ಕರ್ಪೂರ ತೆಂಗಿನಕಾಯೋ ತೆಂಗಿನಕಾಯಿ ನಿಮಗೇ ಕೊಡ್ತೇನೆ ಆ ಭಾಗ್ಯವನ್ನ ಭಟ್ರ ಕೈ ಕೊಡಬೇಡಿ ನೀವೇ ಮಾಡಿ ಆ ಕೈಕರ್ಯವನ್ನ ಅದು ಯುದ್ಧ ಪಂಚಕ ಕೊನೆಯ ಐದು ಪರ್ವಗಳಲ್ಲಿ ದೂರ್ವಾಸ ಆತಿಥ್ಯ ಪ್ರಸಂಗಕ್ಕೆ ಭಗವಂತ ಪ್ರೀತನಾಗಲಿ ಮಂಗಳವಾಗಲಿ ಸ್ವಲ್ಪ ಹಿಂದಕ್ಕೆ ಬರ್ತೇವೆ ಅಷ್ಟಾವಕ್ರ ಚರಿತ್ರೆ ತಗೊಳ್ತಾ ಇದ್ದೇವೆ ದೂರ್ವಾಸ ಪ್ರಸಂಗಕ್ಕೆ ಇಷ್ಟೊತ್ತಾಗೋಯಿತು ಅದನ್ನು ಬೇಗ ಮುಗಿಸಿ ದುರ್ವಾಸ ಪ್ರಸಂಗವನ್ನ ಅಷ್ಟಾವಕ್ರ ಗೀತೆಯನ್ನು ದೊಡ್ಡದಾಗಿ ಹೇಳಬೇಕು ಅಂತಿದ್ದೆ ಭಗವತ್ ಸಂಕಲ್ಪ ತಲೆ ಕೆಳಕಾಯಿತು ಇವತ್ತು ಪೂರ್ತಿ ಆಗದಿರ ಮತ್ತೆ ನಾಳೆ ಎತ್ಕೋಬೇಕು ಹೋಮ್ವರ್ಕ್ ತಂಗಳನ್ನ ತಿಂತು ಅಂತ ತಿಳ್ಕೋಬೇಡಿ ಮಹಾಭಾರತದಲ್ಲಿ ಯಾವುದೂ ತಂಗಳಲ್ಲ ಉದ್ದಾಲಕನೆಂಬ ಒಬ್ಬ ಮಹರ್ಷಿ ಇದ್ದ ಈ ಕಥೆ ಎಲ್ಲಿ ಬರ್ತದೆ ಇದು ಒಂದು ನೂರ ಮೂವತ್ತನೇ ಮೂವತ್ತೆರಡನೇ ಅಧ್ಯಾಯ ವನಪರ್ವದಲ್ಲಿ ನೂರ ಮೂವತ್ತೆರಡನೇ ಅಧ್ಯಾಯ ಸಮಂಗ ಅಂತ ಒಂದು ತೀರ್ಥ ಅದನ್ನ ಲೋಮಶ ಮಹರ್ಷಿಗಳು ಪರಿಚಯ ಮಾಡ್ತಾರೆ ಧರ್ಮಪುತ್ರನಿಗೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ಅಂಗವೈಕಲ್ಯವಿದ್ರೆ ಹೋಗ್ತದೆ ಹಾಗಿದ್ರೆ ನದಿಯಲ್ಲಿ ಪತ್ತೆ ಮಾಡಬೇಕಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪೇಪರ್ನಲ್ಲಿ ಅಂಗವಿಕಲರೆಲ್ಲ ಬರಬಹುದು ಅಂತ ಸ್ಪೆಷಲ್ ಟ್ರೈನ್ ಮಾಡಿ ಅವನ್ನ ಕರ್ಕೊಂಡೋಗಿ ಆ ನದಿಯಲ್ಲಿ ಸ್ನಾನ ಮಾಡಿಸಿ ನೋಡಬಹುದಲ್ಲ ಮಾಡಬಹುದು ಯಾರು ಬೇಡ ಅಂತ ಬಹಳ ಸಂತೋಷ ಸಮಂಗ ಅಂಗಗಳು ಪೂರ್ಣವಾಗುವುದು ಆ ನದಿ ಹೆಸರು ಸಮಂಗ ಸಮ್ಯಕ್ ಅಂಗಾನಿ ಪೂರಿಯಂತೆ ಓಹೋ ಈ ಜಾತಕಿ ಹೆಸರು ಬಂತು ಗುರುಗಳೇಂದ ಧರ್ಮರಾಜ ಅದಕ್ಕೆ ಅವರು ಲೋಮಶರು ಹೇಳ್ತಾ ಇದ್ದಾರೆ ಪೂರ್ವದಲ್ಲಿ ಉದ್ದಾಲಕನೆಂಬ ಒಬ್ಬ ಮಹರ್ಷಿ ಅವನಿಗೆ ಶ್ವೇತಕೇತು ಅಂತ ಒಬ್ಬ ಮಗ ಈ ಹೆಸರನ್ನು ಉಪನಿಷತ್ತಲ್ಲಿ ಕೇಳಿರಬೇಕು ಮಗನಿಗೆ ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು ಹೇಳಿಕೊಟ್ಟಂತಹ ಪ್ರಸಂಗ ಅದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆರನೇ ಪ್ರಪಾಠಕದಲ್ಲಿ ಬರುವಂತಹ ಕತೆ ಮೀಸೆಗಡ್ಡ ಬೆಳೆದಿತ್ತು ಹುಡುಗನಿಗೆ ಉಪನಯನ ಆಗಿರಲಿಲ್ಲ ಶ್ವೇತಕೇತುವಿಗೆ ಛೇ ನಮ್ಮ ಕುಲದಲ್ಲಿ ಬ್ರಹ್ಮವಿದ್ಯೆ ಇದ್ದವ್ರು ಯಾರೂ ಇಲ್ಲ ಉಪನಯನ ನೀನೇ ಮಾಡು ಅಂತ ನಾನೆಲ್ಲ ಮಾಡೋದು ಗುರುಕುಲದಲ್ಲಿ ಮಾಡಿಸ್ಕೋಬೇಕು ಪೂರ್ವ ಕಾಲದಲ್ಲಿ ತಂದೆ ತಾಯಿ ಉಪನಯನ ಮಾಡ್ತಿರಲಿಲ್ಲ ಗುರುಕುಲದಲ್ಲಿ ಮಗು ಬಿಟ್ಬಿಡೋರು ಗುರುವಾದವನೇ ಮಗುವಿಗೆ ಉಪನಯನವನ್ನು ಮಾಡಿಸಿ ಅಲ್ಲಿ ವೇದಾಧ್ಯಯನಾದಿಗಳನ್ನು ಮಾಡಿಸಬೇಕು ಹೋಗು ಗುರುಕುಲಕ್ಕೆ ಗುರುಕುಲಕ್ಕೆ ಹೋದ ಹನ್ನೆರಡು ವರ್ಷ ಇದ್ದ ತಲೆಗೆ ಎಷ್ಟು ಹತ್ತೋ ಬಿಡ್ತೋ ಅವ್ರು ಹೇಳಿದ್ರು ಬಂದ್ರು ಬಾಗಿಲಲ್ಲಿ ಬಂದು ನಿಂತ್ಕೊಂಡ ಹ್ಯಾರು ನಿಂತಿದ್ದಾನೆ ತುಂಡು ತುಪಾಕಿ ಹಾಗೆ ನಿಂತಿದ್ದಾನೆ ಸ್ತಬ್ಧೋಸಿ ಗಡವ ಇದ್ದಾಗಿದ್ದೀಯೇ ಉತತ್ವಂ ಆದೇಶಮ ಪ್ರಾಕ್ಷ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಯಾವುದೊಂದನ್ನು ಕೇಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೆಯೋ ಕೇಳದೇ ಇದ್ದದ್ದನ್ನು ಕಿವಿಯಲ್ಲಿ ಕೇಳಿದಂತಾಗ್ತದೆಯೋ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಾಗ ಒಂದಾಗ್ತದಲ್ಲ ಅಂತ ವಸ್ತುವಿನ ಬಗ್ಗೆ ಕೇಳಿದ್ದೀಯಾ ಪರೀಕ್ಷೆ ಮಾಡಿದ ತಂದೆ ಒಳಗೆ ಬಿಡಲಿಲ್ಲ ಅವನನ್ನು ಅವನು ಅಲ್ಲೇ ನಿಂತುಬಿಟ್ಟ ಅಂಥದ್ದೊಂದು ವಸ್ತು ಇದೆಯೇ ಎಂದ ಒಂದನ್ನು ತಿಳಿದ್ರೆ ಎಲ್ಲ ತಿಳಿದಂತಾಗುವಂತ ಒಂದು ವಸ್ತು ಇದೆಯೇ ಛೀ ಹೋ ಕಡವ ಇದ್ದಾಗಿದ್ದು ಗುರುಕುಲಕ್ಕೆ ಹೋಗಿದ್ದಿ ಅದನ್ನು ಕಲ್ತ್ಕೊಳ್ದೆ ಬಾಕಿದೆಲ್ಲ ಕಲ್ತ್ಕೊಂಡು ಬಂದ್ರೆ ಹೋಗು ನಾ ಏನಕ್ಕೆ ಒಕ್ಕ ಮಾಡಿದೆ ಎಲ್ಲ ಜೂನಿಯರ್ಸ್ ಇದ್ದಾರೆ ಅವ್ರ ಜೊತೆ ನಾ ಪಾಠ ಹಾಕಿ ಕಲಿಯೋದು ನೀನೇ ಹೇಳಿಕೊಡು ಅಂದ ಆಗ ಕೂತ್ಕೊಂಡವನಿಗೆ ಹತ್ತು ದಿವ್ಯ ಉದಾಹರಣೆಗಳನ್ನು ಕೊಟ್ಟು ಆ ಭಗವಂತನಿಗೂ ನಮಗೂ ಇರತಕ್ಕ ದಿವ್ಯ ಸಂಬಂಧವನ್ನು ಹೇಳಿಕೊಡುವ ಪ್ರಕರಣ ಅದು ತತ್ವಮಸಿ ವಾಕ್ಯಾರ್ಥ ಇದು ಸದ್ವಿದ್ಯಾ ಪ್ರಕರಣ ಅಂತ ಹೇಳ್ತಾರೆ ಕನ್ನಡದಲ್ಲಿ ತತ್ವಮಸಿ ಅಂತ ಒಂದು ಗ್ರಂಥವನ್ನೇ ಬರೆದೆ ನಾನು ಇಂಗ್ಲಿಷ್ನಲ್ಲಿಯೂ ಒಂದು ಬರೆದೆ ಮತತ್ರಯಗಳನ್ನು ಹೋಲಿಸಿ ಅದು ಗ್ರಂಥಗಳಲ್ಲಿ ತಂದಿಲ್ಲ ಅಂತ ಕಾಣುತ್ತೆ ಕನ್ನಡ ಪುಸ್ತಕ ಔಟ್ ಆಫ್ ಪ್ರಿಂಟು ಇಂಗ್ಲಿಷ್ ಪುಸ್ತಕ ಕೆಲವು ಕಾಪಿಗಳಿದೆ ಬೇಕು ಅಂತ ಅಪೇಕ್ಷೆ ಪಡೋರು ಕೊಡ್ತೇನೆ ನೀವು ತಗೊಂಡಿದ್ದೀರಿ ಒಂದೊಂದು ಪುರಿಯಲ್ಲಿ ಏನು ಸುಲುಟುಮಾನಿಕ್ಕಿ ಆ ಪುಸ್ತಕ ಓದಿ ತಿಳಿಯಲಿಲ್ಲ ಅಂತ ಹೈ ಫಿಲಾಸಫಿ ಮೆಟಫಿಸಿಕ್ಸ್ ಅದು ತತ್ವ ಅಂದ್ರೇನು ತೊಮ್ಮಂದ್ರೇನು ಹಸಿ ಅಂದ್ರೇನು ಈ ಶ್ವೇತಕೇತುವಿಗೆ ಹೇಳಿಕೊಟ್ಟ ಅವನು ಪ್ರಚಂಡ ಪಂಡಿತನಾದ ಮುಂದಕ್ಕೆ ಕೆಲವರಿಗೆ ಬುದ್ಧಿ ಬೇಗ ಬರೋದಿಲ್ಲ some people grow very sharp after a certain age ಒಂದು ವಯಸ್ಸಾದ ಮೇಲೆ ಪ್ರಚಂಡ ಬುದ್ಧಿ ಬರ್ತದೆ ಕೆಲವರಿಗೆ ಮೊದಲೇ ಬೇಗ ಬುದ್ಧಿ ಬರ್ತದೆ ಆಮೇಲೆ ದಡ್ಡರಾಗ್ತಾರೆ ಕೆಲವರು ನಿಧಾನವಾಗಿ ಬುದ್ಧಿ ಬರ್ತದೆ ಶ್ವೇತಗೇತು ಈ ಉದ್ದಾಲ್ಕನಿಗೆ ಒಬ್ಬ ಮಗಳಿದ್ದಳು ಅವಳ ಹೆಸರು ಸುಜಾತ ಎಂಬುದಾಗಿ ಇವತ್ತು ಯಾರ ಹೆಸರು ಅದು ಋಷಿವಾಟಿಕೆ ಹೆಸರು ಜ್ಞಾಪಕ ಇಟ್ಕೊಳ್ಳಿ ಒಳ್ಳೆ ಹೆಸರದು ಸುಜಾತ ಅಂತ ಹೆಣ್ಣು ಮಗಳು ಇವನಿಗೊಬ್ಬ ಶಿಷ್ಯ ಇದ್ದ ಕಹೋಳ ಎಂಬುದಾಗಿ ಖಗೋಳ ಅಲ್ಲ ಕಹೋಳ ಕನ್ನಡದಲ್ಲಿ ಕಹೋಳ ಇದನ್ನು ತಮಿಳಲ್ಲಿ ಬರೆದ್ರೆ ಖಗೋಳ ಅಂತಲೇ ಓದ್ತಾರೆ ಅವರ ಅಪನಾಣೆ ಯಾಕೆಂದ್ರೆ ಕಾಖ ವ್ಯತ್ಯಾಸ ಕಾಘ ಗಾಹ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅದು ಖಗೋಳ ಅಲ್ಲ ಅದು ಕಹೋಳ ತುಂಬ ಬುದ್ಧಿವಂತ ಆ ಕಹೋಳನಿಗೆ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಬಿಟ್ಟ ಈ ತಂದೆ ಅವನು ಎಷ್ಟು ಪ್ರಚಂಡ ಪಂಡಿತ ಅಂದರೆ ಜನಕರಾಜನ ಸಭೆ ಆ ಸಭೆಯಲ್ಲಿ ಹೋಗಿ ವಿದ್ವಾಂಸರು ಪ್ರತಿನಿತ್ಯ ವಾಕ್ಯಾರ್ಥ ಮಾಡಬೇಕು ವೇದ ವಾಕ್ಯಗಳಿಗೆ ಅರ್ಥ ಹೇಳಬೇಕು ದೊರೆಯೇ ಪ್ರಶ್ನೆಯನ್ನು ಕೇಳಬೇಕು ಉತ್ತರ ಕೊಟ್ಟವರಿಗೆ ಅದು ಪ್ರಶ್ನೆಗಳು ಅಪರೂಪ ಆಗ್ತಾ ಆಗ್ತಾ ಹತ್ತು ಸಾವಿರಗೋವು ಹತ್ತು ಲಕ್ಷ ಗೋವು ಕೋಟಿ ಗೋವು ದಾನ ಮಾಡುವವನು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವರಿಗೆ ವೇದಾಂತಕ್ಕೆ ಲಕ್ಷಾಂತರ ಗೋವುಗಳನ್ನು ಕೊಡ್ತಿದ್ದ ಆ ಸಭೆಯಲ್ಲಿ ಆಶ್ವಲ ಆರ್ತಭಾಗ ಭುಜ್ಜು ಲಾಕ್ಯಾಯಿನಿ ಉಷಸ್ತಿ ಚಾಕ್ರಾಯಣ ಗಾರ್ಗಿ ವಾಚಕ್ನವಿ ಇಬ್ಬರು ಮಹರ್ಷಿಗಳು ಸ್ತ್ರೀಯರು ಈ ಉದ್ದಾಲಕಾರುಣಿ ವಿದಗ್ಧ ಶಾಕಲ್ಯ ಅನೇಕರು ಹೋಗಿ ಹೋಗಿ ವಾಕ್ಯಾರ್ಥವನ್ನು ಮಾಡಿದ್ದರೆ ರೆಕಾರ್ಡ್ ಕೊಟ್ಟಿದ್ದಾರೆ ನಿಮಗೆ ಉಪನಿಷತ್ತಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಉಪನಿಷತ್ತನ್ನು ಹೇಳೋಣ ಅಂದ್ರೆ ಈ ಸಭೆಯಲ್ಲಿ ತುಂಬಾ ಮಿಶ್ರವಾದ ಜನ ಇದ್ದಾರೆ ಅದು ಅರ್ಥ ಆಗ್ತದೆಯೋ ಬಿಟ್ಟು ನೆನ್ನೆ ಹೇಳಿದ್ದೆ ಹೈ ಸ್ಟ್ಯಾಂಡರ್ಡ್ ಆಯಿತೋ ಏನು ಕಥೆಯೋ ಇವತ್ತು ಅದಕ್ಕಿಂತ ಹೈ ಸ್ಟ್ಯಾಂಡರ್ಡ್ ಅನ್ನ ಕಥೆ ಪ್ರಾರಂಭದಲ್ಲಿ ಸ್ವಲ್ಪ ಚುರುಕಾಗಿದೆ ಆಮೇಲೆ ಗಡಿಸಾಗತ್ತೆ ಆ ಸಭೆಗೆ ಕಹೋಳನು ಹೋದ ಅವನಿಗೆ ಕೌಶೀಟಿಕೇಯ ಅಂತ ಹೆಸರು ಋಗ್ವೇದ ಅವನು ಆದರೆ ಗುರು ಬೇರೆ ಶಾಖೆ ಅವನು ಅಧ್ಯಯನ ಮಾಡಿದ್ದ ಇವನು ಹೋದ ಆ ಜನಕರಾಜನ ಸಭೆಯಲ್ಲೂ ಒಂದು ಗೋಳಿತ್ತು ಆ ಸಭೆಯಲ್ಲಿ ಒಬ್ಬ ಪುಂಡು ವಿದ್ವಾಂಸ ಸೇರಿಕೊಂಡಿದ್ದ ಅವನು ಸೂತ ಕುಲದವನು ತಾಯಿ ಬ್ರಾಹ್ಮಣಳು ತಂದೆ ಕ್ಷತ್ರಿಯ ವಿಲೋಮ ಕ್ರಮದಲ್ಲಿ ಹುಟ್ಟಿದವನು ಜನಿವಾರ ಇತ್ತು ವೇದ ಓದಿದ್ದ ವರ್ಣಾತಿಕ್ರಮಣ ಅವನು ಜನಕರಾಜನ ಸಭೆಯಲ್ಲಿ ಎಷ್ಟು ಮರ್ಯಾದೆ ಪಡ್ಕೊಂಡಿದ್ದ ಅಂದರೆ ಆಸ್ಥಾನ ವಿದ್ವಾಂಸ ಅಂತ ಮಾಡಿಬಿಟ್ಟಿದ್ದ ಜನಕ ಅವನಿಗೆ ಮರುಳಾಗಿ ಬಂದವರನ್ನೆಲ್ಲ ಇವನು ಪ್ರಶ್ನೆ ಕೇಳುವುದು ಬಾಗಲಕಾಯಿಯವರು ದ್ವಾರಪಾಲಕರೇ ಮಹಾಪಂಡಿತರು ಒಳಗೆ ಹೋಗಬೇಕಾದ್ರೆ ಆ ದ್ವಾರಪಾರಕರ ಕೈಯಲ್ಲಿ ದೇಶ ಅನಿಸ್ಕೋಬೇಕು ಅವರನ್ನು ಗೆಲ್ಲಬೇಕು ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ ಅವನ ಹೆಸರು ವಂದಿ ಅವನ ಹೆಸರು ವಂದಿ ಎಂಬುದಾಗಿ ಇವನು ಮೂರ್ಖ ಆದರೆ ಜನಕರಾಜನ ಒಂದು ಆಶ್ರಯ ಸಿಕ್ಕಿತ್ತು ಬಂದವರನ್ನೆಲ್ಲ ವಾದದಲ್ಲಿ ಸೋಲಿಸೋನೇನಾರು ಒಂದು ತಂತ್ರವನ್ನು ಮಾಡಿ ವಾದದಲ್ಲಿ ಯಾರು ಸೋಲ್ತಾರೆ ಅವರನ್ನು ನೀರಲ್ಲಿ ಮುಳುಗಿಸಿ ಸಾಯಿಸ್ತಾ ಇದ್ದ ಅಂತ ಒಂದು ವದಂತಿ ಎಲ್ಲರೂ ಕೇಳಿದ್ದೀರಾ ವಾದದಲ್ಲಿ ಸೋತವರನ್ನು ಕೊಂದು ಬಿಡುವುದು ನೀರಲ್ಲಿ ಹಾಕಿ ಅದರ ಅರ್ಥ ಆಮೇಲೆ ಅವನೇ ಹೇಳ್ತಾನೆ ತೋರಿಸ್ತೇನೆ ಇಂಥದೊಂದು ಸಂದರ್ಭದಲ್ಲಿ ಕಹೋಳ ದುಡ್ಡು ಬರ್ತದೆ ಅನ್ನೋ ಆಸೆಯಿಂದ ಜನಕರಾಜನ ಆಸ್ಥಾನಕ್ಕೆ ಹೋಗಿ ಪಾಪ ಬಡವ ಹರಕಲು ಪಂಚೆಯವನು ಅಲ್ಲಿ ಹೋಗಿ ವಾದ ಮಾಡಿ ಸೋತು ನೀರಲ್ಲಿ ಮುಳುಗಿಸಿ ಕೊಲ್ಲಲ್ಪಟ್ಟಿರ್ತಾನೆ ಅದಕ್ಕೆ ಮುಂಚೆ ನಡೆದದ ಕಥೆ ಇವನು ರಾತ್ರಿ ಹೊತ್ತು ವೇದವನ್ನು ಉರು ಹಚ್ಚುತ್ತಾ ಇದ್ದ ವೈದಿಕರು ಹೇಳ್ತಾರೆ ರಾತ್ರಿ ಹೊತ್ತು ವೇದವನ್ನು ಹೇಳಬಾರದು ಬೆಳಕಿಗೂ ವೇದಕ್ಕೂ ಸಂಬಂಧ ತುಂಬ ದೊಡ್ಡ ಗಂಟು ಸೂರ್ಯ ಚೆನ್ನಾಗಿದ್ದಾಗ ಗಟ್ಟಿಯಾಗಿ ಹೇಳಬೇಕು ಮಧ್ಯಂದಿನೇ ಪ್ರಬಲ ಮಧೀಯೀತ ಸೂರ್ಯ ನೆತ್ತಿಗೆ ಬಂದಾಗ ಆದಷ್ಟು ಗಟ್ಟಿಯಾಗಿ ವೇದ ಹೇಳಿ ಗಂಟ್ಲಕ್ಕೆ ಹೋಗೋದಿಲ್ಲ ಯಾಕೆ ವೇದ ಬೆಳಕನ್ನು ಕೊಡುತ್ತದೆ ಧಿಯೋಯೋನ ಪ್ರಚೋದಿಯಾದ ಗಾಯತ್ರಿ ಸಾರವಾದ್ರಿಂದ ಕತ್ತಲೆ ಶಕ್ತಿಗಳಿದ್ದಾಗ ವೇದವನ್ನು ಹೇಳಬಾರದು ನಮಗೆ ಪಾಠ ಹೇಳ್ಕೊಟ್ಟವರು ಸೋಮ್ಯಾಜಿ ದೀಕ್ಷಿತರು ಸೂರ್ಯ ಮುಳುಗಿದ ಮೇಲೆ ವೇದ ಪಾಠ ಇಲ್ಲ ಎರಡು ಹೊತ್ತು ಬರಿಗಾಲಲ್ಲಿ ಬರಬೇಕು ಅಂತ ಕಂಡೀಷನ್ ಮಾಡಿ ಪಾಠ ಹೇಳಿಕೊಟ್ರು ಮಹಾನ್ ಭಾವರು ಕನ್ನಡಕ ಹಾಕಿರಲಿಲ್ಲ ಎಂಬತ್ತೆರಡು ವರ್ಷ ಅದನ್ನು ಪಾಠ ಹೇಳುವಾಗ ಬಾಯಲ್ಲಿ ಅಲ್ಲಿರಲಿಲ್ಲ ಅವರಿಗೆ ಧಾರವಾಡದಲ್ಲಿ ಶಿವದೀಕ್ಷಿತರು ಆದರೆ ದೇವಸ್ಥಾನಗಳಲ್ಲಿ ದೇವರುತ್ಸವ ಉತ್ಸವ ರಾತ್ರಿ ಹೊರಡುವಾಗ ವಿಧಿಯಲ್ಲ ದೇವರ ಹಿಂದೆ ಅಚ್ಛದ್ರ ಅಶ್ವಮೇಧ ಕೆಲವು ಭಾಗಗಳನ್ನು ಹೇಳಬಹುದು ಕೆಲವು ಸಂಹಿತಾ ಭಾಗ ಹೇಳಬಹುದು ದೊಡ್ಡ ಊರು ಬೊಂಬಾಯಿ ಮುಂಬೈ ಕಲ್ಕತ್ತಾ ಡೆಲ್ಲಿ ಅಲ್ಲೆಲ್ಲ ಇರ್ತಕ್ಕವರು ವೇದ ಕಲಿಯೋದು ಹೇಗೆ ಬೆಳಗ್ಗೆ ಟೈಮ್ ಆಗೋದಿಲ್ವಲ್ಲ ಅಂದ್ರೆ ನಾನು ಕೇಳಬೇಡಿ ಏನಾರು ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕು ರಾತ್ರಿ ಹೊತ್ತು ವೇದ ಹೇಳಬಾರದು ಇವರು ರಾತ್ರಿ ಹೇಳ್ತಾ ಇದ್ದಾನೆ ಬೆಳಕಿಲ್ಲ ಮತ್ತೊಂದಿಲ್ಲ ಜಂಗಲಿಗೆ ಕೂತಿದ್ದಾನೆ ಊರು ಹಚ್ತಾ ಇದ್ದಾನೆ ಯಾಕೆ ಜನಕ ಜನಕರಾಜನಿಗೆ ಅಂತ ಅದು ಪುಸ್ತಕ ಬೇರೆ ನೋಡೋ ಹಾಗಿಲ್ಲ ಅದು ಲಿಖಿತದಲ್ಲಿ ಬರಬಾರದು ಪುಸ್ತಕ ನೋಡಿ ಪಾಠ ಹೇಳೋನು ಅಧಮ ಪಾಠಕ ಅಂತಾರೆ ಶಾಸ್ತ್ರದಲ್ಲಿ ಗೀತಿ ಶೀಘ್ರಿ ಶಿರಕ್ಕಂಪಿ ತಥಾ ಲಿಖಿತ ಪಾಠಕಗಳು ಷಡೇತೆ ಪಾಠಕ ಅಧಮ ರಾತ್ರಿ ಊರು ಹಚ್ಚುತ್ತಾ ಇದ್ದಾನೆ ಅದು ಬರೀ ಅಪಸ್ವರ ಬರ್ತಾ ಇತ್ತು ಬಾಯಲ್ಲಿ ಹೆಂಡತಿ ಮಲಗಿದ್ದಾಳೆ ಪಕ್ಕದಲ್ಲಿ ಗರ್ಭಿಣಿಯಾಗಿದ್ದಾಳೆ ಸುಜಾತ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಮಗು ಸುಮಾರು ಏಳು ತಿಂಗಳು ಎಂಟು ತಿಂಗಳು ಮಗು ಅಪ ಅಪಸ್ವರ ಹೇಳ್ತಾ ಇದ್ದೀಯೇ ಸಾಕು ಮಾಡುವೇದ ಅಂತು ವ್ಯಂಗವಂದದಿಂದ ಧ್ವನಿ ಇಲ್ಲಿ ಯಾರು ಹೇಳಿದ್ರು ಏ ಸುಜಾತ ನೀ ಹೇಳಿದೇನೆ ಎನಕ್ಕೆ ಒಂದೊಂದು ತೆರೆಯಾದೆ ನನಗೇನು ಗೊತ್ತಿಲ್ಲ ಎಲ್ಲಿಂದ ಬಂತು ಆ ಮಗು ಹೇಳ್ತು ನಾನು ನಾನು ನಿನ್ನ ಮಗ ತಾಯಿ ಹೊಟ್ಟೆಯಲ್ಲಿದ್ದೇನೆ ಅಪ್ಪ ವಯಸ್ಸಾಗಿದೆ ನಿನಗೆ ವೇದವನ್ನು ಮಾರಬಾರದು ಗಟ್ಟಿಯಾಗಿ ರಾತ್ರಿ ಹೊತ್ತು ಹೇಳ್ತಕ್ಕದ್ದಲ್ಲ ಉಳಿದವರು ರಾಕ್ಷಸ ಶಕ್ತಿಗಳು ನೀ ಹೇಳಿದ್ದನ್ನು ಕೇಳಿ ಉರು ಹಚ್ಚಿಬಿಟ್ರೆ ನಮಗೆ ತಿರುವು ಮುರುವಾಗ್ತದೆ ಅಪಸ್ವರ ಬೇರೆ ಬರ್ತಾ ಇದೆ ತೂಕಡಿಸ್ತಾ ಇದ್ದೆ ವೇದ ನಿಲ್ಲಿಸು ಮಗು ಹೇಳಿತು ಅವನ ಕೋಪ ಬಂತು ಅಷ್ಟಾವಕ್ರನಾಗುವಂತ ಶಾಪ ಕೊಟ್ಟ ತಂದೆಯೇ ಮಗುವಿಗೆ ಶಾಪ ಕೊಟ್ಟ ಇಂಥದ್ದೊಂದು ಚಂಡಾಳ ವೃತ್ತಿ ಯಾವ ತಂದೆ ಆದರೂ ಮಗ ಚೆನ್ನಾಗಿಲ್ಲ ನಾ ಸತ್ರು ಪರವಾಗಿಲ್ಲ ಅಂತ ಹೇಳೋದು ಬಿಟ್ಟು ಅಷ್ಟಾವಕ್ರನಾಗು ಅಂತ ಹೇಳಿದ ಆ ಮಗು ಪೂರ್ತಿ ತಾಯಿ ಹೊಟ್ಟೆಯಲ್ಲಿ ಹತ್ತು ತಿಂಗಳಿರೋದ್ರ ಬದಲು ಎಂಟೂವರೆ ತಿಂಗಳಿಗೆ ಹುಟ್ಟಿರಬೇಕು ಅಂತ ಕಾಣುತ್ತೆ ಎಂಟು ಕಡೆಯಲ್ಲಿ ಮೈ ಡೊಂಕ ಆಯಿತು ಭಾಗವತದಲ್ಲಿ ತಿರುವಕ್ರೆಗೆ ಮೂರು ಕಡೆ ಡೊಂಕಾಗಿತ್ತು ಕಾಲು ಸೊಂಟ ಕೊರಳು ಇದಕ್ಕೆ ಎಂಟು ಕಡೆ ಡೊಂಕಾಯಿತು ಕೈ ಕಾಲು ಆರ್ಥೆಟಿಕ್ ಪೈನ್ ಇರಬೇಕು ನೋಡ್ಕೊಳ್ಳಿ ಅದನ್ನು ಹೋಗಿಸಿದ ನದಿ ಅದು ಸಮಂಗಾ ನದಿ ಅದು ನಡೆಯೋಕ್ಕಾಗ್ತಿರ್ಲಿಲ್ಲ ಮಗು ಹುಟ್ಟು ಬಿಡ್ತು ಅವನು ಹುಟ್ಟು ಹೊತ್ತಿಗೆ ತಾ ತಂದೆ ಹೋಗಿ ಸತ್ತು ಹೋಗಿದ್ದ ಆ ಸ್ಥಾನದಲ್ಲಿ ನೀರಲ್ಲಿ ಮುಳುಗಿಸಿಬಿಟ್ಟಿದ್ದ ಆದರೆ ಉದ್ದಾಲಕ ಮೊಮ್ಮಗನನ್ನು ಒಂದು ತೊಡೆಯಲ್ಲಿ ಸ್ವಂತ ಮಗನನ್ನು ಒಂದು ತೊಡೆಯಲ್ಲಿ ಇಟ್ಟುಕೊಂಡು ಪ್ರೀತಿಸ್ತಾ ಪಾಠ ಹೇಳ್ತಾ ಇದ್ದ ಒಂದು ದಿವಸ ಆ ಶ್ವೇತಕೇತು ಅಪಹಾಸ್ಯ ಮಾಡಿದ ಈ ಮಗುವನ್ನ ಲೇ ಅವನು ನನಗಪ್ಪ ಕಾಣೋ ಅಪ್ಪ ಅಲ್ಲ ಉಳಿದ ಹುಡುಗರೆಲ್ಲ ಚಪ್ಪಾಳೆ ಹಾಕಿದ್ರು ತಂದೆ ಇಲ್ಲದೆ ಹುಟ್ಟಿದ ಮಗ ತಂದೆ ಸತ್ತ ಮೇಲೆ ಹುಟ್ಟಿದ ಮಗ ಅಂತ ಚಪ್ಪಾಳೆ ಹಾಕಿದ್ರು ಕೇಕೆ ಹಾಕಿದ್ರು ರೇಗಿಸಿಬಿಟ್ರು ಆಗ ಹುಡುಗ ಅಮ್ಮನ ಹತ್ರ ಬಂದ ಅಮ್ಮ ನಮ್ಮ ಅಪ್ಪ ಇಲ್ಲಿ ನಿಜ ಹೇಳು ನನಗೆ ಅದನ್ನು ಅವಳು ಮುಚ್ಚಿಟ್ಟಿದ್ಲು ಪಾಪ ಅಯ್ಯೋ ಮಗು ತುಂಬಾ ಸಂಕಟ ಪಟ್ಕೊಳ್ಳುತ್ತೆ ಮೊದಲೇ ತಂದೆ ಶಾಪ ಹೀಗಾಯ್ತಲ್ಲ ಅಂತ ಮುಚ್ಚಿಟ್ಟಿದವಳು ನಿಜವನ್ನು ಹೇಳಿದ್ಲು ನಿಮ್ಮ ಅಪ್ಪ ಅಲ್ಲಿ ಹೋದ್ರಪ್ಪ ಜನಕರಾಜ ಸ್ಥಾನಕ್ಕೆ ಬರಲೇ ಇಲ್ಲ ಅಲ್ಲೊಬ್ಬ ದುಷ್ಟ ಇದ್ದಾನೆ ಬಂದಿ ಅಂತ ಕೇಳಿದ್ದೇವೆ ಅದೇನಾಯಿತೋ ಗೊತ್ತಿಲ್ಲ ಹೇಗಾಯಿತು ಮಗು ಬೇಜಾರು ಮಾಡ್ಕೋಬೇಡ ಹತ್ತು ವರ್ಷ ಆಗಿದೆ ಮಗುವಿಗೆ ಆವಾಗ ಕೊಡ್ತಾರೆ ಡೇಟ್ ಕೊಡ್ತಾರೆ ಮಹಾಭಾರತದ ವ್ಯಾಸರು ಉಪನಯನ ಬೇರೆ ಮಾಡಿದ್ದಾನೆ ತಾತ ದೌಹಿತ್ರನಿಗೆ ಆ ಮಗು ಹೇಳಿ ಹಾಗಿದ್ದರೂ ನಾನು ಜನಕರಾಜನ ಸಭೆಗೆ ಹೋಗ್ತೇನೆ ಅಯ್ಯೋ ನಿನ್ನ ಕಾಲಿಗೆ ಬಿಡ್ತೇನೆ ಮಗು ನಿಮ್ಮಪ್ಪ ಅಪ್ಪ ಅಲ್ಲಿ ಹೋಗಿ ಪ್ರಾಣ ಬಿಟ್ರು ನೀ ದಯವಿಟ್ಟಲ್ಲಿ ಹೋಗಬೇಡ ಆಗ ಮಗು ಹೇಳಿತು ಇಲ್ಲ ನಾನು ಅಪ್ಪನನ್ನು ಕರ್ಕೊಂಡೇ ಬರ್ತೇನೆ ಹೋಗಿ ಯೋಚನೆ ಮಾಡಬೇಡ ಎಂಬುದಾಗಿ ಹೇಳಿ ಈ ಮಗು ಹೊರಟೇ ಬಿಟ್ಟಿತು ತಾತ ಆಶೀರ್ವಾದ ಮಾಡಿದ ಹೋಗ್ತಾ ದಾರಿಯಲ್ಲಿ ಒಂದು ನದಿಯನ್ನು ಹಾಯ್ಕೊಂಡು ಹೋಗಬೇಕಾಗಿತ್ತು <clears throat> ನದಿಯಲ್ಲಿ ಸ್ನಾನ ಮಾಡಿದ್ದಾನೆ ಅರಮನೆ ಕಡೆಗೆ ಹೊರಟ ದೊರೆಯೇ ಆ ಕಡೆ ಬರ್ತಾ ಇದ್ದ ಅವನು ಸ್ನಾನ ಮಾಡೋದಕ್ಕೆ ಅವನು ಲೇಟು ಈ ಮಗು ಸ್ನಾನ ಮಾಡಿದ್ದಾನೆ ಹತ್ತು ವರ್ಷದ ಹುಡುಗ ಡೊಂಕ್ ಮೈ ಹೀಗೆ ಹಾಗೆ ನಡೀತಾ ಕಷ್ಟಪಡ್ತಾ ಬರೋದನ್ನು ನೋಡಿ ದೊರೆ ದೊರೆ ಕಡೆ ಹದಿಬಿಡಿ ಹದಿಬಿಡಿ ಹದಿಬಿಡಿ ಆ ಬೆತ್ತ ಬೆಳ್ಳಿ ಬೆತ್ತ ಬಂಗಾರದ ಬೆತ್ತ ಹಿಡ್ಕೊಂಡ್ ಬರ್ತಾರೆ ನೋಡಿ ರಾಜರ ಮನೆಯವರು ದಾರಿ ಬಿಡಿ ದಾರಿ ಬಿಡಿ ಹುಡುಗನನ್ನು ತಳ್ಳೋಕ್ ಹೋದ್ರು ಆದರೆ ಆ ಮಗು ಹೇಳಿತು ನಾನು ಬ್ರಾಹ್ಮಣ ಎದುರಿಗೆ ಬಂದರೆ ದೊರೆ ದಾರಿ ಬಿಡಬೇಕು ನಿನಗೆ ನಾ ದಾರಿ ಬಿಡೋದಲ್ಲ ನನಗೆ ನೀ ದಾರಿ ಬಿಡಬೇಕು ಅಂತ ಹೇಳಿದ ಆ ವಾಕ್ಯ ನೋಡಿ ಅಂಧಸ್ಯ ಪಂಥ ಬಜಿರಸ್ಯ ಪಂಥ ಕುರುಡ ಎದುರಿಗೆ ಬಂದರೆ ದೊರೆಯೂ ದಾರಿ ಬಿಡಬೇಕು ಬಜಿರಸ್ಯ ಪಂಥ ಕಿವಿ ಕೇಳದೆ ಇದ್ದವನಿಗೆ ದಾರಿ ಕೊಡಬೇಕು ಸ್ತ್ರೀಯ ಪಂಥ ಸ್ತ್ರೀಯರು ಎದುರಿಗೆ ಬಂದರೆ ಯಾವ ಜಾತಿಯವರೇ ಆಗಲಿ ಹೊರೆ ಬರ್ತಾರೆ ಯಾರೋ ಪಾಪ ಕಾಡಲ್ಲಿ ಮೇಡಲ್ಲಿ ಹುಲ್ಲು ಕಡ್ಡಿ ಕಾಳು ತಗೊಂಬಂದ್ರೆ ಅವರಿಗೆ ದಾರಿ ಕೊಡಬೇಕು ಭಾರವಾಹಸ್ಯ ಪಂಥಾಹ ಭಾರ ಹೊತ್ತವನು ದಾರಿ ಕೊಡಬೇಕು ರಾಜ್ಯ ಪಂಥ ಸಾಮಾನ್ಯರು ರಸ್ತೆಯಲ್ಲಿ ದೊರೆ ಎದುರಿಗೆ ಬಂದರೆ ದೊರೆಗೆ ದಾರಿ ಕೊಡಬೇಕು ಬ್ರಾಹ್ಮಣೇನ ಅಸಮೇತ್ಯ ಬ್ರಾಹ್ಮಣ ಒಬ್ಬ ಎದುರಿಗೆ ಬರಲಿಲ್ಲ ಅಂದರೆ ಇದೆಲ್ಲ ಆರ್ಡಿನರಿ ನಿಯಮ ಬ್ರಾಹ್ಮಣ ಬ್ರಾಹ್ಮಣಸ್ಯೈವ ಪಂಥ ಬ್ರಾಹ್ಮಣ ಎದುರಿಗೆ ಬಂದರೆ ಅವನಿಗೆ ಎಲ್ಲರೂ ದಾರಿ ಕೊಡಬೇಕು ಇದು ಸ್ಮೃತಿ ವಾಕ್ಯ ಅಂತ ಮಗು ಹೇಳಿಬಿಡ್ತು ರಾಜ ಹೇಳಿದ ಯಾರೋ ಮಹಾರಾಯ ಇಂಥ ವಾಕ್ಯ ಹೇಳ್ತಿಲ್ಲ ಅಂತ ಮಗು ಕಾಲಿಗೆ ಬಿದ್ದ ಅವನೆಂಥ ನೋಡಿದ್ದ ನೋಡಿ ಜನಕರಾಜ ಎಲ್ಲಿ ಹೊರಟಿದ್ದೀಯಪ್ಪ ಅಂತ ಕೇಳಿದ ಈ ಮಗು ಹೇಳಿತು ನೀನೇ ದೊರೆ ಅಂತ ಕಾಣುತ್ತೆ ನೋಡಿದ್ರೆ ನಿಮ್ಮ ಮನೆಯಲ್ಲಿ ಒಂದಿ ಅಂತ ಒಬ್ಬ ಇದ್ದಾನಂತೆ ನೀನು ಆಸ್ಥಾನ ಪಂಡಿತ ಅವನ ಜೊತೆಯಲ್ಲಿ ವಾದ ಮಾಡಬೇಕು ಅಂತ ಹೊರಟಿದ್ದೇನೆ ನಾನು ಅದಕ್ಕೆ ಏನಪ್ಪ ಬಾ ಅಂತ ಹೇಳಿದ ಇವನು ಹೊರಟೋಗ್ಬಿಟ್ಟ ಇವನು ಸ್ನಾನ ಮಾಡ್ಕೊಂಡು ಬರೋ ವೇಳೆಗೆ ಅರಮನೆ ಭಾಗದಲ್ಲಿ ನಡುತ್ಯಾಗ ನಿಂತಿದ್ದಾರೆ ಸೇವಕರಲ್ಲ ಪಂಡಿತರು ನಿಂತಿದ್ದಾರೆ ದ್ವಾರಪಾಲಕರು ಅವನ ಐಶ್ವರ್ಯ ಇಷ್ಟಿತ್ತು ಬ್ರಾಹ್ಮಣೋತ್ತಮರನ್ನ ವೇದ ವೇದಾಂತವಿದರನ್ನ ಬಾಗಲಲ್ಲಿಟ್ಟಿದ್ದಾರೆ ಅವರು ಅಡ್ಡ ಹಾಕಿಬಿಟ್ರು ಹುಡುಗರನ್ನ ಯಾರೋ ನೀನು ಅಂತ ಕೇಳಿದರು ನಾನು ಕಹೋಳನ ಮಗ ಅವರು ಕೈ ಹಾಕಿ ಚಪ್ಪ ಅದು ಸತ್ತು ಹೋದ್ನಲ್ಲ ಅವನ ಮಗನ ನೀನು ಹಾಗಿಲ್ಲ ನಮ್ಮ ಮಗ ಏ ಬೇಕಾದವನಿರ್ಬೋದು ನಿನಗೆ ಒಳಗೆ ಬರೋದು ದಾರಿ ಇಲ್ಲ ದೊಡ್ಡ ದೊಡ್ಡ ಪಂಡಿತರಿಗೆ ಜಾಗ ಇಲ್ಲ ಹೋಗಯ್ಯ ನಿನಗೇನು ಜಾಗ ಕೊಡೋದು ಎಂಬುದಾಗಿ ಹೇಳಿದ್ರು ಹಾಗಿದ್ರೆ ಒಳಗೆ ಹೋಗೋದಕ್ಕೆ ಏನು ಮಾಡಬೇಕು ಆ ಒಂದಿ ಅಪ್ಪಣೆ ಇದ್ರೆ ಒಳಗೆ ಬಿಡ್ತೀವಿ ಅಪ್ಪಣೆ ಚೀಟಿ ಇದ್ರೆ ಬಿಡೋದಿಲ್ಲ ಅಲ್ಲ ಒಂದಿನೇ ನೋಡೋಕೆ ಹೋಗ್ತಾ ಇದ್ದಾನೆ ಅವನ ಅಪ್ಪಣೆ ಆದ್ರೆ ಬೇಕು ನನಗೆ ನೀವು ಮೊದಲು ಬಿಡಿ ನನ್ನನ್ನ ಆಮೇಲೆ ಅವನನ್ನು ನೋಡ್ಕೊಳ್ತೇನೆ ದೊಡ್ಡ ದೊಡ್ಡವರಿಗೆ ಜಾಗ ಎಲ್ಲ ಬಂದ್ಬಿಟ್ಟ ಚೌಟದ ಹುಡುಗ ಅಂತ ರೇಗಿಸಿಬಿಟ್ರು ಆಗ ಈ ಹುಡುಗ ಹೇಳಿದ ನತೇನಸ್ಥ ವಿರೋಭವತಿ ಏನಾಸ್ಯ ಫಲಿತಂ ತಲೆ ಬೆಳಗಾದವರೆಲ್ಲ ಬುದ್ಧಿವಂತರು ವೃದ್ಧರು ಅಂತ ಅರ್ಥವೇ ಅಂತ ಕೇಳಿದ ಒಬ್ಬನನ್ನು ನಿಜವಾಗಿ ವೃದ್ಧ ಜ್ಞಾನ ವೃದ್ಧ ಅನ್ಬೇಕಾದ್ರೆ ಏನು ಗುರುತು ತಲೆ ಬೆಳಗಾಗಬೇಕೇನು ಬಾಲೋಪಿಯ ಪ್ರಜಾನಾತಿ ತಂದೆ ವಿದು ಹುಡುಗನಾಗಿದ್ದರೂ ಯಾವನು ಜ್ಞಾನದಲ್ಲಿ ದೊಡ್ಡವನೋ ಅವನನ್ನು ದೇವತೆಗಳು ದೊಡ್ಡವನು ಅಂತ ಹೇಳ್ತಾರೆ ನ ಹಾಯನೈಹಿ ನ ಫಲಿತೈಹಿ ನ ವಿತ್ತೇನ ನ ಬಂಧುವಿ ಋಷಯ ಚಕ್ರಿರೇ ಧರ್ಮಂ ಯೋ ಅನೂಚಾನಃ ಸನೋ ಮಹಾನ್ ಋಷಿಗಳು ಇದನ್ನೇ ಹೇಳಿದ್ದಾರೆ ಪ್ರಮಾಣ ಆಂಗಿರಸರು ಏಳು ವರ್ಷದ ಮಗು ಬರೇ ವೇದದಲ್ಲಿ ಬರುತ್ತೆ ಕಥೆ ಆಂಗಿರಸ ಮಹರ್ಷಿಗಳು ನಮ್ಮ ಸಪ್ತಗೋತ್ರ ಋಷಿಗಳಿಗೂ ಮೂಲ ಪುರುಷರು ಆಂಗಿರಸರ ಸಂಬಂಧವಿಲ್ಲದೆ ಗೋತ್ರವೇ ಇಲ್ಲ ಅವರಿಗೆ ತಂದೆ ತಾತ ಮುತ್ತಾತ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಎಲ್ಲರೂ ಕೂಡ್ಕೊಂಡು ಆಂಗಿರ್ಸರ ಕೈಯಲ್ಲಿ ಪಾಠ ಕಲಿಯೋರು ಅವರು ಕಪಿನ ಕಟ್ಕೊಂಡು ಹುಡುಗ ಏಳು ವರ್ಷ ಹುಡುಗ ಕೂತು ಪಾಠ ಹೇಳಿದರೆ ಅವರೆಲ್ಲ ಮುದುಕರೆಲ್ಲ ಎದುರು ಕೂತಿದ್ರೆ ಪುತ್ರಕಾಹ ಮಕ್ಕಳಿರ ತಿಳಿಯಿತೆ ಅಂತ ಪಾಠ ಶುರು ಮಾಡುವರಂತೆ ಅವರು ಅರ್ಥ ಮಾಡಿಕೊಳ್ಳಿ ಬ್ರಾಹ್ಮಣಾನ ಜ್ಞಾನದೋ ಜ್ಯೇಷ್ಠ್ಯಂ ಬ್ರಾಹ್ಮಣರಿಗೆ ಜ್ಞಾನದಿಂದಲೇ ದೊಡ್ಡತನ ಅಗ್ರಪೂಜೆ ಸಂದರ್ಭದಲ್ಲಿ ಮಾತೆಲ್ಲ ಬಂದಿದೆ ಕ್ಷತ್ರಿಯರಿಗೆ ಬಾಹುಬಲದಿಂದ ರಾಜ್ಯದ ಆ ಡಿಸ್ಟಿಕ್ಟು ಎಷ್ಟು ದೊಡ್ಡದಾಗಿದೆ ಅನ್ನೋದರಿಂದ ವೈಶ್ಯರಿಗೆ ಹಣಬಲದಿಂದ ಶೂದ್ರರಿಗೆ ದೇಹಬಲದಿಂದ ಬ್ರಾಹ್ಮಣನಿಗೆ ಜ್ಞಾನಬಲದಿಂದಲೇ ಪೂಜೆ ಯಾರು ತುಂಬ ಜ್ಞಾನವಂತರೋ ಅವರಿಗೆ ಅದರ ಪೂಜೆ ಇವನು ಅನೇಕ ಮಾತನ್ನು ಆಡಿದ ಬಾಲಕ ಹೇಳಿದ ಇಷ್ಟೆಲ್ಲ ತಲೆಹರಟ ಮಾತಾಡ್ತಿದ್ದೆ ಹುಡುಗ ಹತ್ತು ವರ್ಷದವನು ಚಿಕ್ಕವಯ ಮಾತಲ್ಲಿ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರಬಾರ್ದು ಕಣೋ ಇವನು ರಾಜ ರಾಜನಿಗೆ ತಲೆಹರಟ ಹೇಳ್ತಿದ್ದೀಯ ಅಷ್ಟು ರಾಜ ಬಂದ ಭೋ ರಾಜನ್ ಜನಕಾನಾಂ ವರಿಷ್ಠ ತೊಂಬೈ ತ್ವಯ್ ಸರ್ವಂ ಸಮೃದ್ಧಂ ನೀ ಸಮ್ರಾಟ ನಿನ್ನ ಎಲ್ಲ ಇದೆ ಐಶ್ವರ್ಯ ತ್ವಂವಾ ಕರ್ತ ಕರ್ಮಣಾಂ ಯಜ್ಞಾನಾಂ ಯಯಾತಿರೆ ಕೋ ಪುರಸ್ತಾತಿ ಪೂರ್ವದಲ್ಲಿ ಯಯಾತಿ ಮಹರ್ಷಿ ಯಯಾತಿ ಎಷ್ಟು ಧರ್ಮಿಷ್ಠನಾಗಿದ್ದನೋ ಅಂತ ಧರ್ಮಿಷ್ಠನಾಗಿದ್ದೀಯೆ ಅಂತ ಒಂದು ಸ್ತೋತ್ರದ ಮಾತನಾಡಿತು ಈ ಮಗು ಅದನ್ನು ಕೇಳಿ ಅವನು ತುಂಬಾ ಸಂತೋಷಪಟ್ಟ ಓಹೋ ಯಯಾತಿ ವಿಷಯ ಬೇರೆ ಹೇಳ್ತಾ ಇದ್ದೀಯ ಸಣ್ಣ ಹುಡುಗ ಹಿಸ್ಟ್ರಿ ಗೊತ್ತಿದೆ ಅಂತ ಕಾಣುತ್ತೆ ನನಗೆ ಇಲ್ಲಿ ಒಡಗಿ ಬಿಡೋ ಹಾಗಿಲ್ಲ ನಾನೇ ಬಂದರೂ ಬಿಡೋ ಹಾಗಿಲ್ಲ ಅವನ ಚೀಟಿ ಇಲ್ದಿದ್ರೆ ಯಾರನ್ನೂ ಬಿಡೋದಿಲ್ಲ ಹಾಗಿದ್ರೆ ಕೆಲವು ಪ್ರಶ್ನೆಯನ್ನು ಕೇಳ್ತೇನೆ ನಿನ್ನ ಈ ಪ್ರಶ್ನೆಗೆ ಉತ್ತರ ಹೇಳಿದರೆ ನಾ ಒಂದಿಗೆ ಬಿಡು ಅಂತ ಹೇಳ್ತೇನೆ ಅಂತ ರಾಜನೇ ಭಯಪಟ್ಟು ಹೇಳಿದ ಆ ಒಂದಿ ಸ್ಥಿತಿ ಆಗಿತ್ತು ನೋಡಿ ಈಗ ಶುರುವಾಯಿತು ಪ್ರಶ್ನೆ ದೊರೆ ಕೇಳ್ತಾ ಇದ್ದಾನೆ ಇದು ಅಷ್ಟಾವಕ್ರ ಗೀತೆ ಇಲ್ಲಿಂದ ಆರಂಭ ಇದೇ ಹೆಸರಿನಲ್ಲಿ ಇನ್ನೊಂದು ಗ್ರಂಥವನ್ನು ಯಾರು ಆಮೇಲೆ ಬರೆದಿದ್ದಾರೆ ಅಷ್ಟಾವಕರ ಗೀತೆ ಅಂತ ಅದೆಲ್ಲ ಬೇರೆ ಬೇರೆ ಮಿಷನ್ಗಳವರು ಪ್ರಕಾಶ ಮಾಡಿದ್ದಾರೆ ಅದು ಮೂಲದ ಗ್ರಂಥವಲ್ಲ ಇಲ್ಲಿರುವುದು ಮೂಲದ್ದು ಬಹಳ ವಿಚಿತ್ರ ಇದು ದ್ವೈತಾದ್ವೈತ ವಿಶಿಷ್ಟಾದ್ವೈತ ಯಾವುದಕ್ಕೂ ಸಂಬಂಧಪಡದೆ ಅದಕ್ಕೆಲ್ಲಕ್ಕೆ ಮೇಲ್ಪಟ್ಟಂತಹ ಬಹಳ ದೊಡ್ಡದಾದ ಪ್ರಾಚೀನವಾದ ಅರ್ಥ ಪ್ರಶ್ನೆಯನ್ನು ಕೇಳಿದ ರಾಜ ತ್ರಿಂಶಕದ್ವಾದಶಾಂಶಸ್ಯ ಚತುರ್ವಿಂಶತಿ ಪರ್ವಣ ಯಹ ತ್ರಿಷಷ್ಟಿಶತಾರಶ್ಚ ವೇದಾರ್ಥಂ ಸಪರಃ ಕವಿ ತ್ರಿಂಶಕದ್ವಾದಶಾಂಶಸ್ಯ ಒಂದು ತತ್ವ ಇದೆ ಸ್ವಲ್ಪ ಗಮನವಾಗಿ ಕೇಳಿ ಇವತ್ತು ಪೂರ್ತಿಯಾದ ಸಂತೋಷ ಆದಷ್ಟು ಬೇಗ ಹೇಳಕ್ ನೋಡ್ತೇನೆ ತ್ರಿಂಶಕದ್ವಾದಶಾಂಶಸ್ಯ ಆ ನಾನು ಹೇಳುವ ಒಂದು ತತ್ವದಲ್ಲಿ ಮೂವತ್ತೆಂಬುದಿದೆ ಒಗಟೆ ಅರ್ಥ ಆಯ್ತಾ ನೋಡಿ ನಾವು ಹೇಳುವ ತತ್ವದಲ್ಲಿ ಮೂವತ್ತು ಅಂತ ಒಂದಿದೆ ಹನ್ನೆರಡು ಅಂತ ಒಂದಿದೆ ಚತುರ್ವಿಂಶತಿ ಪರ್ವಣ ಇಪ್ಪತ್ನಾಲ್ಕು ಅಂತ ಒಂದು ಅದರಲ್ಲಿ ಹೇಳಿರುತ್ತೆ ಯಸ್ಮಿನ್ ತ್ರಿಷಷ್ಟಿ ಶತಾರಸ್ಯ ಅದ್ರಲ್ಲಿ ಮುನ್ನೂರ ಅರವತ್ತು ಅಂತ ಒಂದು ಅಡಗುತ್ತದೆ ವೇದಾರ್ಥಂ ಯಹ ಸಬರ ಕವಿ ಇದನ್ನು ತಿಳ್ಕೊಂಡವನು ಬಹಳ ಬುದ್ಧಿವಂತ ಯಾವುದ್ರಲ್ಲಿ ಮುನ್ನೂರ ಅರವತ್ತಿದೆಯೋ ಯಾವುದ್ರಲ್ಲಿ ಇಪ್ಪತ್ನಾಲ್ಕಿದೆಯೋ ಯಾವುದ್ರಲ್ಲಿ ಮೂವತ್ತಿದೆಯೋ ಯಾವುದರಲ್ಲಿ ಹನ್ನೆರಡಿದೆಯೋ ಆ ಅಂಕಿ ಗೊತ್ತೇ ನಿನಗೆ ಗೊತ್ತಲ್ಲ ಅಂತ ಇದು ವರ್ಷ ಅಂತ ಸಂವತ್ಸರ ಅಂತ ಹುಡುಗ ಇವಾಗ ಅರ್ಥ ಆಯ್ತಲ್ಲ ಒಂದು ವರ್ಷದಲ್ಲಿ ಏನೇನಿದೆ ಮೂವತ್ತು ದಿವಸ ಇದೆ ತ್ರಿಂಶಕ ದ್ವಾದಶ ಅಂಶಸ್ಯ ಹನ್ನೆರಡು ತಿಂಗಳಿದೆ ಚತುರ್ವಿಂಶತಿ ಪರ್ವಾಣಿ ಹನ್ನೆರಡು ಅಮಾವಾಸ್ಯ ಹನ್ನೆರಡು ಹುಣ್ಣಿಮೆ ತ್ರಿಷಷ್ಟಿ ಶತಾರಶ್ಚ ಅರವತ್ತು ದಿವಸಗಳು ಚಾಂದ್ರಮಾನದಲ್ಲಿ ದೊರೆಯೇ ನೀನಿಷ್ಟೇ ಹೇಳಿದೆ ನೀ ಇನ್ನು ಬಿಟ್ಟಿದ್ದಿದೆ ಸಣ್ಣ ಬಿಹಿ ಆರು ಋತುಗಳಿವೆ ಬಿಟ್ಬಿಟ್ಟಿಯಲ್ಲ ಅಂದ ರಾಜನಿಗೆ ಅಷ್ಟೇ ಅಲ್ಲ ಈ ಚಕ್ರ ನಮ್ಮನ್ನ ಸದಾ ರಕ್ಷಿಸಲಿ ಅಂತ ಸುದರ್ಶನ ಸ್ತೋತ್ರ ಮಾಡಿಬಿಟ್ಟ ದೊರೆ ಹೇಳಿದ್ದ ಒಗಟೆಯನ್ನ ಒಂದು ಸ್ತೋತ್ರೂಪವನ್ನಾಗಿ ಮಾಡಿ ನೋಡಿ ಚಪ್ಪಾಳೆ ಹಾಕಬೇಕಾದ ವಿಷಯ ಇದೆಲ್ಲ ದೊರೆ ಹೇಳಿದ್ದನ್ನು ಹೇಳಿದ ಅವನು ಬಿಟ್ಟದ್ದನ್ನು ಹೇಳಿದ ಪೂರ್ತಿ ಮಾಡಿದ ದೊರೆಗೆ ತುಂಬಾ ಸಂತೋಷವಾಯಿತು ಹಾಗಿದ್ರೆ ಇನ್ನೊಂದು ಹೇಳ್ತೇನೆ ಕೇಳು ಇದು ಒಂದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೇನೆ ಅರ್ಥ ಹುಡುಕೋದಿಕ್ಕೆ ಬಡವೇ ದ್ವೇ ಸಂಯುಕ್ತೆ ಶ್ವೇನಪಾತೆ ದಿವೌಕಸ ಮುಂದೆ ಯಕ್ಷ ಪ್ರಶ್ನೆ ಅಂತ ಒಂದು ಬರುತ್ತೆ ಅದಕ್ಕಿಂತ ಕಠಿಣ ಇದು ಕಸ್ತಯೋ ಗರ್ಭಮಾಧತ್ತೆ ಗರ್ಭಂ ಸುಷುವಸು ಕಂ ಬಡವೇ ದ್ವೇ ಸಂಯುಕ್ತೆ ಬಡವ ಅಂದ್ರೆ ಕುದುರೆ ಅಂತ ಒಂದರ್ಥ ಅಗ್ನಿ ಅಂತ ಒಂದರ್ಥ ವಡವಾಗ್ನಿ ಅಂತ ಕೇಳಿದ್ದೇವೆ ತಳೆ ಕಾಲದಲ್ಲಿ ಸಮುದ್ರದ ಅಂತರಾಳದಲ್ಲಿ ಒಂದು ಅಗ್ನಿ ಇದೆಯಂತೆ ಕುದುರೆ ರೂಪದಲ್ಲಿ ಅದು ಹೊರಗೆ ಬರ್ತದೆ ಜಗತ್ತನ್ನು ಸುಟ್ಟು ಬಿಡ್ತದೆ ಯಾವುದದು ಅದು ಕಲ್ಕಿ ಕುದುರೆ ರೂಪದಲ್ಲಿ ಬರ್ತಾನೆ ಸಮುದ್ರ ಮಧ್ಯದಿಂದ ಕಥೆ ಹೇಳ್ತೇವೆ ಅದಕ್ಕೆ ಕಲ್ಕಿ ಅವತಾರದಲ್ಲಿಯೂ ಕುದುರೆಯನ್ನಿಟ್ಟಿರ್ತೇವೆ ನಮ್ಮ ಕುಟುಂಬದವರ ತಾತ ಒಂದು ಚಿತ್ರ ತೋರಿಸಿದ್ರು ಭಗವಾನ್ ಕಲ್ಕಿ ಹ್ಯಾಕ್ ಕೂತಿರ್ತ ಕುದುರೆ ಇದೆ ಕೈಯಲ್ಲಿ ಲಗಾಮಿದೆ ಆ ಕುದುರೆ ಮುಖವನ್ನು ಮೇಲೆ ಕೆತ್ತಿದೆ ಕಲ್ಕಿ ಮುಖದ ಬದಲು ಕುದುರೆ ಮುಖ ಕಾಣಿಸ್ತಾ ಇದೆ ಯಾವಾಗಲೂ ಕಲ್ಕಿ ಹೈಗ್ರೀವನಿಗೆ ಕಲ್ಕಿಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ ಅದು ಬಿಳಿ ಕುದುರೆ ಇದು ಬಿಳಿ ಕುದುರೆಯೇ ಕಲ್ಕಿ ಜಗ ಕಲ್ಕ ಪಾಪ ಪಾಪವನ್ನೆಲ್ಲ ತೊಡೆದು ಪರಶುರಾಮಕ್ಕಿಂತ ಘೋರವಾದ ಅವತಾರ ಜಗತ್ತನ್ನು ತೊಳೆದು ಪುನಃ ಸೃಷ್ಟಿ ಮಾಡುವಂತೆ ಪೈರೆಲ್ಲ ಕತ್ತರಿಸಿ ಮೇಲೆ ಹೊಲಾಡುವಂತೆ ಇದು ಕಲ್ಕಿ ಅವತಾರ ಇದ್ದ ಹಾಗೆ ಒಡವ ಅಂದ್ರೆ ಕುದುರೆ ಅಂತ ಒಂದರ್ಥ ಒಡವ ಅಂದ್ರೆ ಅಗ್ನಿ ಅಂತ ಒಂದರ್ಥ ಒಡವೆ ಇವ ಸಂಯುಕ್ತೆ ಒಡವೆಯಂತ ಭಯಂಕರವಾದ ಎರಡು ತತ್ವಗಳು ಒಂದರ ಜೊತೆಗೆ ಒಂದಿರುತ್ತವೆ ಶೇನಪಾತೆ ದಿವೌಕಸಾಂ ದೇವತೆಗಳು ಮೇಲಿನಿಂದ ಕಳಿಸ್ತಾರೆ ಗಿಡಗದಂತೆ ಬಂದು ಹಿಡ್ಕೊಂಡು ಬಿಡ್ತವೆ ಗಿಡಗ ಅಂದ್ರೆ ಗೊತ್ತಲ್ಲ ನಿಮಗೆ ನೋಡಿದ್ದೀರ ಗಿಡಗವನ್ನ ಹುಡುಗರು ತೋರಿಸ್ಬೇಕೀಗ ಒಂದು ಪಾರಿವಾಳ ಒಂದು ಗಿಣಿ ಎಲ್ಲೋ ಇರ್ತದೆ ಎಲ್ಲೋ ದೂರ ನೀವು ನೋಡೇ ಇರೋದಿಲ್ಲ ಗಿಡಗ ಎಲ್ಲೋ ಇರ್ತದೆ ಮೇಲಿನಿಂದ ಬಾಣ ಹೊಡೆದಂತೆ ಏನು ಸ್ಪೀಡಲ್ಲಿ ಬರ್ತದೆ ಗಬಕ್ಕಂತ ಹಿಡಿಯುತ್ತೆ ಅದು ಗಿಡದ ಶಕ್ತಿ ಯಾರಿಗೂ ಇಲ್ಲ ಶೇನಪಾತೆ ದಿವೌಕಸಾಂ ಕಸ್ತಯೋ ಗರ್ಭಮಾಧತ್ತೆ ಅವುಗಳಲ್ಲಿ ಆ ಜೋಡಿ ವಸ್ತು ಗಿಡಗದಂತೆ ಎರಗುತ್ತದಲ್ಲ ಅದರಲ್ಲಿ ಗರ್ಭವನ್ನುಂಟು ಮಾಡುವವರು ಯಾರು ಕಸ್ತಯೋ ಗರ್ಭಮಾಧತ್ತೆ ಗರ್ಭಂ ಸುಷಭುತುಹೂಕಂ ಆ ಗರ್ಭದಲ್ಲಿ ಅದು ಹಡೆಯುವುದೇನು ಹಡಿಯುವುದು ಯಾವುದು ಗರ್ಭವನ್ನು ಪಡ್ಕೊಳ್ಳೋದು ಯಾವುದು ಆ ಜೋಡಿ ವಸ್ತುಗಳು ಯಾವುದು ಹತ್ತು ವರ್ಷದ ಮಗುವನ್ನು ದೊರೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಇದು ಮೊದಲು ಅವನ ಉತ್ತರವನ್ನು ಓದ್ತೇನೆ ಕೇಳ್ಕೊಳ್ಳಿ ಮಾಸ್ಮತೇತೆ ಗೃಹೇ ರಾಜನ್ನಿ ಶಾತ್ರವಾಣಾಮಪಿ ಧ್ರುವಂ ಮಹಾರಾಜರೇ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಶತ್ರುಗಳ ಮನೆಯಲ್ಲಾಗಲಿ ಇಂಥದೊಂದು ಆಗದೇ ಇರಲಿ ಎಂದು ಅಂದ್ರೆ ಇದ್ರೇನೋ ಭಯಂಕರ ತತ್ವ ಇದೆ ಅಂತ ಅರ್ಥ ಆ ಜೋಡಿ ಗಿಡಗ ಬಂದು ನಿಮ್ಮ ಮನೆಯಲ್ಲಿ ಎರಗದೇ ಇರಲಿಪ್ಪ ನಿಮ್ಮ ಶತ್ರುಗಳ ಮನೆಗೂ ಕಷ್ಟ ಬೇಡ ವಾಸಸಾರಥಿರಾಗಂತ ಗಾಳಿಯನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಬರ್ತದೆ ಆ ಜೋಡಿ ತತ್ವ ಗರ್ಭಂ ಸುಶುಭಷ್ಟ ಅದು ಗರ್ಭವನ್ನು ಧರಿಸುವುದು ಅದೇ ಅಂತ ಇವನು ಒಗಟೇನೆ ಹೇಳ್ದ ಒಗಟೆ ದುರೆಯೂ ಒಗಟೆ ಕೊಡ್ತಾನೆ ಅದರ ಬಗ್ಗೆ ಕೇಳಬೇಡ ಅದು ಬಂದರೆ ಮನೇಲಿ ಕಣ್ಣೀರು ಹಾಕ್ತಾರೆ ಮನೆ ಹಾಳಾಗ ಅಂತಾರೆ ಶತ್ರುವಿಗೂ ಆ ಕಷ್ಟ ಬೇಡ ಎಂಬುದಾಗಿ ಇವನೂ ಒಗಟೆಲ್ಲ ಉತ್ತರ ಕೊಟ್ಟ ಪ್ರಶ್ನೆ ಕೇಳಿದವನು ಒಗಟೆ ಉತ್ತರ ಹೇಳಿದವನು ಒಗಟೆ ನಮ್ಮ ಗತಿಯೇನು ನಿಮ್ಮ ಗತಿಯೇನು ಈ ಅಷ್ಟಾವಕ್ರ ಗೀತೆಯನ್ನು ಹೆಸರಿನಲ್ಲಿ ಪ್ರಕಟವಾಗಿರುವ ಪುಸ್ತಕದಲ್ಲಿ ಇದು ಒಂದು ಶ್ಲೋಕವೂ ಇಲ್ಲ ಈ ಶ್ಲೋಕಕ್ಕೆ ನೀವು ಅರ್ಥ ಹೇಳಬೇಕಾದ್ರೆ ನೀಲಕಂಠರ ವ್ಯಾಖ್ಯಾನ ಒಂದೇ ಸಾಕ್ಷಿ ಅದು ಚಿತ್ರಶಾಲಾ ಎಡಿಷನ್ ಪೂನಾದಲ್ಲಿ ಮಾತ್ರ ಪಬ್ಲಿಷ್ ಮಾಡಿದ್ದಾರೆ ಈಚೆಗೆ ಯಾರು ಅಚ್ಚು ಮಾಡಿಲ್ಲ ಅಂತಹ ಗ್ರಂಥಗಳನ್ನು ಕೇಳೋರು ಯಾರು ಬಿಸ್ನೆಸ್ ಮಾಡೋರು ಹೇಳ್ತಾರೆ ಪುಸ್ತಕ ಹಚ್ಚು ಮಾಡ್ಬೋದು ತಗೊಳ್ಳೋರು ಯಾರು ಅಂತ ಕೇಳ್ತಾರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅವರಿಗೆ ಒಬ್ರಿಗೋಸ್ಕರ ಯಾರು ಅಚ್ಚು ಮಾಡೋದಿಲ್ಲ ಇದಕ್ಕೆ ಉತ್ತರ ಕೊಡ್ತಾರೆ ಇದು ಗೋರಖ್ಪುರ್ ಮಹಾಭಾರತ ಹಿಂದಿ ಎಡಿಷನ್ ಟ್ರಾನ್ಸ್ಲೇಷನ್ನಲ್ಲಿ ಇದರ ಅರ್ಥ ಕೊಟ್ಟಿದ್ದಾರೆ ನೋಡಿ ಅವರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇಲ್ಲ ಮೂಲದ ವ್ಯಾಖ್ಯಾನ ನೋಡಿ ಯಾರೋ ಮಹಾನುಭಾವರು ಬಹಳ ಸುಂದರ ಹಿಂದಿಯಲ್ಲಿ ಮಾಡಿದ್ದಾರೆ ಆರು ಬೃಹತ್ ಸಂಪುಟಗಳು ಅದರಲ್ಲಿ ಅರ್ಥವನ್ನು ಹೇಳ್ತಾರೆ ಇದು ಮೂರ ನಾಲ್ಕು ಅರ್ಥ ಹೇಳ್ಬೋದು ಪ್ರಶ್ನೋಪನಿಷತ್ತಿನಲ್ಲಿ ಎರಡು ತತ್ವಗಳನ್ನು ಕೂರಿಸಿ ವರ್ಣನೆ ಮಾಡ್ತಾರೆ ಉಪನಿಷತ್ತುಗಳಲ್ಲಿ ತುಂಬಾ ಕಠಿಣವಾದದ್ದು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾಂಡೂಕ್ಯ ಒಂದು ಎರಡನೇದು ಪ್ರಶ್ನೋಪನಿಷತ್ತು ಅದು ಕೈಯಲ್ಲಿ ಅಡಗೋದಿಲ್ಲ ತತ್ವ ಅರ್ಥ ಆಗೋದಿಲ್ಲ ಅದರಲ್ಲಿ ಪ್ರಧಾನವಾಗಿ ಎರಡು ತತ್ವವನ್ನು ವಿವರಿಸ್ತಾರೆ ಒಂದು ಗಮನ ಕೇಳಿಕೊಳ್ಳಿ ಒಂದು ರಯಿ ಒಂದು ಪ್ರಾಣ ರಯಿ ಯ ಯಕಾರ ಈ ಉಡು ಸುದೀರ್ಘ ರಯಿ ಸ್ತ್ರೀಲಿಂಗ ಒಂದು ಪ್ರಾಣ ರಯಿಂಚ ಪ್ರಾಣಂಚ ಇದು ರೈ ಅಂದ್ರೇನು ಪ್ರಾಣ ಅಂದ್ರೇನು ಒಂದು ಸ್ತ್ರೀ ಒಂದು ಪುರುಷ ಆಯಿತು ಯಾವುದಿದು ಒಂದು ಸ್ತ್ರೀ ಎಂದು ಒಂದು ಪುರುಷ ಅಂತ ಹೇಳಿದಾರಲ್ಲ ಅಂದರೆ ಅವರು ಹಿಂದಿ ಭಾಷಾಂತರದ ಹೇಳಿದ್ದಾರೆ ಇದು ಮೋಡ ಮಳೆಯನ್ನು ಸುರಿಸುವ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು ಮೋಡವೆಂಬುದು ಸ್ತ್ರೀಯೋ ಪುರುಷನೋ ಉತ್ತರ ಹೇಳ್ತೀರಾ ಮಳೆ ತುಂಬಿದ ಕಪ್ಪು ಮೋಡವನ್ನು ಸ್ತ್ರೀ ಅಂತ ಕರಿಬೇಕೆ ಪುರುಷ ಅಂತ ಕರಿಬೇಕೆ ಋಷಿಗಳೇ ಒದ್ದಾಡಿದರು ಏನರ್ಥ ಹೇಳಬೇಕು ಸ್ತ್ರೀಯ ಸತೀ ತಾವು ಮೇ ಪುಂಸಾಹು ಪಶ್ಯದ ಕ್ಷಣ್ವಾನ್ನ ಗಂಧ ಸ್ತ್ರೀಯ ಸತೀ ಕಪ್ಪು ಮೋಡಗಳು ಹಿಂಡು ಹಿಂಡಾಗಿ ಎಮ್ಮೆಗಳ ಹಾಗೆ ಆಕಾಶದಲ್ಲಿ ಬರ್ತಾವಲ್ಲ ಅವೆಲ್ಲ ಸ್ತ್ರೀಯರಂತ ತಿಳ್ಕೊಳ್ಳಿ ತಾವು ಮೇ ಪುಂಸಾಹು ಕೆಲವರು ಅದನ್ನು ಗಂಡಸು ಅಂತಾರೆ ಕಪ್ಪು ಮೋಡವನ್ನು ಗಂಡಸನ್ಬೇಕೋ ಬೇಕೋ ಅದರ ಪ್ರಕ್ರಿಯೆ ವಾಟ್ ಇಟ್ ಡಸ್ ಯೋಚನೆ ಮಾಡಿ ಅದು ನೀರೆಂಬುದನ್ನು ಗರ್ಭದಲ್ಲಿ ತುಂಬಿಕೊಂಡು ಹಡೆದಾಗ ಅದನ್ನು ಸ್ತ್ರೀ ಅಂತ ನೋಡಬೇಕು ಭೂಮಿ ಎಂಬ ಸ್ತ್ರೀಗೆ ಅದು ಮೇಲಿನಿಂದ ರಸವನ್ನು ಸುರಿಸುವಾಗ ಅದನ್ನು ಪುರುಷ ವೀರ್ಯವನ್ನು ತುಂಬುತ್ತಾ ಇದೆ ಅಂತ ತಿಳ್ಕೋಬೇಕು ಅರ್ಥ ಆಯ್ತಾ ನೋಡಿ ವೇದ ಎಷ್ಟು ಕಷ್ಟವಾಗಿದೆ ಇದು ತುಂಬ ಕಸರತ್ತು ಮಾಡಬೇಕು ಸ್ತ್ರೀಯ ಸತೀತಾವಮೇ ಋಗ್ವೇದ ಇದು ತಾವು ಪುಂಸ ಆಹುಹು ಎದುರು ಬರುತ್ತೆ ನಮ್ಗೆ ತಿಳಿಲಿಲ್ವ ಅಂದ್ರೆ ಪಶ್ಯದ ಕ್ಷಣ್ವಾನ್ ಪಶ್ಯತೆ ಕಣ್ಣಿದ್ದವನಿಗೆ ಕಾಣಿಸ್ತದೆ ನ ವಿಚೇತದ ಅಂಧ ಕುರುಡನಿಗೆ ಅರ್ಥ ಆಗೋದಿಲ್ಲ ಅಂದ್ರು ಇದು ಒಗಟಿ ಏನೇ ಮಾಡೋದು ಒಂದ್ರ ಮೇಲೊಂದು ಒಗಟೆ ವೇದಕ್ಕೆ ಹೋದ್ರೆ ಅದು ಅಲ್ಲ ಅಂದ್ರೆ ತೇ ದ್ಯು ಪೃಥಿವ್ಯೋ ಅಹರ ಹರ್ಗರ್ಭಂ ದಧಾತೆ ತಯೋತ ವತ್ಸೌ ಅಹೋರಾತ್ರೇ ಪೃಥಿವ್ಯಾ ಅಹ ದಿವೋ ರಾತ್ರಿ ತೌ ಅವಿಸೃಷ್ಟೌ ದಂಪತಿ ಭತಃ ತಯರೆತೌ ವತ್ಸೌ ಅಗ್ನಿಶಾತ್ಯ ರಾತ್ರೇತ್ಸ ಶ್ವೇತ ಆ್ಯತ್ರಿ ಆರಣ್ಯದಲ್ಲಿ ಇದು ತಪಸ್ಸು ಮಾಡಿ ತೆಗೀಬೇಕು ವೇದಪುರುಷ ಬಾಯಿ ಬಿಡೋದಿಲ್ಲ ತನ್ನ ಗರ್ಭವನ್ನು ಬಿಟ್ಟುಕೊಡೋದು ಎ ಪೃಥಿವ್ಯೋ ದ್ಯು ಪೃಥಿವಿ ಜಾವ ಪೃಥಿವಿ ಇದು ಜೋಡಿ ತತ್ವ ಆಕಾಶ ಮತ್ತು ಭೂಮಿ ಆಕಾಶವನ್ನು ಗಂಡು ಅಂತ ತಿಳ್ಕೊಳ್ಳಿ ಭೂಮಿಯನ್ನು ಸ್ತ್ರೀ ಅಂತ ತಿಳ್ಕೊಳ್ಳಿ ಅದು ತಂದೆ ಇದು ತಾಯಿ ಅರ್ಥ ಆಗ್ತದಲ್ಲ ನಾವಿರೋದು ಭೂಮಿ ಎಂಬ ತಾಯಿ ಮಡಿಲಲ್ಲಿ ಅವನ ತಂದೆ ಎಲ್ಲೋ ದೂರದಲ್ಲಿದ್ದಾನಲ್ಲ ಅಂದ್ರೆ ಅವಾಗ ಅವ ಆಹಾರ ಕೊಡ್ತಾನೆ ಮಳೆಗಾಲದಲ್ಲಿ ಆಹಾರ ಕೊಡ್ತಾನೆ ಬೇಸಿಗೆಯಲ್ಲಿ ಬಿಸಿಲು ಕೊಡ್ತಾನೆ ಆ ಸಸ್ಯ ಎಲೆ ಪೈರು ಬೆಳೆಯುವುದಕ್ಕೆ ಬೇಕಾದ ಕ್ಲೋರೋಫ್ ಅದೇನು ಕ್ಲೋರೋಫ್ ಇಲ್ಲೋ ಮತ್ತೊಂದು ಅದೆಲ್ಲ ಕೊಡ್ತಾನೆ ಕಾಲ ಕಾಲಕ್ಕೆ ಕೊಡ್ತಾನೆ ತಂದೆ ಮಾಡೋ ಕೆಲಸ ಆಹಾರ ಒದಗಿಸೋದು ತಾಯಿ ಮಾಡೋದು ಹೊಟ್ಟೆಯಲ್ಲಿ ರಕ್ಷಿಸುವುದು ತೇ ಏತೇ ದ್ಯು ಪೃಥಿವ್ಯೋ ಆಹಾರ ಗರ್ಭಂ ದಧಾತೆ ಹಗಲಿನಲ್ಲಿ ಈ ತಾಯಿ ಗರ್ಭವನ್ನು ಧರಿಸ್ತಾಳೆ ಸೂರ್ಯ ಇರುವಾಗ ಗರ್ಭ ಧರಿಸ್ತಾಳೆ ಆ ಪೃಥಿವಿಗಳ ಮಕ್ಕಳು ಯಾರು ತಯೋ ರೇತೌ ವತ್ಸೌ ಅಹೋರಾತ್ರೆ ಹಗಲು ರಾತ್ರಿ ಎಂಬ ಮಕ್ಕಳನ್ನ ಪೃಥಿವಿಗಳು ಹಡಿಯುತ್ತಾರೆ ಭೂಮಿ ಆಕಾಶ ಇದ್ರೆ ನಿಮಗೆ ಹಗಲು ರಾತ್ರಿ ಚಂದ್ರನಿಂದ ಚಂದ್ರಮ ಉಂಟು ಮಾಡ್ತಾನೆ ಪೃಥಿವ್ಯ ಅಹ ಭೂಮಿಯ ಮಗ ಹಗಲಂತೆ ದಿವೋರಾತ್ರಿ ರಾತ್ರಿ ಎನ್ನುವುದು ಆಕಾಶದ ಮಗಳು ಸರಿಯಾಗಿದೆ ಸಂಸಾರಕ್ಕೆ ಒಂದು ಗಂಡು ಒಂದು ಹೆಣ್ಣು ನೋಡಿ ಹೇಗಿದೆ ದೇವರು ಕೊಟ್ಟಿದ್ದು ತವು ಅವಿಸೃಷ್ಟವು ಬೇರ್ಪಡಿಸೋದಕ್ಕಾಗೋದಿಲ್ಲ ಇದು ಜೋಡಿ ಮಕ್ಕಳು ಜೋಡಿ ತಂದೆ ತಾಯಿ ಜೋಡಿ ಮಕ್ಕಳನ್ನ ಹಡೆದಿದ್ದಾರೆ ದಂಪತಿ ಏವ ಭವತಃ ಎಂದೆಂದಿಗೂ ನಿತ್ಯವಾದ ದಂಪತಿಗಳು ತಯೋ ರೇತೌ ವತ್ಸೌ ಅದೇ ಭೂಮಿಗೆ ಅದೇ ಆಕಾಶಕ್ಕೆ ಇನ್ನಿಬ್ಬರು ಮಕ್ಕಳಿದ್ದಾರೆ ಅಗ್ನಿಶ್ಚ ದಿತ್ಯಶ್ಚ ಹಗಲಿನಲ್ಲಿ ಸೂರ್ಯ ರಾತ್ರಿಯಲ್ಲಿ ಅಗ್ನಿ ರಾತ್ರೇರ್ವತ್ಸ ಶ್ವೇತಾದಿತ್ಯ ಅನ್ಹೋಗ್ನಿ ಬಿಳಿಯ ಸೂರ್ಯ ಕಪ್ಪಾದ ರಾತ್ರಿ ತಾಯಿಯ ಮಗನಾಗಿ ಹುಟ್ಟಿದ್ದಾನೆ ಏನು ಆಶ್ಚರ್ಯವಪ್ಪ ಅಂದರು ಕಪ್ಪು ತಾಯಿ ಹೊಟ್ಟೆಯಲ್ಲಿ ಬಿಳಿ ಮಗು ಹುಟ್ಟುವುದೇ ಇದು ರಾತ್ರಿ ಮಗುವಾಗಿದ್ದಾನಲ್ಲ ಸೂರ್ಯ ಎಂಬುದಾಗಿ ಇದನ್ನು ತಿಳ್ಕೊಂಡವನು ಕಶ್ಯಪನಾಗ್ತಾನೆ ಪಶ್ಯಕನಾಗ್ತಾನೆ ಉಲ್ಟಾ ಮಾಡಿದ ಶಬ್ದವನ್ನ ಕಶ್ಯಪ ಪಶ್ಯಕೋ ಭವತಿ ಬಹಳ ದೊಡ್ಡ ತತ್ವ ಇದೆ ಎಂಬುದಾಗಿ ಹೇಳಿದರು ಇನ್ನು ಬಿಡಿಸಿ ಹೇಳಬೇಕು ಅಂದ್ರೆ ಅಮ್ಮ ಹಿಂದಿ ಟ್ರಾನ್ಸ್ಲೇಷನ್ ಮಾಡಿದವರು ಮಹಾಭಾರತದಲ್ಲಿ ಹೇಳ್ತಾರೆ ಇದು ಏನನ್ನು ಹೇಳ್ತಾ ಇದೆ ಅಂದ್ರೆ ವಿದ್ಯುತ್ ಎಂಬುದು ಮೋಡದಿಂದ ಗಾಳಿ ಬೀಸಿದ ವಾತಸಾರಥಿಯಾಗಿ ಎರಡು ಮೇಘಗಳು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆದಾಗ ವಿದ್ಯುತ್ ಎಂಬುದು ಹೇಗೆ ಉಂಟಾಗ್ತದೆ ಅದರಲ್ಲಿ ಪುರುಷ ಮತ್ತು ಸ್ತ್ರೀ ತತ್ವ ಒಂದು ಪಾಸಿಟಿವ್ ಕರೆಂಟ್ ಒಂದು ನೆಗೆಟಿವ್ ಕರೆಂಟ್ ಅದರಿಂದ ಎಲೆಕ್ಟ್ರಿಸಿಟಿ ಬರ್ತದೆ ಅನ್ನೋ ತತ್ವವನ್ನು ವೇದ ಹೇಳ್ತಾ ಇದೆ ಅಂತ ಹೇಳ್ತಾರೆ ಎಷ್ಟು ದೂರಕ್ಕೆ ಹೋಗುತ್ತೆ ನೋಡಿ ಇದು ಒಂದು ಪಟ್ಟಕದಿಂದ ಮಸೂರದಿಂದ ಸೂರ್ಯನ ಏಳು ಕಿರಣಗಳನ್ನು ಬೇರ್ಪಡಿಸಿ ತೋರಿಸಬಹುದು ಅದನ್ನು ನ್ಯೂಟನ್ ಕಂಡು ಹಿಡಿದದ್ದಲ್ಲ ಅವನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ಅದು ನಮ್ಮಲ್ಲಿಯೇ ಇದೆ ತ್ರಿನಾಭಿಚಕ್ರ ಮಜರಮರವಂ ತ್ರಿನಾಭಿಚಕ್ರ ಅಂದ್ರು ಪ್ರಿಸಮ್ ಮೂರು ಕಡೆ ಆಂಗಲ್ ಇರುವಂತಹ ತ್ರಿನಾಭಿಚಕ್ರ ಮಜರಮನರ್ವಂ ಅದರಲ್ಲಿ ಏನೇನು ಬರ್ತದೆ ಅಂದ್ರೆ ಏಕೋ ರಶ್ಮಿ ಶ್ವೇತೋ ರಶ್ಮಿ ಬಿಳಿಯದಾದ ಒಂದು ಸೂರ್ಯಕಿರಣವನ್ನು ಹೊಡೆದರೆ ರೋಹಿಣಿ ಪಿಂಗಳ ಏಕರೂಪ ಆ ಕೆಂಪು ಯಾರು ಹೇಳ್ತಿರಲ್ಲ ಅಲ್ಟ್ರಾ ವಯಲೆಟ್ ಇನ್ಫ್ರಾ ರೆಡ್ ಇಲ್ಲಿ ತನಕ ಇರುವ ಬಣ್ಣಗಳನ್ನೆಲ್ಲ ವರ್ಣನೆ ಮಾಡ್ತಾರೆ ನಮ್ಮ ತೈತ್ರಿ ಆರಣ್ಯಕದಲ್ಲಿ ಮೊದಲನೇ ಪ್ರಶ್ನೆ ಆರುಣ ಅಂತ ಏನಿದೆಯೋ ಅದನ್ನು ತಿಳ್ಕೊಂಡ್ಬಿಟ್ರೆ ನಿಮಗೆ ಲೋಕದಲ್ಲಿ ಬೇಕಾದ್ದೆಲ್ಲ ಅರ್ಥವಾಗುತ್ತೆ ಹಗಲೆಂಬುದು ಪುರುಷ ರಾತ್ರಿ ಎಂಬುದು ಪತ್ನಿ ಸೂರ್ಯ ಅನ್ನೋದು ಮಗು ಈ ತತ್ವವನ್ನೆಲ್ಲ ಹೇಳಿ ಅಲ್ಲಿಂದ ಮುಂದೆ ಹೇಳ್ತಾರೆ ಈ ತತ್ವವನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡಬಹುದು ಗಿಡಗದಂತೆ ಬೀಳುವ ಎರಡು ಯಾವುದು ಗಿಡಗದಂತೆ ಮನುಷ್ಯನನ್ನು ಹಿಡದೇ ಬಿಡುವುದು ಯಾವುದು ಒಂದು ಪುರುಷ ತತ್ವ ಒಂದು ಸ್ತ್ರೀ ತತ್ವ ಅದರಲ್ಲಿ ಜಗತ್ತೆಲ್ಲ ಹುಟ್ಟುತ್ತೆ ಅನ್ನೋದು ಮೇಲಿನ ಒಳಗಿನ ವೇದದ ಅರ್ಥ ಸಾಮಾನ್ಯರಿಗೆ ನಮಗೆ ನಿಮಗೆ ಎಟುಕುವ ಅರ್ಥ ಅಪ್ಪ ದುಃಖವೆಂಬುದು ಮೃತ್ಯುವೆಂಬುದು ಗಿಡುಗಗಳಂತೆ ಅನಿರೀಕ್ಷಿತವಾಗಿ ಮನುಷ್ಯನನ್ನು ಹಿಡಿದು ಬಿಡುತ್ತವೆ ಯಾವಾಗ ಯಾರಿಗೆ ದುಃಖ ಬರ್ತದೆ ಗೊತ್ತಿಲ್ಲ ಯಾವಾಗ ಯಾರಿಗೆ ಮೃತ್ಯು ಬರ್ತದೆ ಗೊತ್ತಿಲ್ಲ ಅನಿರೀಕ್ಷಿತತ್ವ ನಿಶ್ಚಿತತ್ವ ಫಲ ಸತ್ಯತ್ವ ಮಾಡಿದ ಕರ್ಮ ಅನುಭವಿಸಬೇಕು ಧಾರವಾಡದಿಂದ ಬಂದರು ನಮ್ಮ ಸ್ನೇಹಿತರು ಪ್ರವಚನ ಕೇಳಬೇಕು ಅಂತ ಒಂದೇ ಒಂದು ರಾತ್ರಿ ಕೇಳಿದರು ಮರನೇ ದಿವಸ ಬೆಳಿಗ್ಗೆ ಮಗಳಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಮಾಚಾರ ಬಂತು ಓಡಿ ಹೋದರು ಯಾರಿಗೂ ಗೊತ್ತಿತ್ತಿದು ಇದು ಕಾಲಪುರುಷನ ಈ ಕರ್ಮಕೃತ ಕಾಲದಲ್ಲಿ ಯಾರಿಗೆ ಯಾವಾಗ ಏನು ಬರ್ತದೆ ಅಂತ ಗೊತ್ತಿಲ್ಲ ಗಿಡಗದಂತೆ ಬಂದು ಎರಿಗಿ ಬೀಳ್ತದೆ ದುಃಖ ಮತ್ತು ಮೃತ್ಯು ಹಾಗಿದ್ರೆ ಈ ದುಃಖ ಮತ್ತು ಮೃತ್ಯುಗಳನ್ನು ಗರ್ಭದಲ್ಲಿ ತಳೆಯೋದು ಯಾರು ನೀವು ಮಾಡಿದ ಕರ್ಮ ಆ ಕರ್ಮಕ್ಕೆ ಏನು ಕಾರಣ ಮನಸ್ಸು ಫಲಾನುಭವಿಸೋನು ಯಾರು ಹಡಿಯೋನು ಯಾರು ಜೀವಾತ್ಮ ಇದು ವೇದಾಂತ ಬರುವಾದ ಅರ್ಥ ಅಷ್ಟಾವಕ್ರ ಗೀತೆಯಲ್ಲಿ ಒಳಗಿ ಅರ್ಥ ಕೊಟ್ಟರು ವಾತಸಾರಥಿ ಅಂದ್ರಲ್ಲ ಅಂದ್ರೆ ಅದ ಗಾಳಿ ಬೀಸ್ತದೆ ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತದೆ ವಾಯುರ್ಗಂಧ ನಿವಾಸಯಾತಿ ಶ್ರೋತ್ರಂ ಚಕ್ಷು ರಸನಂ ಚ ಅಧಿಷ್ಠಾಯ ಪುರುಷ ಅಧಿಸೇವತೆ ಗೀತೆಯಲ್ಲಿ ಹೇಳ್ತಾರೆ ಅದು ಉತ್ಕಾಂ ಉತ್ಕಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ ಹದಿನೈದನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ನಾವು ಜನ್ಮದಿಂದ ಜನ್ಮಕ್ಕೆ ಹೋಗುವಾಗ ಬೃಹೀತ್ ವೈತಾನಿ ಸಂಯಾತಿ ವಾಯು ಗಂಧಾರಿಮಾಶಯಾತಿ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಫಲಗಳನ್ನೆಲ್ಲ ವಾಸನಾ ಸಮೇತವಾಗಿ ಎಳ್ಕೊಂಡೇ ಮೂಟೆಯಿಂದ ನಾವು ಮುಂದಿನ ಜನ್ಮಕ್ಕೆ ಹೋಗ್ತೇವೆ ಆದ್ದರಿಂದ ಈ ದುಃಖ ಮೃತ್ಯು ಎಂಬುದನ್ನು ಕರ್ಮವು ನಮಗೆ ಕೊಡ್ತದೆ ಮನಸ್ಸಿನಿಂದ ಹರಿಸ್ತೇವೆ ಮನಸ್ಸೆಂಬ ಗರ್ಭದಲ್ಲಿ ಇದು ಉಂಟಾಗ್ತದೆ ಅಥವಾ ದುಃಖ ಮೃತ್ಯುಗಳ ಬದಲು ಜನ್ಮ ಮರಣವನ್ನು ಸೇರಬಹುದು ಗರ್ಭಕಾರಣವೆಂಬುದು ಕರ್ಮ ಹಡೆಯೋನು ಜೀವ ಅಥವಾ ಯಾವುದೇ ದ್ವಂದ್ವಗಳಿಗೆ ಈ ಗಿಡಗಳನ್ನು ಹೋಲಿಸಬಹುದು ಅನ್ನೋದು ಒಂದು ತತ್ವ ಅದನ್ನು ಅಷ್ಟಕ್ಕೆ ನಿಲ್ಲಿಸ್ಕೊಳ್ತೇನೆ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಅವನಿಗೆ ಅದು ಅದನ್ನೇ ಅವನು ಅಷ್ಟಾವಕ್ರ ಯಾರಿಗೂ ಈ ಕಷ್ಟ ಬೇಡ ಯಾರ ಮನೆಯಲ್ಲಿಯೂ ಇದನ್ನು ಕೇಳೋದು ಬೇಡ ಕೇಳಿದ್ರೆ ಗೋಳಾಗ್ತದೆ ಅದು ಕೇಳಿದಾದ್ರೆ ಮನುಷ್ಯರು ತುಂಬ ಹೆದರುವುದು ಯಾತಕ್ಕೆ ಜನ್ಮಕ್ಕೆ ದುಃಖಕ್ಕೆ ಮೃತ್ಯುವಿಗೆ ಒಬ್ಬರು ಸತ್ರ ಅಳುವ ಹಾಗೆ ಇನ್ನು ಯಾವುದೇ ಸಂದರ್ಭದಲ್ಲಿ ಮನುಷ್ಯರು ಅಳುವುದಿಲ್ಲ ಒಬ್ಬನು ಪ್ರಾಣವೇ ಹೋಗಿಬಿಟ್ರೆ ರಿಪೇರಬಲ್ ಡ್ಯಾಮೇಜ್ ಏನು ಮಾಡೋಕೆ ಬರೋದಿಲ್ಲ ಅಳ್ತಾರೆ ಅಳ್ತಾರೆ ಗೋಳಾಡ್ತಾರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅಳ್ತಾರೆ ಯಾವತ್ತೋ ನೆನೆಸಿಕೊಂಡು ಅಳ್ತಾರೆ ಆದರೆ ನೀನು ಮರಣದ ಪ್ರಶ್ನೆ ಕೇಳ್ತಾ ಇದ್ದೀಯ ದೊರೆಯೇ ನಿನ್ನ ಮನೆಯಲ್ಲಿ ಯಾರು ಸಾಯದೇ ಇರಲಿ ಈ ಪ್ರಶ್ನೆಯನ್ಯಾರೂ ಕೇಳದೇ ಇರಲಿ ಅಂತ ಉತ್ತರವನ್ನು ಕೊಟ್ಟ ಅಲ್ಲಿಂದ ಮುಂದಕ್ಕೆ ಇನ್ನೆರಡು ಪ್ರಶ್ನೆ ಇದೆ ಒಂದು ಒಂದು ಪ್ರಶ್ನೆಯನ್ನು ಹೇಳಿ ನಿಲ್ಲಿಸ್ಕೊಳ್ತೇನೆ ಕಿಂ ಸ್ವತೆ ನ ನಿಮಿಷತಿ ದೊರೆ ಕೇಳ್ತಾನೆ ಯಾವುದು ಮಲಗಿದ್ದರೂ ಕಣ್ಣು ಮುಚ್ಚುವುದಿಲ್ಲವೋ ಅದ್ಯಾವುದು ಮಲಗಿರ್ತದೆ ನಿದ್ದೆ ಮಾಡ್ತಾ ಇರ್ತದೆ ಅದು ಕಣ್ಣು ಬಿಟ್ಕೋದಿಲ್ಲ ಕಿಂ ಶ್ರುತಿ ನ ನಿಮಿಷತಿ ಕಿಂ ಶ್ರುತಿ ಜಾತಂ ನ ಚೋಪತಿ ಯಾವುದು ಹುಟ್ಟಿದರೂ ಚಲಿಸುವುದಿಲ್ಲ ಅದ್ಯಾವುದು ಕಸ್ಯ ಸ್ವಿತಿ ಹೃದಯಂ ನಾಸ್ತಿ ಯಾವುದೊಂದು ವಸ್ತುವಿಗೆ ಹೃದಯವೆಂಬುದಿಲ್ಲ ಕಿಂಶ್ವತೆ ವೇಗೇ ವರ್ಧತೆ ವೇಗದಿಂದ ಬೆಳೆಯುವುದು ಯಾವುದು ನಾಲ್ಕು ಪ್ರಶ್ನೆ ಕೇಳಿದಾದರೆ ಪ್ರಶ್ನೆ ಅರ್ಥ ಆಯ್ತಾ ನೋಡಿ ಐ ಆಮ್ ನಾಟ್ ಶೂರ್ ಉಪನ್ಯಾಸದ ಕೊನೆಗೆ ಬಂದಿದ್ದೇವೆ ಹೆಚ್ಚು ವಿವರಿಸೋದಕ್ಕೆ ವೇಳೆ ಇಲ್ಲ ಕಿಂ ಶ್ವತೆ ಸೂಕ್ತಂನ ನಿಮಿಷತಿ ರೆಪ್ಪೆ ಆಡಿಸದೆ ನಿದ್ದೆ ಮಾಡಬೇಕು ಆಗತ್ಯ ನಿಮ್ಮ ಕೈಯಲ್ಲಿ ಕೆಲವರು ಮಾಡ್ತಾ ಇರಬಹುದು ನಮ್ಗೆ ಗೊತ್ತಿಲ್ಲ ಅದು ಕಾಲೇಜಿನಲ್ಲಿ ನಮ್ಗೆ ಅನುಭವ ಇದೆ ಫ್ರಂಟ್ ಬೆಂಚಲ್ಲಿ ಕೂತಿರ್ತಾರೆ ಕಣ್ಣು ತೆಗೆದಿರ್ತಾರೆ ತಿಳಿತಾನೆಯಾ ತಿಳಿಯಿತು ಸರ್ ಏನ್ ತಿಳಿಯಿತು ಏನ್ ತಿಳಿಯಲಿಲ್ಲ ಕಣ್ಣು ತಗೊಂಡೇ ನಿದ್ದೆ ಮಾಡುವ ಹೂಪತಿಗಳ ಅಪರೂಪಕ್ಕುಂಟು ಕಲಿಯುಗದಲ್ಲಿ ಅದನ್ನೆಲ್ಲ ಕೇಳಿದ್ದು ಸುತ್ತಮ್ ಸುತ್ತಂ ನನಿಮಿಷತಿ ನಿದ್ದೆ ಮಾಡಿದ್ರು ಕಣ್ಣು ಮಿಟುಕದೇ ಇರೋ ವಸ್ತು ಯಾವುದು ಯಾವ್ದು ಹೇಳ್ತೀರಾ ಮೀನು ಕಣ್ಣಿಗೆ ರೆಪ್ಪೆ ಇಲ್ಲ ಅದಕ್ಕೆ ಮತ್ಸ್ಯ ಸುಪ್ತ ನಿಮಿಷತಿ ಒಂದರ್ಥ ಇದು ಎಲ್ಲ ಮೂರು ಮೂರು ನಾಲ್ಕು ನಾಲ್ಕು ಅರ್ಥ ಇದೆ ಮೀನೆಂಬುದು ಮಲಗಿದ್ರು ಕಣ್ಣನ್ನು ಮುಚ್ಚುವುದಿಲ್ಲ ಮಿಟುಕುವುದಿಲ್ಲ ಕಿಂ ಸ್ವಿತಿ ಜಾತಂನ ಉಪ ಉಪತಿ ಹುಟ್ಟಿಯು ಚಲಿಸದೇ ಇರುವುದು ಯಾವುದು ಅಂದ್ರೆ ಮೊಟ್ಟೆ ಪಕ್ಷಿಗಳು ಹಾಕುವ ಮೊಟ್ಟೆ ಇದೆಯಲ್ಲ ಮೊಟ್ಟೆ ಇಟ್ಟು ಮೊಟ್ಟೆ ಒಡೆದು ಮರಿ ಬರೋ ತನಕ ಮೊಟ್ಟೆ ಇದ್ದ ಕಡೆಯೇ ಕೂಚಿರ್ತದೆ ಕುದುರೆ ಮೊಟ್ಟೆ ಎಂದಾಗೆ ಕುಂಬಳಕಾಯಿ ನೋಡಿ ಇರು ಮೊಟ್ಟೆ ಕುದುರೆ ಮೊಟ್ಟೆ ಅಂತ ಹೇಳಿದಾಗೆ ಮೊಟ್ಟೆ ಹಾಗೆ ಕೂಚಿರ್ತದೆ ಹೃದಯ ಯಾವುದಕ್ಕೆಲ್ಲ ಅಶ್ಮನೋ ನಾಸ್ತಿ ಕಲ್ಲಿಗೆ ಕಲ್ಲೆಂಬುದಕ್ಕೆ ಹೃದಯವಿಲ್ಲ ಅಥವಾ ಕೆಲವರಿಗೆ ಹೃದಯವಿಲ್ಲ ಅದನ್ನು ಹೇಳ್ಬೋದು ಇದು ಸಾಮಾನ್ಯ ಉತ್ತರ ಒಳಗಿನ ಅರ್ಥ ಕಿಂ ಶ್ರುತಿ ಸುಪ್ತಂ ನ ನಿಮಿಷತಿ ಮಲಗಿದ್ದರೂ ಕಣ್ಣು ರೆಪ್ಪೆ ಮುಚ್ಚದೇ ಇರುವುದು ಯಾವುದು ಅಂದರೆ ಈ ಜಾಗೃತಿ ಮತ್ತು ಸ್ವಪ್ನ ಎಂಬ ಅವಸ್ಥೆಗಳೆರಡರ ನಡುವೆ ಓಡಾಡುವ ಮೀನಿನಂತಿರುವ ಜೀವಾತ್ಮ ಇವನು ತನ್ನ ಕರ್ಮದ ಬಗ್ಗೆ ಕಣ್ಣು ಮುಚ್ಚೋದಿಲ್ಲ ಕರ್ಮದ ಜ್ಞಾನ ಇದ್ದೇ ಇರುತ್ತೆ ಫಲ ಅನುಭವಿಸ್ತಾನೆ ಇರ್ತಾನೆ ಉಪನಿಷತ್ತಲ್ಲಿ ಜೀವಾತ್ಮನ ಮೀನು ಅಂತ ವರ್ಣನೆ ಮಾಡ್ತಾರೆ ಎಚ್ಚರವಾಗಿರುವುದೊಂದು ಅವಸ್ಥೆ ಅರ್ಧಂಬರ್ಧ ಕಣ್ಣು ಮುಚ್ಚಿರುತ್ತೇವೆ ಸ್ವಪ್ನದಲ್ಲ ಗಂಬರ್ದ ಮುಚ್ಚಿರ್ತೇವೆ ನಡುವಿನ ಅವಸ್ಥೆಯಲ್ಲಿ ಜೀವಾತ್ಮ ಕಣ್ಣು ಮುಚ್ಚೋದಿಲ್ಲ ಅವನು ಸಾಯೋದಿಲ್ಲ ಜಾತನ್ನ ಚೌಪತಿ ಹುಟ್ಟಿದರೂ ವಿಚರಿತನಾಗದೇ ಇರುವಂತಹ ಮೊಟ್ಟೆ ಯಾವುದು ಅಂದ್ರೆ ಯೋಗೀಶ್ವರ ಮಹಾಯೋಗಿ ಭೂಮಿಯಲ್ಲಿ ಹುಟ್ಟಿರ್ತಾನೆ ಮನುಷ್ಯರಲ್ಲಿರ್ತಾನೆ ಕೂರ್ಮೂಂಗ ನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಅವನು ವಿಚಲಿತನಾಗುವುದಿಲ್ಲ ಕಸ್ಯ ಹೃದಯಂನ ನಾಸ್ತಿ ಅಶ್ಮನಃ ಕಲ್ಲಿಗೆ ಅಂತ ಹೇಳಿದ್ರು ಶ್ಮ ಅಂದ್ರೆ ಶರೀರ ಸಂಸ್ಕೃತದಲ್ಲಿ ಯಾಸ್ಕರ ನಿರುಕ್ತ ಪ್ರಕಾರ ಶ್ಮ ಅಂದ್ರೆ ಶರೀರ ಸ್ಮಶಾನ ಅಂದ್ರೆ ಶರೀರವನ್ನು ಸುಡುವುದಾಗ ಅಶ್ಮ ಅಂದ್ರೆ ಶರೀರವಿಲ್ಲದೆ ಇದ್ದದ್ದು ಯಾವುದು ಶರೀರ ರಹಿತನಾದ ಆತ್ಮ ಒಬ್ಬರು ಶರೀರ ಸುಟ್ಟು ಬಿಡ್ತಾರೆ ಹತ್ತನೇ ದಿವಸ ಮೊದಲನೇ ದಿವಸ ಸುಟ್ಟು ಬಿಡ್ತಾರಲ್ಲ ಹತ್ತನೇ ದಿವಸ ಆಗೋ ತನಕ ಅವನು ಎಲ್ಲಿರ್ತಾನೆ ಅವನು ಈ ಶರೀರ ಹಿರಿದಾದ ಆತ್ಮ ಅವನೆಲ್ಲಿರ್ತಾನೆ ಅವನಿಗೆ ಹೃದಯವಿಲ್ಲ ಯಾತಕ್ಕೆ ಅವನಿಗೆ ದೇಹವೇ ಇಲ್ಲ ನಿಜವಾದ ಶರೀರವಿಲ್ಲ ನಿಜವಾದ ಮನಸ್ಸಿಲ್ಲ ನಿಜವಾದ ಕಣ್ಣು ಕಿವಿ ಮೂಗಿಲ್ಲ ಶರೀರ ಬೇರೆ ಸುಟ್ಟಿರ್ತಾರೆ ದಹನದಿಂದ ತಾಪ ಉಂಟಾಗ್ತಾ ಇರುತ್ತೆ ಅವನನ್ನು ಒಪ್ಪ ಮಾಡಿ ಸಪಿಂಡೀಕರಣಾದಿಗಳಿಂದೆಲ್ಲ ಮಾಡಿ ಹನ್ನೆರಡನೇ ದಿವಸ ಕಳಿಸ್ಕೊಡೋ ತನಕ ಧರ್ಮಶಾಸ್ತ್ರ ಓದಿಬಿಟ್ರೆ ಗರುಡು ಪುರಾಣ ಓದಿಬಿಟ್ರೆ ಭಯವಾಗುತ್ತೆ ಒಬ್ಬನಿಗೆ ಸಂಸ್ಕಾರ ಮಾಡೋ ತನಕ ಆ ಜೀವಾತ್ಮ ಅವನು ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಸುತ್ತಾಡ್ತಾನಂತೆ ಹೇಗೆ ಸುತ್ತಾಡ್ತಾನೆ ಈ ಊರಲ್ಲಿ ಇಪ್ಪತ್ತು ವರ್ಷ ಇದ್ದೆ ಮನೆಯಲ್ಲಿ ಬಾಡಿಗೆ ಇಲ್ಲಿ ಅಕಸ್ಮಾತ್ ಶರೀರ ಶರೀರಾಶಯ ಸಿಕ್ಕಬಹುದೇ ಅಲ್ಲಿ ಓಡಾಡ್ತಾನೆ ಅಲ್ಲಿ ಮೂವತ್ತು ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿ ಓಡಾಡ್ತಾನೆ ಇಲ್ಲಿ ಮಗ ಇದ್ದಾನೆ ಏನಾರು ಹಾಕ್ತಾನೆಯೋ ಎಳ್ನೀರು ಕೊಡ್ತಾನೆಯೋ ದಾಹವಾಗಿದೆ ಅಲ್ಲಿ ಮಗಳಿದ್ದಾಳೆ ಅಯ್ಯೋ ಸ್ಟೇಟ್ಸ್ ಹೋಗಿದ್ದಾಳೆ ಹುಡ್ಕೊಂಡು ಹೋಗುತ್ತೆ ಜೀವಾತ್ಮ ಹತ್ತು ದಿಕ್ಕಲ್ಲಿ ಓಡಾಡುತ್ತೆ ನನಗೆ ಯಾರು ಆಶ್ರಯ ಕೊಡ್ತಾರೆ ಯಾರು ಆಶ್ರಯ ಕೊಡ್ತಾರೆ ಓಡಾಡ್ತಾ ಓಡಾಡ್ತಾ ಅದಕ್ಕೆ ಸದ್ಗತಿ ತೋರಿಸುವಂತಹ ಮಕ್ಕಳು ಬೇಕು ಮಿತ್ರರು ಬೇಕು ಯಾರು ಮಾಡದೇ ಇದ್ದರೆ ದೊರೆ ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಒಪ್ಪ ಮಾಡುವುದು ಅದು ಹನ್ನೆರಡು ದಿವಸ ಕಳೆದ ಮೇಲೆ ಹದಿಮೂರನೇ ದಿವಸ ಆ ಪ್ರೇತ್ ಶರೀರ ಹೋಯಿತು ಅಂತ ಹೇಳ್ತೇವೆ ಆದ್ದರಿಂದ ಜೀವಾತ್ಮನಿಗೆ ಸುಟ್ಟ ಮೇಲೆ ಹೃದಯ ಎಂಬುದು ನದಿ ವೇಗೇನ ವರ್ಧತೆ ಯಾವ ನದಿ ಸಂಸಾರವೆಂಬ ನದಿ ಪಾಪ ಪುಣ್ಯ ಎಂಬ ನದಿ ನರಕವೆಂಬ ಗತಿ ಇದು ವರ್ಧನೆ ಆಗ್ತದೆ ಕೆಲವರು ಬೇಗ ನರಕಕ್ಕೆ ಹೋಗ್ತಾರೆ ಸ್ಪೀಡ್ ಏನ್ರಿ ನಾವು ಕ್ಯೂನಲ್ಲಿ ನಿಂತಿದ್ದೇವಲ್ಲ ನಮಗಿಂತ ಮುಂಚೆ ಹೋದ್ರಲ್ಲ ನೀವು ನರಕಕ್ಕೆ ಅಂತ ಕೇಳಿದ್ರೆ ಹೌದು ನಮ್ಗೆ ತುಂಬಾ ಅರ್ಜೆಂಟ್ ಇತ್ತು ಸ್ಪೆಷಲ್ ಪಾಸ್ ತಗೊಂಡಿದ್ದೇವೆ ಯಮನ ಕೈಯಲ್ಲಿ ಮೊದಲು ಹೋಗ್ತೇವೆ ಸಂಸಾರ ಗತಿಯೂ ಅಷ್ಟೇ ಕೆಲವ್ರಿಗೆ ಬೇಗ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳು ಆಗಿ ಮರಿಮಕ್ಕಳು ಆಗಿ ಅವರೆಲ್ಲ ಹೋಗಿ ಇನ್ನೂ ಬದುಕಿರ್ತಾರೆ ಸಂಸಾರದ ಗತಿ ಕೆಲವರಿಗೆ ಎಂಬತ್ತು ತೊಂಬತ್ತಾದರೂ ಆಗ್ತಾನೆ ಒಂದು ಮಗು ಹುಟ್ಟಿರುತ್ತೆ ಹತ್ತು ವರ್ಷ ಅವನಿಗೆ ಇನ್ನೂ ಏನೂ ಮಾಡಿರೋದಿಲ್ಲ ಹಾಗೂ ಇರುತ್ತೆ ಸ್ಲೋ ಇರ್ತದೆ ಆದ್ದರಿಂದ ಕರ್ಮ ಹೆಚ್ಚಿದಷ್ಟು ಸಂಸಾರದ ಗತಿ ಹೆಚ್ಚು ಕಮ್ಮಿ ಆಗುವುದುಂಟು ಎಂಬುದಾಗಿ ಇವನು ಉತ್ತರವನ್ನು ಕೊಟ್ಟ ಈ ಮಗು ಎರಡೋ ಮೂರು ಅರ್ಥ ಹೇಳಿದ್ದೇನೆ ದೊರೆ ಕೇಳಿದ ಈ ಮಗುವಿನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದ ಮಹಾರಾಯ ಬೆಳಿಗ್ಗೆ ಸ್ನಾನ ಮಾಡುವಾಗ ದಾರಿ ಬಿಡುವುದಕ್ಕೇನೋ ಒಂದು ಹೇಳಿದೆ ಈಗ ನಾನು ಒಳಗೆ ಬಿಡಬಹುದೇ ಅಂತ ಕೇಳಿದರೆ ಗಹನವಾದ ಪ್ರಶ್ನೆಗಳ ಉತ್ತರ ಹೇಳಿದ್ದೀಯೇ ಒಳಗೆ ಹೋಗು ಇನ್ನಿಬ್ರು ದ್ವಾರಪಾಲಕರಿದ್ದಾರೆ ಅವರು ಬಿಟ್ಟ ಒಳಗೆ ಹೋಗು ಅಂತ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ದೊರೆ ಹೇಳಿದ ಎಂಬಲ್ಲಿ ಇವತ್ತು ಮಂಗಳ ಮಾಡ್ತಾ ಇದ್ದೇನೆ ದ್ವಾರಪಾಲಕರು ಕೇಳುವ ಪ್ರಶ್ನೆ ಅತ್ಯಂತ ಕಠಿಣವಾದ ಪ್ರಶ್ನೆ ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟು ಒಂದಿಯನ್ನೇ ಭೇಟಿಯಾಗಿ ಅದು ಬ್ರಹ್ಮಾದ್ವೈತ ಅನ್ನುವ ಕ್ರಮದಲ್ಲಿ ನಡೀತದೆ ಇದು ಯಾವ ರೀತಿಯ ಪ್ರಶ್ನೆ ಅಂದರೆ ಇಲ್ಲಿ ಇಷ್ಟೊತ್ತು ಹೇಳಿದ್ವಲ್ಲ ಈ ಪ್ರಶ್ನೆ ಕೇಳೋದು ಉತ್ತರ ಹೇಳೋದಲ್ಲ ಅಷ್ಟಾವಕ್ರ ಗೀತೆಯ ಸ್ವಾರಸ್ಯ ಇದು ಭಗವದ್ಗೀತೆಯನ್ನು ಮೀರಿಸುವಂತಹ ಅನುಗೀತೆ ಎಂಬ ಒಂದು ಭಾಗ ಮಹಾಭಾರತ ಆಶ್ವಮೇಧಿಕ ಪರ್ವದಲ್ಲಿ ಒಂದು ಬರುತ್ತದೆ ಅದಕ್ಕೆ ಸರಿ ಹೋಲುವಂತಹ ಭಾಗ ಅದರಲ್ಲಿ ಏನು ಪಣ ಅಂದರೆ ಸೋತವರು ನೀರಲ್ಲಿ ಮುಳುಗಿ ಸಾಯಬೇಕು ಹತ್ತು ವರ್ಷದ ಹುಡುಗ ಅರವತ್ತು ವರ್ಷದವನು ಬಂದಿ ಇವನು ಹೇಳ್ತಾನೆ ಒಂದು ಅನ್ನುವುದನ್ನೆಲ್ಲ ಒಂದು ಪಟ್ಟಿ ಹೇಳ್ತಾನೆ ಎರಡೆರಡು ಏನೇನು ಬರ್ತದೆ ಲೋಕದಲ್ಲಿ ಅದೆಲ್ಲ ಒಂದು ಪಟ್ಟಿ ಹೇಳ್ತಾನೆ ಇವನು ಒಂದು ಹೇಳಿದ ಅವನು ಎರಡನ್ನು ಬೇಕು ಎರಡೆರಡು ಯಾವುದು ಎಲ್ಲ ಹೇಳಬೇಕು ಮೂರಿರುವುದು ಯಾವುದು ಅವನು ಹೇಳಬೇಕು ಆಮೇಲೆ ನಾಲ್ಕನ್ನು ಇವನು ಹೇಳಬೇಕು ನಾಲ್ಕು ವರ್ಣ ನಾಲ್ಕು ಆಶ್ರಮ ನಾಲ್ಕು ನಾಲ್ಕು ಆಮೇಲೆ ಐದನ್ನು ಅವನು ಹೇಳಬೇಕು ಇವನು ಆರನ್ನು ಹೇಳಬೇಕು ಈ ಏಳನ್ನು ಹೇಳಬೇಕು ಇದು ಹನ್ನೆರಡರ ತನಕ ಬಂತು ದಿವಸ ಸುಸ್ತು ಹೊಡೆದ ಅವನು ಹದಿಮೂರು ಅಂತ ಹೇಳಿದಾಗ ಉತ್ತರ ಇಲ್ಲದೆ ಕೂತ ಬೆಪ್ಪನಾಗಿ ಇದು ಒಂದರಿಂದ ಹದಿಮೂರು ತನಕ ನಿಮಗೆ ವಿವರಿಸಬೇಕು ನಾಳೆ ನನ್ನ ಫಜೀತೆ ನೋಡಿದ್ರ ಒಂದರಿಂದ ಹದಿಮೂರರ ತನಕ ಇದು ಅಷ್ಟಾವಕರ ಗೀತೆ ಅದನ್ನು ಹೇಳೋ ಹೊತ್ತಿಗೆ ನಾ ಅಷ್ಟಾವಕರಾಗಿರುತ್ತೆ ನಾ ಏನು ಮಾಡಲಿ ಆದರೆ ತುಂಬ ವೇದಾಂತ ಗಹನವಾದ ವಿಷಯ ಕೂತಿದೆ ಇದನ್ನು ತಾವು ಕೇಳಬೇಕು ಇದು ಯಕ್ಷ ಪ್ರಶ್ನೆಗೆ ಬೀಟಿಗೆ ಅಂತ ಹೇಳಿ ಈ ಮಂಗಳವನ್ನು ಆಚರಣೆ ಮಾಡ್ತೇನೆ ನಾಳೆ ಉಳಿದಿದ್ದು ಈ ಸೌಗಂಧಿಕ ಪ್ರಕರಣ ಧರ್ಮವ್ಯಾಧ ಪ್ರಕರಣ ಘೋಷಯಾತ್ರೆ ದ್ರೌಪದಿ ಸತ್ಯಭಾಮ ಸಂವಾದ ಈ ನಾಲ್ಕನೇ ಹಾಗೆ ಮುಗಿಸ್ತೇನೆ ನಾಳೆ ನಾಡಿದ್ದು ಸಾವಿತ್ರಿ ಚರಿತ್ರೆ ಯಮನನ್ನ ಮಹಾತಾಯಿ ಗೆದ್ದ ಬಗೆ ಅದಾದ ಮೇಲೆ ಈ ಯಕ್ಷಪ್ರಶ್ನೆ ಭಾಗ ತುಂಬ ಕಠಿಣವಾದದ್ದು ವರ್ಷಗಟ್ಟಲೆ ಹೇಳ್ಬೋದು ಅದನ್ನು ಈ ಕ್ರಮದಲ್ಲಿ ದಯವಿಟ್ಟು ಇನ್ನೆರಡು ದಿವಸದಲ್ಲಿ ವನಪರ್ವವನ್ನು ಮುಗಿಸೋದಕ್ಕೆ ನನಗೆ ಅವಕಾಶವನ್ನು ಕೊಡಿ ಇದನ್ನು ಹೇಳಿ ಅದನ್ನು ಹೇಳಿ ದಯವಿಟ್ಟು ಮೇಲೆ ಪ್ರಶ್ನೆಗಳನ್ನು ಕೇಳಬೇಡಿ ಎಷ್ಟು ಹೇಳಿದ್ನೋ ಎಷ್ಟು ಬಿಟ್ಟನೋ ಮಹಾಭಾರತ ಹೇಳು ತುಂಬ ಕಷ್ಟ ಜೀರ್ಣ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಈಗ ಮಂಗಳವನ್ನು ಆಚರಣೆ ಮಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತೆ सभार्थफलम् प्राप्य परम् ब्रह्मादिगच्छति हर्षस्थानसहस्राणि भयस्थानि शतानि च दिवसे दिवसे मूढम् मा विशन्ति न पण्डितम् ऊर्ध्वबाहुविरौम्येष न च गच्छ शृणोति मे धर्मादर्थश्च कामश्चासि किमर्थम् न सेव्यते न जातु कामान्न भयान्न लोभा धर्मम् त्यजे जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः ಕಾರ್ಕಂ ವೇದಂ ಇಮಂ ವಿದ್ವಾನ್ ಶ್ರಾವಯತ್ವಾರ್ಥಮಶ್ನುತೆ ನಿಯಮಸ್ಥ ಶುಚಿ ಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् ನರೋತ್ತೀ ಸರಸ್ವತೀವೀರ ಸ್ವಸ್ತಿ ಪ್ರಜಾಭ್ಯ ಪರಿಪಾಲ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭವಸ್ೋಕೃಗಿ ಮಂಗಳ ಮಂಗಳಶ್ರೀ ನಿತ್ಯಮ